न्दनम् वीरम् जानकी शोकनाशनम् कपीशमक्षहन्तारम् वन्दे लङ्काभयङ्करम् मामिषीकृतमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यहम् मनोजवम् मारुततुल्यवेगम् जितेन्द्रियम् बुद्धिमताम् वरिष्ठम् मातात्मजम् वानरयोधमुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् सलीलम् यशोकवन्यम् जनकात्मजायाः आदाय तेनैव ददाहलङ्काम् नमामि तम् प्राञ्जलिराञ्जनेयम् आञ्जनेयमतिपाटलाननम् काञ्चनाद्रिकमनीयविग्रहम् पारिजाततनुमूलवासिनम् भावयामि पवमाननन्दनम् यत्र यत्र रघुनाथकीर्तनम् तत्र तत्र कृतमस्तकाञ्जलिम् बाष्पवारि परिपूर्णलोचनम् मारुतिम् नमतराक्षसान्तकम् वेदवेद्ये परे पुंसि जाते दशरथात्मजे वेदप्राचैरसादासीः साक्षात् रामायणात्मनः चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वा स याति ब्रह्मणस्थानम् ब्रह्मणा पूज्यते सदा वाल्मीकिगिरिसम्भूता रामसागरगामिनी पुनातिभुवनम् पुण्या रामायणमानदी श्लोकसारसमाकीर्णम् सर्गकल्लोलसङ्कुलम् काण्डग्रामहामीनम् वन्दे रामायणार्णवम् यः कर्णाञ्जलिसम्पुटैरहरः सम्यप्यपत्यादरात् वाल्मीकेर्वदनारविन्दगलितम् रामायणाख्यम् मधु जन्मव्याधिजरा विपत्तिनिधनैः अत्यन्तसोपद्रवम् संसारम् सविहाय गच्छति पुमान् विष्णोपदम् शाश्वतम् तदुपगतसमाससन्धियोगम् सममधुरोपनतार्थवाक्यबद्धम् रघुवरचरितम् मुनिप्रणीतम् दशशिरशस्य वदम् निशामयध्वम् श्रीराघवम् दशरथात्मजमप्रमेयम् सीतापतिम् रघुकुलान्वयरत्नदीपम् माजानुबाहुमरविन्ददलायताक्षम् रामम् निशाचरविनाशकरम् नमामि वैदेही सेतुम् सुरद्रुमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाचैति प्रभञ्जनसुतेः तत्त्वम् मुनिभ्यः परम् व्याख्यान्तम् भरतादिविपरिवृतम् रामम् भजे श्यामलम् श्रीरामाय नमः ओम् श्रीरामचन्द्रपरब्रह्मणे नमः ओम् तपस्वाध्यायनिरतम् तपस्वी वाग्विदाम् वरम् नारदम् परिपप्रच्छ वाल्मीकिर्मुनिपुङ्गवम् तपस्वाध्यायनिरतम् तपस्वी वाग्विदाम् वरम् नारदम् परिपप्रच्छ वाल्मीकिर्मुनिपुङ्गवम् श्रीरामाय नमः ಶ್ರೀರಘುನಂದನ ಪರಬ್ರಹ್ಮಣೇ ನಮಃ ಓಂ ಅಸ್ಮದ್ಗುರುಭ್ಯೋ ನಮಃ ಅಸ್ಮತ್ತನುಪುರುಭ್ಯೋ ನಮಃ ಸ್ವಾಮಿ ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ಮೇಲೆ ಬೇಕಾದರೂ ಬರಬಹುದು ರಾಮಚಂದ್ರ ಸ್ವಾಮಿಯ ಅಶ್ವಮೇಧ ಮಂಟಪದಲ್ಲಿ ಸೀತಾ ವಿವಾಹದ ಘಟ್ಟಕ್ಕೆ ಲವಕುಶರು ನಮ್ಮನ್ನು ನಿನ್ನೆ ಕರ್ಕೊಂಡು ಬಂದಿದ್ದಾರೆ ಧನುರ್ಭಂಜನದ ಕಥೆಯನ್ನು ತಕ್ಕಮಟ್ಟಿಗೆ ವಿಸ್ತಾರವಾಗಿಯೇ ಹೇಳಿದೆ ಅದರಲ್ಲಿ ಅಡಗಿರುವ ಇನ್ನೊಂದು ತತ್ವ ಈ ಶಿವಧನುಸ್ಸನ್ನ ರಾಮಚಂದ್ರ ಯಾತಕ್ಕೆ ಮುರಿಬೇಕಾಗಿತ್ತು ಇದೇನು ಶೈವ ವೈಷ್ಣವ ಕಲಹದ ಪ್ರಶ್ನೆ ಅಂತ ಕೆಲವು ರಾಮಾಯಣವನ್ನ ಸರಿಯಾಗಿ ನೋಡುವುದಕ್ಕೆ ಒಂದು ದೃಷ್ಟಿ ಇರಬಹುದು ವಕ್ರವಾಗಿ ನೋಡುವುದಕ್ಕೆ ಸಾವಿರ ದೃಷ್ಟಿಗಳು ಉಂಟು ಅವಕ್ಕೆಲ್ಲಕ್ಕೆ ನಾವು ಬದಲು ಹೇಳೋಕ್ಕಾಗೋದಿಲ್ಲ ಇಲ್ಲಿ ಒಂದು ಜವಾಬ್ ಕೊಡ್ತೇನೆ ಶಿವಧನುಸ್ಸು ಪ್ರಳಯಾಂತಕವಾದ ಧನುಸ್ಸು ರುದ್ರಧನುಸ್ಸು ಕಲ್ಪ ಮುಗಿದಾಗ ಯುಗ ಮುಗಿದಾಗ ಪರಮಶಿವ ಉಪಯೋಗ ಮಾಡುವ ಸರ್ವನಾಶಕರವಾದ ಒಂದು ಬಿಲ್ಲು ರಾಮಾವತಾರ ಮಧ್ಯದಲ್ಲಿ ಅಷ್ಟು ದೊಡ್ಡ ವಿನಾಶಕ್ಕೆ ಅವಕಾಶವಿಲ್ಲ ಅದನ್ನು ಡಿಫ್ಯೂಸ್ ಮಾಡುವುದು ಬೇಕಿತ್ತು ಲೋಕವನ್ನು ಅನುಗ್ರಹ ಮಾಡತಕ್ಕಂಥ ಇನ್ನೊಂದು ಬಿಲ್ಲು ವೈಷ್ಣವ ಧನಸ್ಸು ಪರಶುರಾಮರ ಕೈಯಲ್ಲಿದ್ದದ್ದು ದುಷ್ಟರನ್ನು ಚಿಕಿತ್ಸೆ ಮಾಡಿ ಲೋಕದಲ್ಲಿ ಶಾಂತಿಯನ್ನು ಕೊಡತಕ್ಕಂತಹ ಇದು ವಿಷ್ಣು ಸಂಬಂಧವಾದ ಬಿಲ್ಲು ಇದು ರಕ್ಷಕ ಶಿವ ಸಂಬಂಧವಾದದ್ದು ಅದು ವಿಶಾಲಾರ್ಥದಲ್ಲಿ ರಕ್ಷಕವಾದರೂ ಕ್ಷಯಕಾರಕ ಆದ್ದರಿಂದ ಇಲ್ಲಿ ಭಗವಂತ ನಾನು ವಿಷ್ಣು ಬಂದಿದ್ದೇನೆ ಶಿವಧನುಸ್ವಿ ಕೆಲಸ ಇಲ್ಲ ಅಂತ ಅದನ್ನು ಡಿಫ್ಯೂಸ್ ಮಾಡುವುದಕ್ಕೆ ಉಪಾಯ ಮಾಡಿ ಆ ಬಿಲ್ ಅನ್ನು ಹಗ್ಗ ಕಟ್ಟುವ ನೆಪದಲ್ಲಿ ಅದನ್ನು ವಿಸರ್ಜನೆ ಮಾಡಿದ ಈ ವೈಷ್ಣವ ಧನುಸ್ಸನ್ನು ಉಪಾಯವಾಗಿ ಪರಶುರಾಮರ ಕೈಯಲ್ಲಿ ತಗೊಳ್ತಕ್ಕಂತಹ ಪ್ರಸಂಗ ಇವತ್ತು ಅಥವಾ ನಾಳೆ ಬರಬಹುದು ಅದಾದ ನಂತರ ದಶರಥ ಮಹಾರಾಜನಿಗೆ ಸಮಾಚಾರ ಹೋಯಿತು ನಿನ್ನೆ ಹೇಳಿದವು ಒಡನೆಯೇ ಆನಂದಪಟ್ಟು ಭಾರತ ಶತ್ರುಘ್ನರನ್ನು ಬರುವಂತೆ ಗಿರಿವ್ರಜಕ್ಕೆ ನಂತರ ಗಾಂಧಾರ ದೇಶಕ್ಕೆ ಕೇಕಯ ರಾಜ್ಯಕ್ಕೆ ಸಮಾಚಾರ ಕಳಿಸ್ತಾನೆ ದೊರೆ ಅಲ್ಲಿಂದ ಭರತ ಶತ್ರುಘ್ನರು ಬಂದರು ನಾಲ್ವರು ಪುತ್ರರಲ್ಲಿ ಇಬ್ಬರು ಇಲ್ಲಿದ್ದಾರೆ ಇನ್ನೊಬ್ಬರು ಅಲ್ಲಿದ್ದಾರೆ ದಶರಥ ಮಂತ್ರಿಗಳ ಸಮೇತವಾಗಿ ಪತ್ನಿಯರ ಸಮೇತವಾಗಿ ದೊಡ್ಡ ದಿಬ್ಬಣವೇ ಬರ್ತಾ ಇದೆ ಮದುವಣಿಗ ಇದ್ದ ಜಾಗಕ್ಕೆ ಇದೊಂದು ವಿಚಿತ್ರ ತಂದೆ ತಾಯಿ ಗೊತ್ತು ಮಾಡಿದ ಮದುವೆ ಅಲ್ಲ ಗುರುಗಳು ಗೊತ್ತು ಮಾಡಿದ ಮದುವೆ ಜ್ಞಾಪಕ ಇಟ್ಕೊಳ್ಳಿ ವಿಶ್ವಾಮಿತ್ರ ಏರ್ಪಡಿಸಿಟ್ಟ ಮದುವೆ ದಶರಥ ಬಂದ ಮೇಲೆ ಯೋಗಕ್ಷೇಮವಾಗುತ್ತೆ ನೀವೇನ್ ದಾನ ಕೊಡ್ತೀರಿ ಸ್ವೀಕಾರ ಮಾಡ್ತೇವೆ ಸ್ವಗೃಹೇ ಕೋ ವಿಚಾರೋಸ್ತಿ ಜನಕರಾಜ ಹೇಳಿದ ಇದು ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ನೀವು ಏನು ಬೇಕಾದರೂ ಪಡೆದುಕೊಂಡು ಆತಿಥ್ಯ ನೀವು ಸ್ವೀಕಾರ ಮಾಡಬೇಕು ನಾವು ಕೊಟ್ಟಷ್ಟರಲ್ಲೇ ತೃಪ್ತಿಯಾಗಬೇಕು ಅಂತೇನಿಲ್ಲ ನಿಮ್ಮದೇ ಮನೆ ಆದರೆ ಕುಂದು ಕೊರತೆ ಆಗಬಾರದು ಆಮೇಲೆ ಎಣ್ಣೆ ಹಾಕಲಿಲ್ಲ ದೀಪಕ್ಕೆ ಹಾಸಿಗೆ ಸರಿಯಾಗಿರಲಿಲ್ಲ ನೀರು ಸರಿಯಾಗಿಟ್ಟಿರಲಿಲ್ಲ <coughs> ಇದೆಲ್ಲ ಅನುಭವ ಆಗಿದೆ ನಮಗೆ ಛತ್ರಗಳಲ್ಲಿ ಮದುವೆ ಸಂದರ್ಭಗಳಲ್ಲಿ ಕೆಲವರು ಮದುವೆಗೆ ಬರೋದು ಜಾತಿಗೆ ಬಂಧುಗಳು ದೂರದವರು ಅಂತ ಚಾಡಿ ಹೇಳುವುದಕ್ಕೆ ಸರಿಯಾಗಿ ಆಗಲಿಲ್ಲ ತಾಂಬೂಲ ಸರಿಯಾಗಿ ಕೊಡಲಿಲ್ಲ ಕೊನೆಯಲ್ಲಿ ಕೊಟ್ಟರು ತೆಂಗಿನಕಾಯಿ ಅಡಿಕೆ ಯಾರ ಕೈಲೂ ಕೊಡಿಸಿದ್ರು ತಾವೇ ಕೊಡಲಿಲ್ಲ ಇದು ದೊಡ್ಡಷ್ಟಕ್ಕೆ ತೋರುವ ಅಲ್ಪಜ್ಞರ ಅಲ್ಪರ ಸಮಾಚಾರ ಅದಾಗಬಾರದು ಅಂತ ಅದೆಲ್ಲ ಆಯಿತು ಪದ್ಧತಿ ಹೇಗೆ ಅಂದ್ರೆ ಇದು ರಾಮಚಂದ್ರ ಶಿವಧನುಸ್ಸನ್ನು ಮುರಿದು ಸೀತಾ ವಿವಾಹಕ್ಕೆ ತಾನು ಯೋಗ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ರು ಪೂರ್ವಕಾಲದ ಪದ್ಧತಿ ಇವತ್ತು ನಾವು ಹಿಂದೂಗಳು ಕೈಬಿಟ್ಟು ಹಾಳಾಗ್ತಾ ಇರುವಂತಹ ಪದ್ಧತಿ ಗಂಡಿನ ಕಡೆಯವರು ಗಂಡಿನ ಮನೆಯವರು ಹೆಣ್ಣಿನ ಮನೆಯವರನ್ನ ಗೌರವದಿಂದ ಕಂಡು ಅವರ ಮನೆಗೆ ಬಂದು ನಿಮ್ಮ ಹೆಣ್ಣನ್ನು ನಮ್ಮ ಪುತ್ರರಿಗೆ ಕೊಡಿ ಅಂತ ಕೇಳಬೇಕು ಇದು ಕನ್ಯಾವರಣ ಕನ್ಯಾ ಆವರಣ ಅಲ್ಲ ಕನ್ಯಾವರಣ ವರಿಸುವುದು ಅಪೇಕ್ಷಿಸುವುದು ಹೆಣ್ಣನ್ನೇ ಕರ್ಕೊಂಡೋಗಿ ಗಂಡನ ಮನೆಗೆ ತೋರಿಸೋದು ಎಲ್ಲಮ್ಮ ಸರಿಯಾಗಿ ಓಡಾಡ್ತೀಯಾ ನೀನು ಅಡಿ ನೋಡೋಣ ಅನ್ನೋದು ಕಣ್ಣು ಹೇಗಿದೆ ಅಂತ ಪರೀಕ್ಷೆ ಮಾಡೋದು ಡಾಕ್ಟರ್ಗಳನ್ನು ಕರೆಸುವುದು ಹೆಣ್ಣಿಗೆ ಅಪಮಾನವನ್ನು ಮಾಡುವುದು ಇದು ಕುಲಕ್ಷಯಕಾರಕವಾದಂತಹ ದುಷ್ಟ ಪ್ರವೃತ್ತಿ ಭಾರತೀಯರಲ್ಲಿ ಇದು ಕೂಡುದು ನನ್ನ ಮಗನ ಮದುವೆ ಸಂದರ್ಭದಲ್ಲಿ ನಾವೇ ಬರ್ತೇವೆ ಇಲ್ಲಿಗೆ ಅಂತ ನಾವು ಪತ್ರ ಹಾಕಿದೆ ಬಿ ಬೀಗರಿಗೆ ಅವರು ಬರೆದ್ರು your letter is a model for all relations to be followed hereafter ಆಮೇಲೆ ಅವರೇ ಬಂದ್ರು ಇಲ್ಲ ನಾವೇ ಬರ್ತೇವೆ ಅದಕ್ಕೆ ಹೇಳ್ತೇವೆ ಅಂದ್ರೆ ಬಾಯಿ ಮಾತುಗಾದರೂ ನಾವು ಹೇಳಬೇಕು ಗಂಡಿನ ಕಡೆಯವರು ದೊಡ್ಡತನ ಯಾವುದರಲ್ಲಿ ಬಗ್ಗುವುದರಲ್ಲಿ ಹೆಣ್ಣಿನ ಕಡೆಯವರು ದೊಡ್ಡತನ ಯಾವುದರಲ್ಲಿ ಮದುವೆಯನ್ನ ಕೊರತೆ ಇಲ್ಲದೆ ನಡೆಸಿಕೊಡುವುದರಲ್ಲಿ ಕನ್ಯಾವರಣವಾಯಿತು ಅಲ್ಲಿಂದ ಆಚೆಗೆ ಉಭಯ ಕುಲದ ಪ್ರವರಗಳನ್ನೂ ಕೊಂಡಾಡ್ತಾರೆ ಈ ಕಡೆ ಶತಾನಂದ ಈ ಕಡೆ ವಸಿಷ್ಠರು ಉಭಯ ಕುಲದ ದೊಡ್ಡತನ ರಘುವಂಶದ ದೊಡ್ಡತನ ನಿವಿವಂಶದ ದೊಡ್ಡತನ ಎರಡು ಘನವಂಶಗಳಲ್ಲಿ ಹುಟ್ಟಿದ ಕನ್ಯಾವರರ ವಿವಾಹದಲ್ಲಿ ಲೋಕದ ಮಂಗಳ ಆಗಿರುತ್ತೆ ದೊಡ್ಡ ಕುಲಗಳು ಕೂಡಿದರೆ ಇದು ಬರೀ ಹೆಣ್ಣು ಗಣ್ಣು ಕೂಡುವಂತಹ ಬರೀ ಪ್ರಾಣಿಗಳ ಸಂಬಂಧದ ಮದುವೆ ಅಲ್ಲ ವಿವಾಹವೆಂಬುದು ಬರೀ ದೈಹಿಕವಲ್ಲ a whole culture is adumbrated in a marriage with a cultural aura ಇದನ್ನು ತಿಳ್ಕೋಬೇಕು ಭಾರತೀಯರು ಬಿಡ್ತಾ ಇದ್ದೇವೆ ಪಶ್ಚಿಮದವರ ಸ್ಥಿತಿಗೆ ನಾವು ಎಳಿ ಹೋಗ್ಕೋಬಾರದು ಅವರು ಮರದ ಮೇಲಿದ್ದವರು ಈಗ ಮುನ್ನೂರು ವರ್ಷಗಳ ಹಿಂದೆ ನಾವು ಮನೆ ಕಟ್ಟಿಕೊಂಡು ಸುಖವಾಗಿದ್ದವರು ನಮ್ಮ ಭಾರತೀಯರಂತ ಒಂದು ದೇವಸ್ಥಾನ ಒಂದು ರಾಮೇಶ್ವರ ಒಂದು ಶ್ರೀರಂಗ ದೇವಸ್ಥಾನ ಕಟ್ಟಿ ಅಂತ ಹೇಳಿ ಅವ್ರ ಕೈಲಾಗುತ್ತೆ ನೋಡಿ ಆ ಒಂದು ಕಲ್ಲು ಎತ್ತಬೇಕಾದ್ರೆ ಎಷ್ಟು ಶ್ರದ್ಧೆ ಬೇಕು ಹೃದಯದ ಆಳ ಏನು ಬೇಕು ನಂಬಿಕೆ ಏನು ಬೇಕು ಪ್ರಕೃತಿಯಲ್ಲಿ ಮತ್ತು ಭಗವಂತನಲ್ಲಿ ಸುತ್ತಮುತ್ತ ಇರತಕ್ಕ ಮಾನವರಲ್ಲಿ ಏನು ಪ್ರೇಮ ಇರಬೇಕು all that goes into the formation of even architecture ಒಂದು ಕಟ್ಟಡ ಕಟ್ಟುವುದರಲ್ಲಿ ನಾವು ನಾಜೂಕು ನಯ ಸಂಸ್ಕೃತಿಯ ಆಳವನ್ನು ತೋರಿಸಬಹುದು ಆ ಕುಲಗೋತ್ರಗಳನ್ನು ಕೊಂಡಾಡಿದರು ಗೋದಾನಾದಿಗಳನ್ನು ಮಾಡಿದರು ಅದಾದ ಮೇಲೆ ವಿವಾಹದ ಘಟ್ಟಕ್ಕೆ ನಾವು ಬಂದಿದ್ದೇವೆ ಈ ಶ್ಲೋಕವನ್ನು ಆದಷ್ಟು ಚೆನ್ನಾಗಿ ಅನುಭವಿಸಬೇಕು ನಿನ್ನೆ ಆ ಶ್ಲೋಕ ನಿಮ್ಮ ಕೈಯಲ್ಲಿ ಹೇಳಿಸಿದೆ ಇವತ್ತು ಕಥೆ ಇನ್ನೂ ಅಪಾರವಾಗಿದೆ ಇದರ ಮೇಲೂ ಪ್ರಶ್ನೆ ಒಂದೇ ತಾಯಿ ತಂದೆಯ ಮಕ್ಕಳಿಗೆ ಇಬ್ಬರಿಗೆ ಮೂವರಿಗೆ ನಾಲ್ವರಿಗೆ ಒಂದೇ ದಿವಸ ಒಂದೇ ಮುಹೂರ್ತದಲ್ಲಿ ಮದುವೆ ಮಾಡಬಾರದು ಅಂತ ಒಂದು ಶಾಸ್ತ್ರ ಅದೇನು ಮಾಡಿದ್ರಲ್ಲ ಇದನ್ನೆಲ್ಲ ಗೋವಿಂದರಾಜ ಸ್ವಾಮಿಗಳು ವ್ಯಾಖ್ಯಾನದಲ್ಲೆತ್ತಿ ಇದಕ್ಕೆ ಧರ್ಮಶಾಸ್ತ್ರಕಾರರ ಮತ ಜ್ಯೋತಿಷ್ಯಕಾರರ ಮತ ಇವುಗಳನ್ನೆಲ್ಲ ಕೊಟ್ಟಿದ್ದಾರೆ ಅದರ ಒಂದು ಸಂಕ್ಷೇಪ ರಾಮಾವತಾರದ ಮಹಾಪ್ರಸಂಗಗಳು ಗ್ರಂಥದಲ್ಲಿ ಎರಡು ಅಥವಾ ಮೂರು ಅಧ್ಯಾಯದಲ್ಲಿ ನಾನು ಬರೆದಿದ್ದೇನೆ ನೋಡಿಕೊಳ್ಳಿ ಪರಿಹಾರವೇನು ಅಂದ್ರೆ ಒಬ್ಬನೇ ತಂದೆಯಾದರೂ ಆ ತಂದೆಗೂ ಈ ಹುಡುಗರಿಗೂ ನೇರವಾದ ಸಂಬಂಧ ಇಲ್ಲ ಅಲ್ಲಿ ಪಾಯಿಂಟ್ ರಾಮ್ ಜೇಠ್ಮಲಾನಿಯವರು ಎತ್ತೋ ಪಾಯಿಂಟ್ ಅಲ್ಲೇ ಎಗರಿ ಹೋಯಿತು ದಶರಥನ ಮಕ್ಕಳಾಗಿದ್ದರಲ್ಲೋ ಇದೆಲ್ಲ ಮಾತು ದಶರಥನ ರಕ್ತದಲ್ಲಿ ಹುಟ್ಟಲಿಲ್ವಲ್ಲ ಒಂದೆದ್ದು ಒಂದು ವೇಳೆ ದಶರಥನ ಮಕ್ಕಳು ಅವರ ಸಪುತ್ರರು ಅಂತ ಇಟ್ಕೊಂಡ್ರು ಭಿನ್ನೋದರರು ಭಿನ್ನ ಭಿನ್ನ ತಾಯಿಗಳಲ್ಲಿ ಹುಟ್ಟಿದವರು ಹಾಗಿದ್ದರೂ ಲಕ್ಷ್ಮಣ ಮತ್ತು ಶತ್ರುಘ್ನರು ಒಂದೇ ತಾಯಿಯಲ್ಲಿ ಹುಟ್ಟಲಿಲ್ಲವೋ ಅಂತ ಕೇಳಿದ್ರೆ ಸ್ವಲ್ಪ ಮುಹೂರ್ತ ಬದಲಿಯಾಯಿತು ದಾನ ಸ್ವೀಕಾರ ಮಾಡುವವನು ಕನ್ಯಾದಾನವನ್ನ ಸ್ವೀಕಾರ ಮಾಡತಕ್ಕವರು ಯಾರು ಜನಕರಾಜ ಮಗಳನ್ನು ಮಡಲ ಮೇಲೆ ಕೂರಿಸಿಕೊಂಡು ಆ ಮಗಳ ಕೈ ಮೇಲೆ ಬರುವಂತೆ ರಾಮನ ಕೈ ಕೆಳಗೆ ಬರುವಂತೆ ಕೈ ಮೇಲನ್ ಕೈ ವೈತು ಕನ್ಯೆ ಕೈ ಮೇಲೆ ಪುರುಷನ ಕೈ ಕೆಳಗೆ ಇದು ಭಾರತೀಯರು ವಿವಾಹ ಕ್ರಮ ಆ ದಾನ ಆ ತೆಂಗಿನಕಾಯಿ ಸಮೇತ ಧಾರಾ ತೀರ್ಥ ಬಂದ ಮೇಲೆ ದಶರಥನ ಕೈಗೆ ಕೊಡಬೇಕು ಒಂದು ಧಾರೆ ಸ್ವೀಕಾರ ಮಾಡಿದ ಮೇಲೆ ಇನ್ನೊಂದು ಧಾರೆ ಸ್ವೀಕಾರ ಮಾಡುವುದಕ್ಕೆ ಒಂದು ಐದು ಹತ್ತು ನಿಮಿಷವಾದರೂ ವೇಳೆ ಬೇಕಲ್ಲ ಒಂದೇ ಮುಹೂರ್ತವಿದ್ರು ಸ್ವಲ್ಪ ಟೈಮ್ ವ್ಯತ್ಯಾಸವಾಯ್ತಲ್ಲ ಅದರಿಂದ ಬಾಧಕವಿಲ್ಲ ಈಗೆಲ್ಲ ಶಾಸ್ತ್ರ ಪರಿಹಾರ ಒಂದು ಗೋವಿಂದರಾಜಿ ವ್ಯಾಖ್ಯಾನ ಓದಿದರೆ ನಿಮಗೆ ಎಷ್ಟು ಶಾಸ್ತ್ರಗಳ ಪರಿಚಯ ಆಗುತ್ತೆ ಹದಿನೆಂಟು ಇಪ್ಪತ್ತು ಶಾಸ್ತ್ರಗಳ ಪರಿಚಯವಾಗುತ್ತೆ ಜ್ಯೋತಿಷ ಕಲ್ಪ ಸೂತ್ರ ನಿರುಕ್ತ ಛಂದಸ್ಸು ಕೆಲವರಿಗೆ ಅಸೂಯೆ ಈ ವ್ಯಾಖ್ಯಾನದಲ್ಲಿ ದೋಷಗಳನ್ನು ಹುಡುಕುವುದಕ್ಕೆ ಪ್ರಯತ್ನ ಪಡ್ತಾರೆ ಕಥಕ ವ್ಯಾಖ್ಯಾನ ಅಂತ ಒಂದು ಕಶ್ಚಿತ್ ಯಾವನೋ ಹೇಗೆ ಬರ್ ಯಾವನೋ ಹೇಗೆ ಬರೆದಿದ್ದಾನೆ ಅಂತ ಅದು ಬರೀ ವ್ಯಾಕರಣದ ವ್ಯಾಖ್ಯ ಯಾರು ಓದ್ತಾರ ಅದನ್ನ ರಾಮಾಯಣಕ್ಕೆ ಬೇಕಾದಷ್ಟು ವ್ಯಾಖ್ಯಾನ ಇದೆ ಪರಿಪೂರ್ಣ ವ್ಯಾಖ್ಯಾನ ಅಂದ್ರೆ ಗೋವಿಂದರಾಜೀಯ ಮಹೇಶ್ವರ ತೀರ್ಥರು ಉಳಿದವರು ತಕ್ಕ ಮಟ್ಟಿಗೆ ಚೆನ್ನಾಗಿ ತಿಲಕ ವ್ಯಾಖ್ಯಾನಕಾರರು ಬರೆದಿದ್ದಾರೆ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವು ದೋಷಪೂರಿತ ಅಂಶಗಳನ್ನು ಸೇರಿಸಿಕೊಂಡಿದ್ದಾರೆ ಅದನ್ನ ಬಿಟ್ಟು ಬಿಡ್ತೇನೆ ರಾಮನಿಗೆ ಸೀತಾವಿಯೋಗ ಯಾತಕ್ಕಾಯಿತು ಒಂದು ಸುಳ್ಳು ಕಥೆ ತಿಲಕ ವ್ಯಾಖ್ಯಾನಕಾರರು ಪ್ರಾರಂಭದಲ್ಲಿ ಬರೆದಿದ್ದಾರೆ ನರಸಿಂಹಾವತಾರ ಕಾಲದಲ್ಲಿ ಎಲ್ಲಿದೆಯೋ ಕಥೆ ಗೊತ್ತಿಲ್ಲ ನರಸಿಂಹನ ಆರ್ಭಟ ಕಂಬದಿಂದ ಬಂದು ಒಡಕೊಂಡು ಗಲಾಟೆ ಮಾಡಿ ಅರಮನೆಯೆಲ್ಲ ಸುತ್ತಾಡಿದ್ದ ಸಂದರ್ಭದಲ್ಲಿ ಹಿರಣ್ಯಕಶಿಪುವಿನ ಊರಿನಲ್ಲಿ ಯಾವಳೋ ಬ್ರಾಹ್ಮಣ ಸ್ತ್ರೀ ಗರ್ಭಿಣಿಗೆ ಗರ್ಭಸ್ರಾವವಾಯಿತಂತೆ ಅವಳು ನರಸಿಂಹನಿಗೆ ಶಾಪವನ್ನು ಕೊಟ್ಲಂತು ಗರ್ಭಸ್ರಾವ ಹೆಂಡತಿ ಹೋಗೇ ಬಿಟ್ಲು ಆ ಬ್ರಾಹ್ಮಣ ಹೇಳಿದ ನಿನಗೂ ನಿನ್ನ ಹೆಂಡತಿ ವಿಯೋಗ ಆಗಲಿ ನಿನ್ನ ಮಕ್ಕಳು ಹುಟ್ಟಿದ್ದ ನೀ ಕಣ್ಣಿನ ನೋಡಿ ಸಂತೋಷ ಪಡಬೇಡ ಅಂತ ಶಾಪ ಕೊಟ್ಟದ್ರಿಂದ ರಾಮಾವತಾರದಲ್ಲಿ ಕಷ್ಟ ಅಲ್ಲ ಅನುಭವಿಸ್ದ ಅಂತ ಇದು ಒಂದು ಸುಳ್ಳು ಕಥೆ ಇದು ಪರಮಾತ್ಮನಲ್ಲಿಯೇ ದೋಷಾರೋಪಣ ಮಾಡುವಂತಹ ಕಥೆಗಳು ಆರ್ಷವಲ್ಲ ಋಷಿಪ್ರೋಕ್ತವಲ್ಲ ಇದೆಲ್ಲಿಂದ ಬಂತು ಅದನ್ನು ತಿಳುಕ ವ್ಯಾಖ್ಯಾನಕಾರರು ಬರೆದಿಟ್ಟಿದ್ದಾರೆ ನಮ್ಮಲ್ಲಿ ಎಲ್ಲ ವ್ಯಾಖ್ಯಾನಗಳು ಇವೆ ರಾಮಾಯಣದಲ್ಲಿ ಎಲ್ಲ ಶೋಧಿಸಿದ್ದೇನೆ ಅದನ್ನ ಯಾತಿ ಕೇಳಿದ್ರು ಪ್ರಸಂಗ ನೆನಪು ಎಂದು ಹೇಳ್ತಾರೆ ಅದೆಲ್ಲ ಅಷ್ಟು ನಮಗೆ ಪ್ರಶಸ್ತವಲ್ಲ ಈಗ ಎಷ್ಟೋ ವಿಷಯಗಳು ಅದರ ಗೋವಿಂದರಾಜೇ ಆಗಿಲ್ಲ ಅದು ಪರಿಪೂರ್ಣ ವ್ಯಾಖ್ಯಾನ ಒಂದು ಚ ಒಂದು ತು ಒಂದು ವೈ ಒಂದು ಅವ್ಯಯ ಒಂದು ವಿಶೇಷಣೆ ಬಿಡದೆ ಪರಿಪೂರ್ಣ ಮಾಡಿದ್ದಾರೆ ಮಹಾನುಭಾವರು ಅದರಲ್ಲಿ ಈ ಒಂದು ಶ್ಲೋಕದ ಮೇಲೆ ವ್ಯಾಖ್ಯಾನ ಮಾಡೋಣ ಜನಕರಾಜ ತನ್ನ ಪುತ್ರಿಯನ್ನ ಸೀತಾದೇವಿಯನ್ನ ಮಡಿಲಲ್ಲಿ ಕೂರಿಸಿಕೊಂಡು ಸರ್ವಾಲಂಕೃತವಾದ ಕನ್ಯೆಯನ್ನ ಕನ್ಯಾಂ ಕನಕ ಸಂಪನ್ನಾಂ ನಖಶಿಖಾಂತವಾಗಿ ಒಡವೆ ಏನು ಬಂಗಾರ ಮುಣಿ ಮಾಣಿಕ್ಯ ಮುತ್ತು ರತ್ನಗಳಿಂದ ಅಲಂಕರಿಸಿ ಎಂಥ ಕುರೂಪಿ ಕನ್ಯೆಯಾದರೂ ಆ ಕನ್ಯಾದಾನದ ಹೊತ್ತಿಗೆ ಮಹಾಲಕ್ಷ್ಮಿಯಂತೆ ಕಾಣ್ತಾಳೆ ನೀವೆಲ್ಲ ನೋಡಿದ್ದೀರಿ ಎಂಥ ಕುರೂಪನಾದವರನಾಗಿದ್ದರೂ ನಾರಾಯಣನಂತೆ ಕಾಣಿಸ್ತಾನೆ ಆ ಹೊತ್ತಿನಲ್ಲಿ ಲಕ್ಷ್ಮೀನಾರಾಯಣ ಸ್ವರೂಪ ಮಹಂ ಸಂಪ್ರದದೆ ಅಂತ ಹೇಳಿಕೊಡಬೇಕು ಮಾವನಾದವನು ಎಷ್ಟೇ ದೊಡ್ಡವನಾಗಿದ್ದರು ಪಂಡಿತನಾಗಿದ್ದರು ವಿದ್ವಾಂಸನಾಗಿದ್ದರು ಹಣವಂತನಾಗಿದ್ದರು ಅಳಿಯ ಬಡವನಾಗಿದ್ದರು ಅವನಿಗೆ ಕಾಲು ಮುಟ್ಟಿ ಕಾಲು ತೊಳೆದು ಕನ್ಯೆಯನ್ನು ಕೊಡಬೇಕಾದ್ದು ಕಾಲಿಗೆ ಬೀಳಬೇಕಾದ್ದು ಅದು ಒಂದೇ ಸಂದರ್ಭ ಆಮೇಲೆ ನಾ ದೊಡ್ಡವನು ನೀ ಸಣ್ಣವನು ಇದೆಲ್ಲ ಇಲ್ ಟ್ರೀಟ್ಮೆಂಟ್ ಆಮೇಲೆ ಮಾಡಿಕೊಳ್ತಾರೆ ಕೆಲವರು ನಾವೇನು ಅಪೇಕ್ಷೆ ಪಡ್ತೇವೆ ಅವತ್ತು ಹೇಗೆ ಲಕ್ಷ್ಮೀನಾರಾಯಣ ಸ್ವರೂಪರು ಅಂತ ಕಂಡ್ರಿ ಕೊನೆಯ ತನಕ ನಿಮ್ಮ ಮಗಳೇ ಇರಬಹುದು ನಿಮ್ಮ ಇರಬಹುದು ಇನ್ನೂ ಒಂದು ಮಾತು ಒಂದು ಕಡೆ ಹೇಳಿಬಿಟ್ಟೆ ಕೆಲವರು ಮನಸ್ಸು ನೊಂದ್ಕೊಂಡ್ಬಿಟ್ರು ಗಂಡು ಮಕ್ಕಳನ್ನು ಪಡೆಯುವುದಕ್ಕಿಂತ ಹೆಣ್ಣು ಮಕ್ಕಳನ್ನು ಪಡೆಯುವುದರಲ್ಲಿ ಅದೃಷ್ಟ ಬಾಳಬೇಕು ಬೇಕು ಹಾಗಿದ್ದರೆ ಗಂಡು ಪಡೆದವರು ಪಾಪಿಗಳು ಅಂತ ನಾ ಹೇಳ್ತಿಲ್ಲ ಗಂಡು ಪಡೆಯೋದೇನು ದೊಡ್ಡದಲ್ಲ ಕನ್ಯೆ ಪಡೆದವರು ಏನ್ ಮಾಡ್ತಾರೆ ಕನ್ಯೆಯನ್ನ ಇನ್ನೊಂದು ಮನೆಗೆ ಕೊಡುವ ಮೂಲಕ ದೀಪ ಹಚ್ಚಿ ಸಾಲಿಗ್ರಾಮಾದಿಗಳನ್ನೆಲ್ಲ ಹದಿನಾರು ದಾನಗಳನ್ನು ಅಳಿಯನಿಗೇ ಕೊಡಬೇಕಾ ಹೊತ್ತು ಕೊಟ್ಟು ಆ ಮನೆಯ ಬೆಳಕನ್ನು ಹಚ್ಚಿಡುವಂತಹ ಒಂದು ಕುಟುಂಬವನ್ನು ಬೆಳಗುವ ಕೆಲಸ ಇದೆಯಲ್ಲ ಇದು ಕನ್ಯಾಪಿತಗಳಿಗೆ ದೊರಕುವ ಭಾಗ್ಯ ಇದು ಭಾರತೀಯರ ಮೌಲ್ಯ ಗಂಡನ್ನು ಕೊಟ್ಟು ಹೆಣ್ಣನಿಗೆ ಮದುವೆ ಮಾಡೋದು ಹೆಣ್ಣನ್ನು ತಗೊಂಡು ಮದುವೆ ಅಂತ ಆಗುತ್ತೆ ಕನ್ಯಾದಾನವೇ ಹೊರತು ವರದಾನ ಅಂತ ಯಾರು ಹೇಳೋದಿಲ್ಲ ವರದಕ್ಷಿಣೆ ಒಂದು ಪಿಡುಗು ಬಂದಿದೆಯಲ್ಲ ಇದು ಎಲ್ಲಿಂದಲೋ ದರಿದ್ರ ಶನಿ ಬಂದಾಗ ಬಂದು ಸೇರಿದೆ ನಮ್ಮ ಸಂಸ್ಕೃತಿ ಇದಲ್ಲ ಆರೋಪಿತವಾದ ಎಷ್ಟೋ ದೌಷ್ಟ್ಯಗಳು ನಮ್ಮಲ್ಲೇನು ಹೊಕ್ಕಿಬಿಟ್ಟಿವೆ ಇದನ್ನ ದೊಡ್ಡವರು ವಿದ್ವಾಂಸರು ಮಠಾಧಿಪತಿಗಳು ಯತಿಗಳು ಸಮಾಜ ಸುಧಾರಕರು ಖಂಡಿಸಿ ಸಮಾಜವನ್ನು ಉದ್ಧಾರ ಅವರು ಇದ್ದಿದ್ದು ಅವರು ಕೊಡ್ತಾರೆ ಇವರು ಇದ್ದಿದ್ದು ಅವರು ಕೊಡ್ತಾರೆ ಇದು ಒಂದು ಅತಿರೇಕ ಇನ್ನೊಂದು ಅತಿರೇಕ ಒಂದು ಬಿಡುಗಾಸು ಕೊಡದೆ ಹೆಣ್ಣನ್ನು ಹುಟ್ಟು ಬಟ್ಟ ಸಮೇತ ಕಳಿಸಿ ಉಳಿದಿದ್ದ ಆಸ್ತಿಯೆಲ್ಲ ಗಂಡು ಮಕ್ಕಳಿಗೆ ಇವರು ಮಾಡ್ತಾರೆ ಕೊನೆಯಲ್ಲಿ ಉತ್ತರ ಕರಿ ಅಂತ ಮಾಡುವುದು ಇದು ಒಂದು ಅತಿರೇಕ ಅಥವಾ ಹೆಣ್ಣೇನು ಗಂಡೇನು ಸಮಾನವಾಗಿಯೇ ಕೈ ಬಿಡಬಹುದು ಸಮಾನವಾಗಿಯೇ ಭಾವಿಸಬಹುದು ದೇವರು ಕೊಟ್ಟದ್ದು ಶಿಶು ಅದು ಹೆಣ್ಣೇನು ಗಂಡೇನು ಅವರವರ ಧರ್ಮದಂತ ಅವರಿರ್ತಾರೆ ಭಾರತೀಯ ಪದ್ಧತಿ ಪ್ರಕಾರ ನೋಡಬೇಕಾದ ದೃಷ್ಟಿ ಸಾಂಸ್ಕೃತಿಕ ದೃಷ್ಟಿ ಇರಬೇಕು ಜನಕರಾಜ ಮೊತ್ತ ಮೊದಲು ತನ್ನ ಮಗಳನ್ನ ರಾಮಚಂದ್ರನಿಗೆ ದಾನ ಮಾಡ್ತಾ ಇದ್ದಾನೆ ದಾನ ಮಾಡ್ತಾ ಇದ್ದಾನೆ ಇಯಂ ಸೀತಾ ಮಮ ಸುತ ಸಧರ್ಮಚರೀತವ ಪ್ರತಿಚ್ಛೈನಾ ಭದ್ರಂತೆ ಪಾೀೀ ಗೃಹೀಶ್ವಿನ ಪತಿವ್ರತ ಮಹಾಭಾ ಛಾಯೇವಾನುಗತ ಮಂತ್ರಪೂತಂ ಜಲಂ ಮಂತ್ರಪೂತ ಇದೆಲ್ಲ ವಿಡಿಯೋ ಮಾಡುವಾಗ ನೋಡಿದ್ದೀರಿ ಆಲ್ಬಮ್ಗಳಲ್ಲಿ ನೀವೆಲ್ಲ ತಾಯಿಯಾದವಳು ಕನ್ಯೆಯ ತಾಯಿಯಾದವಳು ಒಂದು ಬೆಳ್ಳಿ ಅಥವಾ ಬಂಗಾರದ ಅಥವಾ ಕೊನೆಯ ಪಕ್ಷ ಒಂದು ತಬ್ಬಲಿ ಸ್ಟೀಲಿನ ಗಿಂಡಿಯಲ್ಲಿ ಆ ತೆಂಗಿನಕಾಯಿ ಮೇಲೆ ನೀರು ಹೋಯ್ತಾಳೆ ಕನ್ಯೆ ಒಳ್ಳೆಯ ಬಳೆಗಳನ್ನು ಧರಿಸಿ ಮಹಾಲಕ್ಷ್ಮಿಯಂತೆ ಕೈಯಲ್ಲಿ ತೆಂಗಿನಕಾಯಿ ಇಟ್ಕೊಂಡಿರ್ತಾಳೆ ಅದು ವರನ ಕೈ ಕೆಳಗಡೆ ಇರ್ತದೆ ಆ ಶ್ರೀಫಲದ ಮೂಲಕ ದಾನ ಮಾಡಿದರೆ ಊರ್ಜಿತ ತೆಂಗಿನಕಾಯಿ ಕೊಟ್ಟು ದಾನ ಮಾಡೋದು ಬಹಳ ಶ್ರೇಷ್ಠ ತೆಂಗಿನಕಾಯಿ ಇಲ್ಲದೆ ಮಾಡಬಾರದು ಸಬ್ಸ್ಟ್ಯೂಟ್ ಅದಕ್ಕೆಲ್ಲ ಮೂಸಂಬಿ ಸಂಬಿ ಇಡಬಾರದು ಅದರ ಮೇಲೆ ತಾಯಿ ನೀರನ್ನು ಹಾಕಬೇಕು ಹೇಗೆ ಹಾಕಬೇಕು ಪುರೋಹಿತರು ಹೇಳಬೇಕು ಅದು ನೀರು ವಿಚ್ಛೇದ ಆಗಬಾರದು ಜ್ಞಾಪಕ ಇಟ್ಕೊಳ್ಳಿ ಸತತವಾಗಿ ಮಂತ್ರ ಪೂರ್ತಿ ಆಗುವ ತನಕ ನೀರು ಸುರಿತಾ ಇರಬೇಕು ಆ ತೊಟ್ಟು ತೊಟ್ಟಾಗಿ ಅಲ್ಲ ಪೂರ್ತಿ ತಂತಿಯಂತೆ ನೀರು ಬೀಳ್ತಾ ಇರಬೇಕು ಅಲ್ಲಿ ತನಕ ಅವಳು ನಿಲ್ಲಿಸಬಾರದು ಈ ವಿಡಿಯೋಗ್ರಾಫರ್ಸ್ ಗಲಾಟಿ ಪುರೋಹಿತರನ್ನು ಆಚೆಗೆ ತಳ್ಳಿ ಚಪ್ಪರಿಯಿಂದ ಸ್ಟೇಜ್ ಮೇಲೆ ಹತ್ತಿ ಅದಾದ ಮೇಲೆ ಇನ್ನೊಂದ್ಸಲ ಹೋಗಿರಿ ಅಂತ ಹೇಳುವುದು ನಾನೆಲ್ಲೋ ಹೋಗಿದ್ದೆ ನಾ ಲೇಟಾಗಿ ಬಂದೆ ತಿಂಡಿ ತಿಂತಾ ಇದ್ದೆ ಅವನಿಗೋಸ್ಕರ ಮದುವೆ ವಿಡಿಯೋಗ್ರಾಫರ್ ಬಂದ್ರೆಷ್ಟು ಹೋದ್ರೆ ಸ್ವಾಮಿ ಮಂತ್ರಭೂತ ಇದು ಮಂತ್ರ ಮಂತ್ರವತ್ತಾಗಿ ಮಾಡತಕ್ಕ ಮದುವೆಯಲ್ಲಿ ಮಕ್ಕಳ ಭವಿಷ್ಯ ನೋಡ್ತೀರಿ ಫೋಟೋಗ್ರಾಫರ್ ಬರ್ತಾನೆ ಹೋಗ್ತಾನೆ ಡೋಂಟ್ ಕೇರ್ ಅವ್ನ ಫೋಟೋ ತೆಗೆದಿಟ್ಟು ಇಟ್ಟು ಮಕ್ಕಳು ಚೆನ್ನಾಗಿರಬೇಕು ಮಂತ್ರವನ್ನು ಎರಡು ಸಲ ಹೇಳುವುದಲ್ಲ ಮತ್ತೊಮ್ಮೆ ಹೇಳಿ ಅಲ್ಲ ಅವ್ರು ಹಾರ ಹಾಕಿದ್ರು ನಾ ಸರಿಯಾಗಿ ನೋಡಲಿ ಇನ್ನೊಂದು ಸಲ ಹಾಕಿ ಇದು ಫೋಟೋ ಸಲುವಾಗಿ ಮಾಡ್ತಾರೆ ಅದಲ್ಲ ಆ ನೀರನ್ನು ನಿಧಾನವಾಗಿ ಹುಯ್ಯಬೇಕು ಆ ನೀರು ಹುಯ್ಯುವಾಗ ತಂದೆ ತಾಯಿ ಕಣ್ಣೀರು ಹಾಕಬಾರದು ಬಹಳ ಮುಖ್ಯ ಅಯ್ಯೋ ನನ್ನ ಮಗಳನ್ನ ಇವತ್ತು ಇನ್ನೊಂದು ಗೋತ್ರಕ್ಕೆ ಕೊಟ್ಟುಬಿಟ್ಟೆ ನಾಳೆಯಿಂದ ನನ್ನ ಮಗಳು ಅಂತ ಹೇಳುವಂತಿಲ್ವಲ್ಲ ಅದು ಬಹಳ ಕಷ್ಟ ಆಗುತ್ತೆ ಆ ಸಂದರ್ಭದಲ್ಲಿ ನಾವೆಲ್ಲ ಅನುಭವಿಸಿದ್ದೇವೆ ಅದು ಎಷ್ಟಿದ್ರೂ ಅವಳನ್ನು ಸುಖವಾಗಿ ನಾರಾಯಣನಿಗೆ ಲಕ್ಷ್ಮಿಯನ್ನು ಒಪ್ಪಿಸ್ತಾ ಇದ್ದೇವೆ ಎಂದು ಧನ್ಯಭಾವದಿಂದ ಒಪ್ಪಿಸಬೇಕು ಕಣ್ಣೀರು ಬಂದೀತು ಎಚ್ಚರಿಕೆ ಜ್ಞಾಪಕ ಇರಲಿ ತಡ್ಕೊಳ್ಳಿ ಅದು ಬಹಳ ಅತ್ಯಂತ ಹೃದಯ ಸ್ಪರ್ಶಿ ಸನ್ನಿವೇಶ ಜೀವನದಲ್ಲಿ ಅದು ಒಂದೇ ಹೆಣ್ಣು ಮಕ್ಕಳಿದ್ರಂತೂ ಎಷ್ಟು ಓಡಾಡ್ತಾರೆ ಎಷ್ಟು ಜನ ನೋಡಿದ್ದೀರಿ ಕೆಲವರು ಕಲ್ಲು ಹೃದಯದವರು ಇರ್ತಾರೆ ನಮ್ಮ ಊರಲ್ಲೊಬ್ಬರಿದ್ರು ಧಾರವಾಡದಲ್ಲಿ ಯಾ ಅವ್ರ ಮನೆಯಲ್ಲಿ ನಾ ಬಾಡಿಗೆಗಿದ್ದೆ ಅವರಿಗೆ ಮೂರು ನಾಲ್ಕು ಹೆಣ್ಣು ಮಕ್ಕಳು ಪಾಪ ಒಳ್ಳೆ ಹುಡುಗಿಯರು ಅವರು ಒಳ್ಳೆ ಐಶ್ವರ್ಯವಂತರು ಬೇಕಾದಷ್ಟು ಮನೆಗೇನೆ ಬಾಡಿಗೆ ಗಿಡಿಗೆ ಎಲ್ಲ ಕೊಟ್ಟಿದ್ರು ಅವ್ರು ಹೇಳೋರು ಒಂದ್ಸಲ ಅವ್ರ ಮನೆ ಯಜಮಾಂತಿ ಹೆಣ್ಣು ಮಕ್ಕಳು ಅಂದ್ರೆ ಪಾಪಗ್ರಹಗಳಿದ್ದ ಹಾಗೆ ಅದು ಒಂದೊಂದು ಮನೆ ಬಿಟ್ಟು ಹೋದ್ರೆ ಒಳ್ಳೆಯದು ಈ ಮಾತು ಅವ್ರ ಬಾಯಲ್ಲಿ ಬಂತು ಒಂದ್ ದಿವಸ ಪಾಪಗ್ರಹಗಳು ನಾವು ಹೆಣ್ಣು ಮಕ್ಕಳನ್ನು ಮುದ್ದು ಮಾಡುವುದನ್ನು ನೋಡಿ ಛೇ ಪಾಪಗ್ರಹಗಳು ಆದಷ್ಟು ಬೇಗ ಮನೆಯಿಂದ ಹೊರಗೆ ಹಾಕಬೇಕು ಅನ್ನೋ ಮಾತು ಇದೆಲ್ಲ ನನಗೆ ಯಾತ ಕಿವಿಯಲ್ಲಿ ಕಾದ ಸೀಸದಂತ ಮರೆಯುತ್ತೇವೆ ಅಂದ್ರೆ ಅಲ್ಲ ಭಾರತ ದೇಶದಲ್ಲಿ ಹುಟ್ಟಿದವರ ಬಾಯಲ್ಲಿ ಇಂತಹ ಮಾತುಗಳು ಬರಬಹುದೇ ಕನ್ಯಾ ಅಂದ್ರೆ ಹಾಗೆ ನೋಡಬೇಕು ಎಲ್ಲ ಪುರುಷ ಮಾಡೋಕ್ಕಾಗದೇ ಇರೋ ಕೆಲಸವನ್ನು ಅವಳು ಮಾಡ್ತಾಳೆ ಹತ್ತು ತಿಂಗಳು ಮಗುವನ್ನು ಹೊಟ್ಟೆಯಲ್ಲಿ ಹೊತ್ತು ಎರಡೂ ಕುಲದ ಕೀರ್ತಿಯನ್ನ ವಂಶದ ವಿದ್ಯೆಯನ್ನ ವಂಶದ ಐಶ್ವರ್ಯವನ್ನ ವಂಶದ ಘನತೆಯನ್ನ ಭಾರತೀಯರ ಘನತೆಯನ್ನು ಮೆರೆಯತಕ್ಕಂತಹ ಒಳ್ಳೆಯ ಕುಡಿಯನ್ನು ಲೋಕ ಕೊಡುವ ತಾಯಿ ಅವಳು ಮಾಡೋ ಕೆಲಸವನ್ನು ಜಗದೀಶ್ವರನು ಮಾಡಲಾರ ದೇವರಿಗಿಂತ ದೊಡ್ಡವಳು ತಾಯಿ ಜಗತ್ತಲ್ಲಿ ಯಾರಯ್ಯ ತುಂಬಾ ದೊಡ್ಡವರು ಯಕ್ಷ ಪ್ರಶ್ನೆಯಲ್ಲಿ ಕೇಳಿದ ಯಮರಾಜ ಧರ್ಮರಾಜ ಹೇಳ್ತಾನೆ ಭೂಮೇರ್ ಗುರುತರಂ ಮಾತಾ ಭೂಮಿಗಿಂತ ದೊಡ್ಡವಳು ತಾಯಿ ಒಬ್ಬ ಮಗ ಸನ್ಯ ಒಬ್ಬನೇ ಮಗ ಶಂಕರಾಚಾರ್ಯರು ಸನ್ಯಾಸಿಯಾಗಿ ಹೊರಟೋದ್ರು ತಾಯಿ ಇಷ್ಟವಿಲ್ಲದೆ ಅಪ್ಪಣೆಯನ್ನು ಕೊಟ್ಲು ಆದ್ರ ಪ್ರಮಾಣ ಮಾಡಿಸಿಕೊಂಡ್ಲು ನನಗೆ ಅಂತ್ಯಕಾಲ ಪ್ರಾಪ್ತವಾದರೆ ಉತ್ತರ ಕ್ರಿಯೆ ಮಾಡೋರು ಯಾರು ಶಂಕರ ಭಗವತ್ಪಾದರು ಹೇಳಿದ್ರು ನಾ ಸನ್ಯಾಸ ಬಿಟ್ಟು ಬಂದು ನೀನು ಉತ್ತರ ಕ್ರಿಯೆ ಮಾಡಿ ಆಮೇಲೆ ಸನ್ಯಾಸಕ್ಕೆ ಹೋಗ್ತಾನೆ ಎಂದ್ರು ಹಾಗೆ ಮಾಡಿದ್ರು ಅವರು ತಾಯಿ ವ್ಯಭಿಚಾರಣಿಯಾದರೂ ಮಗ ಅವಳಿಗೆ ಸಂಸ್ಕಾರ ಮಾಡಬೇಕು ಸನ್ಯಾಸಿಯಾಗಿದ್ರು ಆಗಿದ್ರು ಬಿಟ್ಟು ಬರಬೇಕು ಮನುಸ್ಮೃತಿಕಾರರು ಹೇಳ್ತಾರೆ ತಾಯಿ ತಂದೆ ದಾರಿ ಬಿಟ್ಟು ಹೋಗಿದ್ರೆ ಹೇಳಲಿಲ್ಲ ತಾಯಿ ಮಾತ್ರ ಹೇಳಿದ ಹತ್ತು ತಿಂಗಳ ಆ ಗರ್ಭ ಸಂಬಂಧ ಇದೆ ನೋಡಿ ಅಪ್ಪ ಅದು ಜನ್ಮ ಜನ್ಮಾಂತರ ಸಂಬಂಧ ತಾಯಿ ಮಕ್ಕಳ ಸಂಬಂಧ ಒಳ್ಳೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕೆ ಮಕ್ಕಳು ಅದೃಷ್ಟ ಮಾಡಿರಬೇಕು ಒಳ್ಳೆ ಕುಳು ಕುಲದಲ್ಲಿ ಬರುವುದಕ್ಕೆ ಇದ್ಯಾಕಿಷ್ಟು ಇವತ್ತು ಉಸಿರಿಲ್ಲ ಕಥೆ ಮುಂದಕ್ಕೆ ಹೋಗ್ಬೇಕು ಯಾಕೆ ಹೇಳ್ತೀನಿ ನಿಮ್ಮ ಮಕ್ಕಳಿಗೆ ಹೇಳಿ ಈ ಮಾತನ್ನ ನೀವು ತಿಳ್ಕೊಳ್ಳಿ ತಾಯಿಂದರು ನೀವು ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಗಂಡಸರಿಗೆ ಯಜಮಾನರಿಗೆ ಸಂಬಂಧಪಟ್ಟವ್ರಿಗೆ ಗೊತ್ತಾಗುತ್ತೆ ಹೆಣ್ಣಿನ ಬೆಲೆ ಗೊತ್ತಾಗಬೇಕು ಲೋಕದಲ್ಲಿ ಪಶ್ಚಿಮದವ್ರಿಗೆ ಗೊತ್ತಿಲ್ಲ ಹೆಣ್ಣು ಗಂಡು ಅಂತಾರೆ ಸಮ ಅಲ್ಲ ಹೆಣ್ಣು ಹೆಚ್ಚು ಗಂಡೇ ಕಡಿಮೆ ನಮ್ಮ ದೇಶದ ಸಂಸ್ಕೃತಿ ಈಕ್ವಾಲಿಟಿ ಯಾಕೆ ಬದಲಾಡ್ತಾರೆ ಈಕ್ವಾಲಿಟಿ ಅಲ್ಲ ಆ ಕ್ವಾಲಿಟಿ ನೋಡಿ ಆದ್ರಿಂದ ನಮ್ಮ ದೇಶ ಸಂಸ್ಕೃತಿ ನಾವು ಬಿಟ್ಟುಕೊಟ್ಟು ಒಂದು ವಿವಾಹ ಘಟ್ಟದಲ್ಲಿ ಎಷ್ಟು ಹೇಳಿದ್ದಾರೆ ಜನಕರಾಜ ನೋಡಿ ಅವನು ಹೊಟ್ಟೆಯಲ್ಲಿ ಹಡದ ಮಗಳಲ್ಲ ಅವನಿಗೊಬ್ಬ ಪತ್ನಿ ಇದ್ಲು ಔರಸ ಪುತ್ರಿ ರಕ್ತದಲ್ಲಿ ಹುಟ್ಟಿದವಳು ಊರ್ಮಿಳಾದೇವಿ ಆ ಊರ್ಮಿಳೆಯನ್ನು ಕನ್ಯಾದಾನ ಮಾಡುವಾಗ ಇಂಥ ಮಾತು ಹೇಳ್ತಾನೆ ಆದರೆ ಮೊದಲು ಮಾತಾಡಿದ್ದು ಸೀತಾದೇವಿಯ ವಿಷಯದಲ್ಲಿ ಸೀತಾದೇವಿ ಭೂಮಿಯಲ್ಲಿ ಸಿಕ್ಕಿದ ಮಗು ಆ ಮಗುವನ್ನು ಎಷ್ಟು ಪ್ರೀತಿ ಮಾಡಿದ ಅದಾದ ಮೇಲೆ ಊರ್ಮಿಳೆ ಮಗನಾಗಿ ಹುಟ್ಟು ಬಂದ್ಲು ಅವಳನ್ನು ಎಷ್ಟು ಪ್ರೀತಿ ಮಾಡಿದ ತನ್ನ ಪ್ರೀತಿಯ ಸರ್ವಸ್ವವನ್ನು ಸೀತಾದೇವಿ ಕೊಟ್ಟ ಜನಕರಾಜನ ಪತ್ನಿಯು ಸೀತಾದೇವಿಯನ್ನು ಚೆನ್ನಾಗಿ ನೋಡಿಕೊಂಡಳು ಮುಂದೆ ನೀತಿ ನಿಯಮಗಳನ್ನು ಹೇಳ್ತಾಳೆ ರಾಮನಿಗೆ ಸೀತಾದೇವಿ ಎಲ್ಲೆಲ್ಲಿ ಬರುತ್ತೆ ಅಮ್ಮ ನೀ ವನವಾಸಕ್ಕೆ ಬರಬೇಡ ಇಲ್ಲೇ ಇರು ನಾ ಹೋಗಿ ಬರ್ತೇನೆ ಅವಳು ತಾಯಿ ಹೇಳಿದ ಮಾತು ನಿನಗಲ್ಲ ವನವಾಸ ನನಗೆ ತಾನೆ ಅಂದ್ರೆ ಇಲ್ಲ ಇಲ್ಲ ನಾನು ವನವಾಸಕ್ಕೆ ಹೋಗಬೇಕಾಗಿದೆ ನಮ್ಮನೆ ಜೋಯಿಸರೆಲ್ಲ ಬಂದು ಹೇಳ್ತಿದ್ರು ಈ ಹುಡುಗಿಗೆ ಸ್ವಲ್ಪ ಕಾಲ ವನವಾಸ ಇದೆ ಅಂತ ನಮ್ಮ ತಾಯಿನೂ ಹೇಳ್ತಾ ಇದ್ಲು ಮಾತು ಅನಸೂಯಾದೇವಿ ಆಶ್ರಮದಲ್ಲಿ ಚಿತ್ರಕೂಟದಲ್ಲಿ ಅಮ್ಮ ಸ್ತ್ರೀ ಲಕ್ಷಣ ಅಂದ್ರೆ ಹೀಗಿರಬೇಕು ನೀನು ಇದೆಲ್ಲ ತಿಳ್ಕೊಂಡಿದೀಯ ತಾನೇ ಅಂತ ಹೇಳಿದರೆ ನನಗಿದನ್ನೆಲ್ಲ ನಿಮಗಿಂತ ಮೊದಲೇ ನಮ್ಮ ತಾಯಿ ಹೇಳಿದ್ದಾಳೆ ಅಂತ ಅಳಿಸುತ್ತದೆ ವಾಲ್ಮೀಕಿ ರಾಮಾಯಣ ಬೇರೆ ರಾಮಾಯಣಗಳಲ್ಲಿ ಹೇಗೆ ನೀವು ಕಂಪೇರ್ ಮಾಡಿ ಇದು ಇತಿಹಾಸ ಇದ್ದದ್ದು ಇದ್ದ ಕೊಟ್ಟಿದ್ದಾರೆ ಕೌಸಲ್ಯ ಆಶೀರ್ವಾದ ಮಾಡ್ತಾಳೆ ಸೀತಾದೇವಿಗೆ ಅಮ್ಮ ಧನಿಕನಲ್ಲ ಇವತ್ತು ಬಡವ ನಾರ್ಮಡಿ ಉಡ್ತಾನೆ ಅಂತ ತಿರಸ್ಕಾರದಿಂದ ನೋಡಬೇಡ ಎಷ್ಟೋ ಜನ ಲೋಕದಲ್ಲಿ ಐಶ್ವರ್ಯದಲ್ಲಿ ಗಂಡ ಮೆರೆದ್ರೆ ಚೆನ್ನಾಗಿ ನೋಡ್ಕೊಳ್ತಾರೆ ಅವನು ಸ್ವಲ್ಪ ಏನಾದರೂ ರಿಟೈರ್ ಗಿಟೈರ್ ಆದ್ರೆ ದೇವರೇ ಗತಿ ಒಬ್ಬ ಗೃಹಿಣಿ ನನಗೆ ತೀರ ಹತ್ತಿರದವಳು ಆಸ್ಪತ್ರೆಯಲ್ಲಿ ಮಲಗಿದ್ದಾಳೆ ಮಲ್ಲಿ ಆಸ್ಪತ್ರೆಯಲ್ಲಿ ಪ್ರಸಂಗ ಮರೆಯಲಾರೆ ಬಾಯಲ್ಲಿ ಹಲ್ಲು ತೆಗೆದುಬಿಟ್ಟಿದ್ದಾಳೆ ವಿಷ ಹೋಗಿಬಿಟ್ಟಿದೆ ಕಾಲಿನಲ್ಲಿ ಅದು ಸ್ಪಾಟ್ ಎಲ್ಲಿ ಬೇಕಾದ್ರೂ ಬರಬಹುದು ಬ್ಲಡ್ ಕ್ಲಾಟ್ ಅಪ್ ಹೋಗಿಬಿಡ್ತಾಳೆ ಎಲ್ಲ ಸಿದ್ಧ ಮಾಡ್ಕೊಳ್ಳಿ ಅಂದ್ಬಿಟ್ಟು ಡಾಕ್ಟರು ಹೊರಗೆ ಬರ್ತಾ ಇದ್ದೇವೆ ಆಕೆ ಮಗಳಿಗೆ ಹೇಳ್ತಾಳೆ ತನ್ನ ಕಷ್ಟ ಬಿಟ್ಟು ನಿಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋ ನೀನು ಊಟ ಬಡಿಸುವಾಗ ಒಂದು ಒಂದು ಸ್ವಲ್ಪ ನೀರು ಹೆಚ್ಚಬೇಕು ಅಂತ ಕೇಳೋಳಲ್ಲ ನಿಮ್ಮಪ್ಪ ಅವನು ಅಷ್ಟು ಸಂಕೋಚ ಸ್ವಭಾವ ಮಕ್ಕಳಲ್ಲಿಯೂ ಚೆನ್ನಾಗಿ ತನ್ನ ಸ್ಥಿತಿ ನೋಡ್ತಿಲ್ಲ ಗಂಡನ ಸ್ಥಿತಿ ನೋಡ್ತಾಳೆ ಅಪ್ಪ ಇದು ಯಾವ ಸಂಸ್ಕಾರ ಸೀತಾದೇವಿಗೆ ಕೌಸಲ್ಯ ಹೇಳ್ತಾಳೆ ಆಢ್ಯೋವಾ ದರಿದ್ರೋವಾ ಆಢ್ಯನಾಗಲಿ ದರಿದ್ರನಾಗಲಿ ಪತಿಯೇ ದೈವ ಅಂತ ತಿಳ್ಕೊಳ್ಳಮ್ಮ ನಮಸ್ಕಾರ ಮಾಡಿ ಹೇಳ್ತಾಳೆ ಸೀತಾದೇವಿ ಚಿಂತೆ ಮಾಡಬೇಡಿ ನನಗಿದೆಲ್ಲ ನಮ್ಮ ತಾಯಿ ಹೇಳಿದ್ದಾಳೆ ಯಾವ ತಾಯಿ ಹಡದ ತಾಯಿ ಅಲ್ಲ ಅವನೇ ಸೌತಿ ತಾಯಿ ಅಲ್ಲ ಅಂದ್ರೆ ಕುಟುಂಬದಲ್ಲಿ ಹಡೀದೇ ಇದ್ದ ಮಕ್ಕಳನ್ನು ತಾಯಂದ್ರೆಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಯಾರ ರಾಮಾಯಣಕ್ಕಿಂತ ನಿಮಗೆ ಈ ವ್ಯಾಲ್ಯೂಸ್ ಮಹಾಭಾರತದಲ್ಲಿ ಕುಂತಿ ಪಾಪ ಹಾಗೆ ನೋಡ್ಕೊಂಡ್ಲು ನಕುಲ ಸಹದೇವರನ್ನ ಆದರೆ ಮಹಾಭಾರತದಲ್ಲಿ ಎದ್ದು ಕಾಣುವುದು ಧೃತರಾಷ್ಟ್ರನ ಮಕ್ಕಳ ದುಷ್ಟತನವೇ ಹೊರತು ಪಾಂಡವರ ಸಾತ್ವಿಕತೆ ಕುಂತಿದೇವಿಯ ಕಥೆ ಅದು ಎಲ್ಲೋ ಸಮುದ್ರದಲ್ಲಿ ಒಂದು ಮೂಟೆ ಸಕ್ಕರೆ ಆದಾಗ ಹೋಗಿಬಿಡುತ್ತೆ ಅದು ಮಹಾಭಾರತ ಓದಿದ್ರೆ ಉದ್ವೇಗ ಬಂದು ರಾಮಾಯಣ ಪ್ರತಿ ಒಂದು ಸಂದರ್ಭ ಶ್ಲೋಕದಲ್ಲಿ ಹೃದಯವನ್ನು ಮುಟ್ಟುತ್ತೆ ಹೃದಯ ಸ್ಪರ್ಶಿ ಅದಕ್ಕೆ ಜನಕ ರಾಜ ಇಯಂ ಸೀತಾ ಮಮ ಸುತ ಇದು ನಾಲ್ಕು ವಾಕ್ಯ ಇವಳೇ ಸೀತೆ ಓಹೋ ಇವಳು ಸಿಟಿಯೋ ಯಾರವಳು ನನ್ನ ಮಗಳಪ್ಪ ನಿಮ್ಮ ಮಗಳ ಏನ್ರಿ ಅಂತ ಕೊಡ್ತಾ ಇದ್ದೀರಿ ನಿಮ್ಮ ಮಗಳು ಅಂತ ಹೇಳ್ತೀರಲ್ಲ ಅಡ್ರೆಸ್ಸು ಇಲ್ಲಿವರೆಗೆ ನನ್ನ ಮಗಳು ಇನ್ನು ಮೇಲೆ ಸಹ ಧರ್ಮಚರಿತವ ನೀನು ಅಡೀಟಲ್ಲಿ ಎರಡನೇ ಹೆಜ್ಜೆ ಅವಳು ಹಿಂದೆ ಬರ್ತಾಳೆ ಅದೇ ಧರ್ಮ ಅವಳಿಗೆ ನೀನು ಮಾಡಿದ್ದೇ ಧರ್ಮ ಅದರ ಹಿಂದೆ ಬರ್ತಾಳೆ ಈಗ ನೀನೇನ್ ಮಾಡಬೇಕು ಸರಿ ನಿಮ್ಮ ಮಗಳು ಇನ್ವೇ ನನ್ನ ಹೆಡ್ತಿ ಈಗ ನಾನೇನ್ ಮಾಡಬೇಕು ಒಪ್ಪಿಸಿಕೋ ದಾನ ಕೊಡ್ತಾ ಇದ್ದೆ ಪಥೇಚ್ಛ ಪ್ರತೀಚ ಚೈನಾಂ ಚೈನಾ ದೇಶದವಳಂತೆ ಅವಳು ಸೀತಾದೇವಿ ಸಂಸ್ಕೃತ ಗೊತ್ತಿಲ್ಲದೆ ಒಬ್ಬ ಮುಖ ಪ್ರತೀಚ ಚೈನಾಂ ಸೀತಾದೇವಿ ಚೈನಾದಿಂದ ಬಂದಿದ್ದು ಪ್ರತಿ ಚ ಏನಾಂ ಚ ಮತ್ತು ಏನಾಂ ಚೈನಾಂ ಅದು ವೃದ್ಧಿ ಸಂಧಿ ಸಂಸ್ಕೃತದಲ್ಲಿ ಸಂಧಿ ಸಮಾಧ ಗೊತ್ತಿಲ್ಲದೆ ಇದ್ದವರು ಹೀಗೆಲ್ಲ ಭದ್ರಂತೆ ಸೀತೆಯನ್ನು ನಾನು ಒಪ್ಪಿಸಿಕೊಂಡ್ರೆ ನನಗೇನು ಲಾಭ ಅಂದ ರಾಮಚಂದ್ರ ನಿನಗೆ ಮಂಗಳವಾಗತ್ತೆ ಭದ್ರಂತೆ ಸರಿ ಒಪ್ಪಿಸಿಕೊಂಡೆ ಹಾಗಲ್ಲ ಪಾಣಿಂಗೃಣ್ಮೇಶ್ವ ಪಾಣಿನ ಕೈಯಿಂದ ಕೈಯನ್ನ ಹಿಡಿ ಐದು ವಾಕ್ಯ ಮೂವತ್ತೆರಡು ಅಕ್ಷರದ ಒಂದು ಶ್ಲೋಕದಲ್ಲಿ ಐದು ವಾಕ್ಯ ಜೋಡಿಸಿಬಿಟ್ರು ವಾಲ್ಮೀಕಿ ಇದು ಒಂದೊಂದನ್ನು ಕಸಕಿ ಕಸಕಿ ನಿಂಬೆಹಣ್ಣನ್ನು ಹೆಂಡಿ ರಸ ಕೊಡುವಂತೆ ಇಲ್ಲಿ ಗೋವಿಂದರಾಜ ಸ್ವಾಮಿಗಳು ತನಿ ಶ್ಲೋಕೀಕಾರರು ಹೇಳ್ತಾರೆ ಇಯಂ ಸೀತಾ ಇವಳೇ ಸೀತೆ ಪರಿಚಯ ಮಾಡ್ತಿದ್ದಾನೆ ರಾಮಚಂದ್ರ ಎಷ್ಟಾದರೂ ಪುರುಷನಿಗೂ ಲಜ್ಜ ಎಂಬುದು ಭೂಷಣ ಲಜ್ಜೆ ಎಂಬುದೆಲ್ಲ ಏನಿದ್ರು ಹೆಂಗಸರಿಗೆ ಮಾತ್ರ ಗಂಡಸರಿಗೆ ಲಜ್ಜ ಇರಬಾರದು ಅಂತ ಕೆಲವರು ವಾದ ಮಾಡ್ತಾರೆ ನೀನೇನು ಹೆಂಗಸೇನೋ ತಲೆ ಎತ್ಕೊಂಡು ನಿಂತಿರೋ ತಲೆ ಇರೋದೇ ಎತ್ತಿ ನಡೆಯುವುದಕ್ಕೆ ಹೆಂಗಸರೇನು ಗಂಡಸರೇನು ಸಭೆಯಲ್ಲಿ ಗಂಡು ಹೆಣ್ಣು ಕೂತಾಗ ಸಾವಿರ ಸಾವಿರ ಜನ ಅದು ದೊರೆ ಮನೆ ಮದುವೆ ಎಲ್ಲ ಕಡೆಯಿಂದ ನೋಡ್ತಾ ಇರ್ತಾರೆ ಆ ದೃಷ್ಟಿ ಇವರು ಜ್ಞಾಪಕ ಇರಬೇಕು ಇವರು ಗಂಭೀರವಾಗಿ ನಡ್ಕೊಂಡ್ರೆ ಎರಡು ಕುಲದ ಮರ್ಯಾದೆ ಇಲ್ಲದ್ರೆ ಐದು ನಿಮಿಷದಲ್ಲಿ ಎರಡು ಕುಲದ ಮರ್ಯಾದೆ ಹೋಗುತ್ತೆ ಎಷ್ಟೋ ಕಡೆ ಇದು ಹೇಳಿದ್ರೆ ಮತ್ತೆ ಕಾಂಟ್ರಾಸ್ಟ್ ಕೊಡದೆ ನಿಮ್ಗೆ ನಂಬಿಕೆ ಬರೋದಿಲ್ಲ ನಾ ಈ ಅಸಂಬದ್ಧವೆಲ್ಲ ಇಲ್ಲಿ ಕೂತು ಆ ಹೆಣ್ಣು ಗಂಡು ಹಾಕಿ ಕೂತಿರ್ತಾರೆ ತೊಡೆ ಮೇಲೆ ತೊಡೆ ಹಾಕಿ ಏನ್ರಿ ಏನ್ರಿ ಮಾತನಾಡಿ ಏಕವಚನ ಮಾತನಾಡ್ತಾ ಕೆಲವರು ಗಂಡನ ಮುಖವನ್ನು ಮುದ್ದು ಮಾಡ್ತಾ ಹೆಂಡತಿಯ ಮುಖವನ್ನು ಮುದ್ದು ಮಾಡ್ತಾ ಅವನ ಫೋಟೋ ಬೇರೆ ತೆಗೆದ್ಮೇಲೆ ಕೋತಿ ಆ ಕೋತಿಗೆ ಈ ಕೋತಿಗಳು ರೆಸ್ಪಾಂಡ್ ಮಾಡ್ತಾ ಇನ್ನು ಕನ್ಯಾದಾನ ಆಗಿಲ್ಲ ಸಪ್ತಪದಿ ಆಗಿಲ್ಲ ಒಬ್ಬರೊಬ್ಬರನ್ನ ಹೀಗೆಲ್ಲ ಚಲ್ಲು ಚಲ್ಲಾಗಿ ಮಾತನಾಡಿಸುವುದು ಗಂಭೀರ ಅಲ್ಲ ಬೇರೆ ರಾಮಾಯಣಕ್ಕೂ ಇರುವ ವ್ಯತ್ಯಾಸ ಅಂದ್ರೆ ಈ ಸಂಸ್ಕೃತಿಯ ನಾಜೂಕಿನ ದೀಸ್ ನೈಸಿಟೀಸ್ ರಾಮಚಂದ್ರ ತಲೆ ತಗ್ಗಿಸಿದ್ದಾನೆ ತಲೆ ಮೇಲೆ ಕೆತ್ತಿಲ್ಲ ಗುರುಗಳು ಹೇಳಿದಷ್ಟು ಮಾಡಿದ್ದಾನೆ ಬಿಲ್ಲನ್ನು ನೋಡು ನೋಡಿದೆ ಎತ್ತಲೆ ಎತ್ತು ಹಗ್ಗ ಕಟ್ಲೆ ಗುರುಗಳೇ ಕಟ್ಟು ಒಂದು ಎಷ್ಟು ಹೇಳಿದ್ರಷ್ಟೇ ಅಷ್ಟೇ ಅತ್ಯಂತ ವಿಧೇಯ ಗುರು ವಿಧೇಯ ವಿಶ್ವಾಮಿತ್ರಾಂತರಂಗಾಯ ವಿಶ್ವಾಮಿತ್ರ ಅಂತರಂಗದಲ್ಲಿ ಕುಳಿತು ಬಿಟ್ಟ ಅವರ ಹೃದಯವನ್ನು ತಿಳ್ಕೊಂಡ್ಬಿಟ್ಟ ಇವನು ಯಾರ ಮನಸ್ಸನ್ನ ಗೆದ್ದಿಲ್ಲ ಪ್ರಭು ಲಂಕೆಯ ಸ್ತ್ರೀ ಪುರುಷರಿಂದ ಹಿಡಿದು ಅಯೋಧ್ಯೆಯಿಂದ ಹಿಡಿದು ದೇವತೆಗಳಿಂದ ಹಿಡಿದು ಎಲ್ಲರ ಹೃದಯವನ್ನು ಸೂರಗೊಂಡ ಮಹಾಪ್ರಭು ತಲೆ ತಗ್ಗಿಸಿ ನಸುವಾಗಿ ಲಜ್ಜೆಯಿಂದ ಆ ಹಸೆ ಮನೆ ಮೇಲೆ ಕೂತಿದ್ದಾನೆ ಜನಕರಾಜ ಮೆಲ್ಲಿಗೆ ಹೇಳಿದ ರಾಮ ಇವಳೇ ಸೀತೆಯಪ್ಪ ತೋರಿಸೋದೊಂದು ಕನ್ಯೆ ಗಂಟು ಹಾಕೋದು ಇನ್ನೊಂದು ಕನ್ಯೆ ಆಗಬಾರದಲ್ಲ ಇವಳೇ ಸೀತೆ ನೋಡು ಮತ್ತು ಮೊದಲು ನೋಡ್ತಾ ಇದ್ದೀಯೆ ಒಪ್ಪಿಸ್ಕೊಂಡ್ಯಾ ಇವಳೇ ಸೀತಾ ಇವಳನ್ನು ನೋಡು ಇದು ಒಂದು ಮೇಲಿನ ಅರ್ಥ ಒಳಗಿನ ಅರ್ಥ ಪ್ರಭು ನೀನು ಮಾತ್ರ ಸುಂದರ ಅಲ್ಲೋ ಇವಳು ಸುಂದರಿಯಾಗಿದ್ದಾಳೆ ನೋಡು ನಿನಗೆ ಸರಿಯಾಗಿದ್ದಾಳೆ ಸೇರಿಗೆ ಸವ್ವಾ ಸೇರು ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯ ದರ್ಶನಂ ರೂಪವು ದಾರ್ಯ ಗುಣೈ ಪುಂಸಾಂ ದೃಷ್ಟಿಜಿತ್ ಅಪಹಾರಿಣಂ ಅಯೋಧ್ಯಾಕಾಂಡ ವಾಲ್ಮೀಕಿ ಎಲ್ಲಿಯೂ ರಾಮಚಂದ್ರನನ್ನ ನಾನು ಒಮ್ಮೆಯೂ ಮರೆಯದೇ ರಾಮಚಂದ್ರ ಅಂತೇನೆ ಬರೇ ರಾಮ ಅಂತ ನನ್ನ ಬಾಯಲ್ಲಿ ಬರೋದಿಲ್ಲ ಮಂತ್ರ ಆಗಿರಬಹುದು ಒಮ್ಮೆಯೂ ರಾಮಚಂದ್ರ ಅಂತ ಬರೆದಿಲ್ಲ ಆದರೂ ರೂಢಿಯಲ್ಲಿ ರಾಮಚಂದ್ರ ಅಂತ ಇದೆಯಲ್ಲ ಅಂದ್ರೆ ಚಂದ್ರಕಾಂತಾನನಂ ರಾಮಂ ಸೋಮವತ್ ಪ್ರಿಯ ದರ್ಶನಂ ಎಷ್ಟು ಕಡೆ ಚಂದ್ರನಿಗೇ ಹೋಲಿಕೆ ಕೊಟ್ಟಿದ್ದಾರೆ ಚಂದ್ರನಂತೆ ಆಕರ್ಷಕವಾದ ಮುಖ ಸೂರ್ಯನ್ ನೋಡಿದ್ರೆ ಏ ಬಿಸಿಲು ಚೆನ್ನಾಗಿದೆ ಬನ್ರಿ ಬಿಸಿಲು ಮಚ್ಚಲ್ಲಿ ಕೂತ್ಕೊಂಡು ಊಟ ಮಾಡೋಣ ಅಂತ ಯಾರು ಕರೆಯೋದಿಲ್ಲ ಅಲ್ಲಿ ಬಿಸಿಲಪ್ಪ ಬೇಡ ಅಂತಾರೆ ಪೂರ್ಣಿಮೆ ಬಂದ್ರೆ ಇವತ್ತು ತಂಗಳನ್ನಾಗಿದ್ರೂ ಪರವಾಗಿಲ್ಲ ಅಲ್ಲೇ ಕೂತು ಊಟ ಮಾಡೋಣ ಅಂತ ಹೇಳಿ ಆ ಚಂದ್ರ ಸೆಳೀತಾನೆ ನಿಮ್ಮನ್ನ ಅಷ್ಟು ಸುಂದರವಾದ ಮುಖ ಪ್ರಭು ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯ ದರ್ಶನಂ ಪ್ರಿಯ ನೋಡಿದರೆ ಇನ್ನೂ ನೋಡ್ತಾ ಇರಬೇಕು ಇನ್ನೂ ನೋಡ್ತಾ ಇರಬೇಕನ್ನುವಂಥ ಸೌಂದರ್ಯವುಳ್ಳವನು ರೂಪ ಔದಾರ್ಯ ಗುಣೈ ಬರೀ ರೂಪ ಮಾತ್ರವಲ್ಲ ಗುಣವೂ ಔದಾರ್ಯವೂ ಎಷ್ಟರ ಮಟ್ಟಿಗೆ ಅಂದರೆ ದೃಷ್ಟಿ ಚಿತ್ತಾಪಹಾರಿಣಂ ನೋಡುವವರ ದೃಷ್ಟಿಯನ್ನು ಚಿತ್ತವನ್ನು ಮನಸ್ಸನ್ನು ಅಪಹಾರ ಮಾಡತಕ್ಕಂಥ ಒಂದು ಶಕ್ತಿ ದೃಷ್ಟಿ ಚಿತ್ತಾಪ ಚಿತ್ ತಾಪಹಾರಿಣಂ ಹಾಗೂ ಬಿಡಿಸಬಹುದು ಮನಸ್ಸಿಗೆ ತಾಪ ಇದ್ರೂ ಬಿಡಿಸತಕ್ಕಂಥ ರಾಮ ಪ್ರಭು ನಿನಗೆ ಈ ಬೇರುದುಂಟಪ್ಪ ಲೋಕದಲ್ಲಿ ನೀನು ಮಾತ್ರ ಸುಂದರ ಏನೋ ಒಂದು ಕುರೂಪಿ ಕನ್ಯೆ ತಲೆ ಕಟ್ಟಿದೆ ಅಂತ ತಿಳ್ಕೋಬೇಡ ಇಯಂ ಸೀತಾ ಇವಳು ಅಷ್ಟೇ ಸುಂದರಿಯಾಗಿರ್ತಕ್ಕ ಹುಡುಗಿ ನೀನು ಮಾತ್ರ ತಂದೆ ಸಂಬಂಧವಿಲ್ಲದೆ ಪಾಯಸದಿಂದ ಹುಟ್ಟಿದವನು ಲೋಕೋತ್ತರ ಅಂತ ತಿಳ್ಕೋಬೇಡ ನಿನಗಿಂತ ಒಂದು ಕೈ ಹೆಚ್ಚು ನನ್ನ ಮಗಳು ನಿನಗಾದರೂ ಗರ್ಭವಾಸ ಉಂಟು ಹನ್ನೆರಡು ತಿಂಗಳು ನನ್ನ ಮಗಳು ಯಾವ ತಾಯಿ ಗರ್ಭದಲ್ಲಿ ಇದ್ದವಳಲ್ಲ ಈ ಸೀತಾ ನೇಗಲಿಂದ ಬಂದವಳು ಎರಡನೇ ಅರ್ಥ ಮೂರನೇದು ಅರ್ಥ ಅಂದ್ರೆ ಭಾವ ನಿವೇದನೆ ಇದು ಮೂರು ಭಾವಗಳನ್ನು ಕೊಡ್ತಾ ಇದ್ದಾರೆ ರಾಮ ನೀನು ಸಿದ್ಧಾಶ್ರಮದಿಂದ ಹಿಡಿದು ನನ್ನ ಮಗಳ ವಿಷಯ ಕೇಳ್ತಾ ಇದ್ದೀವಿ ವಿಶ್ವಾಮಿತ್ರ ಯಾಗ ಪೂರ್ತಿ ಆಯಿತು ಅಲ್ಲಿದ್ದ ಹುಡುಗರೆಲ್ಲ ಹೇಳ್ತಿದ್ರು ಏ ಸೀತಾದೇವಿ ಆ ಎಂತ ಸುಂದರಿ ರಾಮನು ಸರಿಯಾಗಿದ್ದಾಳೆ ಹೋಗಿ ಕರ್ಕೊಂಡೋಗಿ ರಾಮಲಕ್ಷ್ಮಣರನ್ನ ಅವ್ರು ಹೇಳ್ತಾ ಹೇಳ್ತಾ ನಿನ್ನ ಕಿವಿಗೂ ಬಿದ್ದು ಬಿದ್ದು ಆ ಸೀತೆ ಹೇಗಿರ್ಬೋದು ಆ ಸೀತೆ ಹೇಗಿರ್ಬೋದು ನಿನ್ನ ಮನಸ್ಸಲ್ಲೊಂದು ಕಲ್ಪನೆ ಬಂದಿರ್ಬೋದಲ್ಲ ರಾಮ ಅದೇ ಸೀತೆ ಇವಳು ನೋಡು ಇಯಂ ಸೀತಾ ರಾಮಚಂದ್ರ ಏನು ಮಾಡಿದ್ನಂತೆ ಇದು ಎಷ್ಟು ಗಂಭೀರ ಕೈವಾಚಂಬಿಳ್ಳ ಬರೀತಾರೆ ಒಂದು ಕ್ಷಣ ಅವನು ಹೇಳಿದ್ನಲ್ಲ ಅಂತ ಸೀತೆ ಕಡೆ ನೋಡಿದ ಮಿಂಚು ಬಂದಂತೆ ಕಣ್ಣು ಮುಚ್ಚಿಬಿಟ್ಟ ಸೀತೆಯ ಪ್ರಕಾಶ ಆಗಿತ್ತು ನೀಲತೋ ಎದ ಮಧ್ಯಸ್ಥ ವಿದ್ಯುಲ್ಲೇಖೆ ಬಭಾಸ್ವರ ನೀವ ಶೂಕವತ್ತನ್ವಿ ವೇದ ವೇದ ಬಿಟ್ಟು ರಾಮಾಯಣ ಹೇಳೋದಿಲ್ಲ ಒಂದು ಕಪ್ಪು ಮೇಘದಲ್ಲಿ ಒಂದು ಮಿಂಚು ಬಂದರೆ ಹೇಗೋ ಹಾಗೆ ಭಗವಂತನ ಕಪ್ಪಾದ ಮೈಯಲ್ಲಿ ವಿದ್ಯುಲ್ಲೇಖೆಯಂತಿದ್ದಾಳೆ ಸೀತಾದೇವಿ ಲಕ್ಷ್ಮೀದೇವಿಯ ಸ್ವರೂಪ ಈ ವೇದ ಪುರುಷ ಹೇಳಿದ ರಾಮನಿಗೂ ಸೀತೆ ತೇಜಸ್ಸನ್ನು ಕಂಡು ಕಣ್ಣು ಮುಚ್ಚಿದ ಕಣ್ಣು ಮುಚ್ಚಿದ ಮೇಲೆ ಎಲ್ಲೆಲ್ಲೂ ಸೀತೆ ಕಾಣಿಸ್ತಾ ಇದ್ದಾಳೆ ಅಲ್ಲಿಲ್ಲ ಎಲ್ಲಿದ್ದಾಳೆ ನೋಡು ಅಂತ ಹೇಳ್ತಾ ಇದ್ದಾನೆ ಇನ್ನು ಒಂದು ಭಾವ ಆ ಮಂಟಪದಲ್ಲಿ ನಾಲ್ಕು ಕಡೆ ಕಂಬಗಳನ್ನು ಮಾಡಿದ್ದಾರೆ ಒಂದೊಂದರಲ್ಲಿ ವಜ್ರಗಳನ್ನ ವೈಡೂರ್ಯಗಳನ್ನ ಮಾಣಿಕ್ಯ ಪಚ್ಚೆ ಅವೆಲ್ಲ ಕೆತ್ತಿದ್ದಾರೆ ನವರತ್ನ ಖಚಿತವಾದ ಕಂಬಗಳು ಇಲ್ಲಿ ಸೀತೆ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಹಿಂದೆ ನಿಂತುಕೊಂಡು ಜನಕರಾದ ಅದೇ ಬಿಂಬ ಒಂದೊಂದು ವಜ್ರದ ಮುಖದಲ್ಲಿಯೂ ಕಾಣಿಸ್ತಾ ಇದೆ ಕೈ ನೀಡು ಅಂತ ಹೇಳಿದ್ರೆ ಎಲ್ಲೆಲ್ಲೋ ಕೈ ಕೊಡ್ತಾ ಇದ್ದಾನೆ ರಾಮಚಂದ್ರ ಅಲ್ಲಿಲ್ಲ ಅಲ್ಲಿಲ್ಲ ಇಲ್ಲೇ ಇದ್ದಾಳೆ ನೋಡಿ ನಿನ್ ಪಕ್ಕದಲ್ಲೇ ಇದ್ದಾಳೆ ಅಂತ ಎಂ ಸೀತಾ ಆಮೇಲೆ ನೋಡಿದ ಹಾ ಹಾ ಇವಳೇ ಸೀತೆ ನಿಮಗೇನಾಗ್ಬೇಕ್ರಿ ಅಂತ ಕೇಳೋದಾದ್ರೆ ಜನಕರಾಜ ಅಲ್ಲಿ ಕರಗುತ್ತಾನೆ ಮಮ ಸುತ ನನ್ನ ಭಾಗ್ಯವಪ್ಪ ನನ್ನನ್ನು ಹುಡುಕೊಂಡು ಬಂದು ನನ್ನ ಮಲ್ಲಿ ಅವತಾರ ಇವಳು ದಶರಥನ ಭಾಗ್ಯದಂತೆ ನೀನು ಅವತಾರ ಮಾಡಿದೆ ಪಾಯಸದ ಕೊಡದಿಂದ ನನ್ನ ಭಾಗ್ಯದಿಂದ ಇವಳು ಭೂಮಿಯಲ್ಲೇ ನನಗೆ ಸಿಕ್ಕಿಬಿಟ್ಲು ಮಮ ಅಂತ ಹೇಳಬಹುದೇ ಅಹಂಕಾರದಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಅಹಂಕಾರಂ ತುರಂದವನುಡಿಯ ಮಮಕಾರ ಮಿರೇ ಅಂತ ಬರೆದು ಅಹಂಕಾರ ಬಿಟ್ಟವನ ಮಮಕಾರ ಲೋಕಕ್ಕೆ ಬಂಧಕವಲ್ಲ ಅಹಂಕಾರ ಇದ್ದವನ ಮಮಕಾರ ಮೃತ್ಯು ಲೋಕಕ್ಕೆ ಈ ಭಾವನೆ ನಿಮಗೆ ಅರ್ಥ ಆಗೋದು ತುಂಬಾ ಕಷ್ಟ ತುಂಬಾ ಸಂಸ್ಕಾರ ಇದ್ರೆ ಅರ್ಥ ಆಗುತ್ತೆ ವೇದಾಹಮೇತಂ ಪುರುಷಂ ಮಹಾಂತ ಅಲ್ಲಿ ಅಹಂ ಶಬ್ದ ಅಹಂಕಾರ ವಾಚಕವಲ್ಲ ಋಷಿಗಳು ಧನ್ಯತೆಯಿಂದ ಹೇಳ್ತಾರೆ ಒಂದು ಮಾತನ್ನು ಹೇಳುವಾಗ ಧನ್ಯತೆಯಿಂದ ಪ್ರಯೋಗ ಮಾಡ್ತಾರೆಯೇ ಅಹಂಕಾರದಿಂದ ಹೇಳ್ತಾರೆಯೇ ಸ್ವಾಮಿ ನಮಗೂ ಕೇಳೋ ಭಾಗ್ಯವಾಯಿತು ಪ್ರವಚನ ಅಂತ ಒಬ್ಬರಂದ್ರು ಏನ್ರಿ ಅಹಂಕಾರ ಬಂತಲ್ಲ ನಿಮಗೂ ಕೇಳೋ ಭಾಗ್ಯ ಅಂದ್ರೆ ಅಲ್ಲ ಭಾಗ್ಯ ಅಂತ ಹೇಳ್ತಿದ್ದೇವೆ ಧನ್ಯತಾ ಸ್ವರೂಪ ಅದು ನನ್ನ ಮಗನಲ್ಲಿ ಬೆಳೆದು ಬಿಟ್ರು ಸೀತಾದೇವಿ ಎಲ್ಲೋ ಬೆಳಿಬಹುದಾಗಿತ್ತು ಯಾರದೋ ಭೂಮಿಲಿ ಇರಬಹುದಾಗಿತ್ತು ನಮ್ಮ ಮನೆಯಲ್ಲಿ ಬಂದಿದ್ದಾಳೆ ಮಾಮ ಸುತ ಇನ್ಮೇಲೆ ನಿಮಗೆ ಮಾಮ ಸುತ ಆಭಿಜಾತ್ಯವೂ ಉಂಟು ನಾನು ರಾಜರ್ಷಿ ಜನಕರಾಜ ಹೇಳ್ಕೋಬಹುದು ಪರಿಚಯ ಮಾಡೋಕ್ಕಿಲ್ಲದೆ ಇದ್ದವರ ಜಾಗದಲ್ಲಿ ತಾನು ಪರಿಚಯ ಮಾಡ್ಕೋಬಹುದು ಹೇ ದಶರಥ ಚಕ್ರವರ್ತಿ ಹೇಗೆ ನಿನ್ನನ್ನು ಭಗವಂತ ಆರಿಸಿಕೊಂಡನು ತಾನು ಪುತ್ರನಾಗುವುದಕ್ಕೆ ಇವಳು ನನ್ನ ಮನೆಯನ್ನಾರಿಸಿಕೊಂಡಿದ್ದಾಳೆ ನೀನು ವಸಿಷ್ಠ ಶಿಷ್ಯ ನಾನು ಯಾಜ್ಞವಲ್ಕ್ಯ ಶಿಷ್ಯ ಗುರು ಕೃಪೆ ಇದ್ದದ್ದರಿಂದ ಮಮ ಸುತ ಸಾಧರ್ಮಚರೀತವ ಅಂದ್ರೆ ಆಚಾರ ಪ್ರಧಾನ ಕುಲ ಸಂಭೂತೆ ಜನಕ ಎಂಥವನು ಮಿಥಿಲಾಯಾಮ್ ಪ್ರದೀಪ್ತಾಯಂ ನಮೇ ಕಿಂಚಿತ್ ಪ್ರದೃಶ್ಯತೆ ವೈರಾಗ್ಯದಲ್ಲಿ ದಶರಥನನ್ನು ಮೀರಿಸಿದವರು ಜನಕ ಚಕ್ರವರ್ತಿ ಉಪನಿಷತ್ತಲ್ಲಿ ಎಷ್ಟು ಬರುತ್ತೆ ಅವನ ಕಥೆ ಅಷ್ಟೊಂದು ದೊಡ್ಡ ಚಕ್ರವರ್ತಿ ನಿತ್ಯ ಗ್ರಂಥಗಳನ್ನು ಓದ್ತಾ ಇದ್ದ ಪಂಡಿತರನ್ನು ಸೇರಿಸ್ತಿದ್ದ ಸಭೆ ಮಾಡ್ತಾ ಇದ್ದ ವಿದ್ವತ್ ಸಭೆ ಗೋಷ್ಠಿ ಒಂದು ದಿವಸ ಅವನು ವೈರಾಗ್ಯ ಪರೀಕ್ಷೆ ಮಾಡುವುದಕ್ಕೆ ಯಾರೋ ಒಬ್ಬರು ಬಂದು ಗುರುಗಳ ಸೂಚನೆಯಂತೆ ಅಯ್ಯೋ ನಿಮ್ಮ ಊರಿಗೆ ಬೆಂಕಿ ಬಿದ್ದೋಯ್ತು ಸುಟ್ಟೋಯ್ತು ಇಲ್ಲಿ ಕೂತಿದ್ದೀರಲ್ಲ ಕಾಲಕ್ಷೇಪ ಮಾಡ್ತಾ ಅಂದ್ರು ಅಷ್ಟೇ ತಾನೇ ಹೋದ್ರೆ ಹೋಯಿತು ಅಂದ ಅವನು ಮಿಥಿಲಾಯಾಂ ಪ್ರದೀಪ್ತಾಯಾಮ್ ಮಿಥಿಲೆ ಸುಟ್ಟು ಹೋದರೆ ನಮೇ ಕಿಂಚಿತ್ ಪ್ರದಹ್ಯತೆ ನನ್ನದು ಎಂಬುವುದೇನೂ ಹೋಗಲಿಲ್ಲ ನನ್ನ ಗುರುಗಳಿದ್ದಾರೆ ವಿದ್ಯೆ ಇದೆ ರಾಜ್ಯ ಹೋದ್ರೆ ಪದವಿ ಹೋಯ್ತು ಊರು ಹೋದ್ರೆ ಇವನಿಗೆ ಬೇಜಾರಿಲ್ಲ ಅಂತ ಹಾರ್ಡ್ ಹಾರ್ಟೆಡ್ ಅಂತ ಅರ್ಥವಲ್ಲ ನನ್ನ ಐಶ್ವರ್ಯ ಹೋಯಿತು ಅನ್ನೋ ಭಾವನೆ ಇಲ್ಲ ಅಂದವನು ದಶರಥನಿಗಾದರೂ ವ್ಯಾಮೋಹವಿತ್ತು ಜನಕರಾಜ್ ಇನ್ನೊಂದು ಕೈ ತೂಕ ಭಗವಂತ ನಿಮ್ಮ ಮನೆಯಲ್ಲಿ ಇರೋದು ಅವತಾರ ಮಾಡೋದು ಸಾಲಿಗ್ರಾಮ ರೂಪದಲ್ಲಿ ವಿಗ್ರಹ ರೂಪದಲ್ಲಿ ಬರೋದು ದೊಡ್ಡದಲ್ಲ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರೋದು ದೊಡ್ಡದು ಅವಳು ಚಂಚಲೆ ನಿಮ್ಮ ಮನೆಯಲ್ಲಿ ಊರಿ ಭದ್ರವಾಗಿ ನಿಂತ್ಕೋಬೇಕಾರೆ ನಿಮ್ಮಲ್ಲಿ ಆಚಾರ ವಿಚಾರ ಶುದ್ಧಿ ಇದ್ರೆ ಲಕ್ಷ್ಮಿ ನಿಂತ್ಕೊಳ್ತಾಳೆ ಆ ಲಕ್ಷ್ಮೀದೇವಿ ಬೆಳ್ಳಿ ಬಂಗಾರ ರೂಪದಲ್ಲಿ ಬ್ಯಾಂಕಲ್ಲಿರೋದು ದೊಡ್ಡದಲ್ಲ ನಿಮ್ಮ ಬಾಯಲ್ಲಿರುವುದು ದೊಡ್ಡದು ನಿಮ್ಮ ತಲೆಯಲ್ಲಿರುವುದು ದೊಡ್ಡದು ನಿಮ್ಮ ಹೃದಯದಲ್ಲಿರುವುದು ದೊಡ್ಡದು ವಾಗ್ದೇವಿ ಸೂಕ್ತ ಭೂ ಸೂಕ್ತ ಶ್ರೀ ಸೂಕ್ತ ಮೇಧಾ ಸೂಕ್ತ ಶ್ರದ್ಧಾ ಸೂಕ್ತ ವಾಗಂಭರಣಿ ಸೂಕ್ತ ಲಕ್ಷ್ಮೀಭಿಷೇಕವಾಗಿ ಎಷ್ಟು ಮಂತ್ರಗಳಿವೆ ವೇದದಲ್ಲಿ ವೇದದಲ್ಲಿರೋದೆಲ್ಲ ದೇವಿಯ ಗುಣಗಳ ಒಂದು ಪೆಟ್ಟಿಗೆ ಅದು ಸಂಪುಷ್ಟ ಎಂಬುದಾಗಿ ವರ್ಣನೆ ಮಾಡ್ತಾರೆ ರಾಮಾಯಣದಲ್ಲಿ ಯೋಧೆ ಆದ್ದರಿಂದ ನಾನು ನಿನಗೆ ಇವಳನ್ನು ಭೋಗಾರ್ಥವಾಗಿ ಕೊಡ್ತಾ ಇಲ್ಲ ಹೆಣ್ಣು ಕೊಡ್ತಾ ಇದ್ದೀರಿ ಇಷ್ಟು ಹತ್ರ ಕೊಡ್ತಾ ಇದ್ದೀರಲ್ಲ ಅಂದ್ರೆ ಸಹಧರ್ಮಚರಿತವ ಪ್ರಭು ನೀನು ಯಾವ ಕಾರ್ಯಕ್ಕೆ ಮಹಾಕಾರ್ಯಕ್ಕೆ ಶರಣಾಗತ ಸಂತ್ರಾಣಕ್ಕೆ ಅವತಾರ ಮಾಡಿದ್ದೀಯೋ ಅದರಲ್ಲಿ ಸಹಕಾರ ಮಾಡುವುದಕ್ಕೆ ಇವಳು ಬಂದಿದ್ದಾಳೆ ನೀ ಮಾಡೋ ಕೆಲಸಕ್ಕೆ ಅಡ್ಡ ಮಾಡೋಕೆ ಬಂದಿಲ್ಲ ದೊಡ್ಡದಾಗಿ ಹೇಳಬೇಕು ಹೇಳಿದ್ರು ಕತೆ ಮುಂದಕ್ಕೆ ಹೋಗೋದೇ ಇಲ್ಲ ಇವತ್ತು ಐದು ರೂಪಾಯಿ ಕೊಡವಳಿಗೆ ಅಂತ ರಾಮ ಹೇಳುವುದಾದ್ರೆ ಯಾಕ್ರಿ ಐದು ರೂಪಾಯಿ ಕೊಡಬೇಕು ಐವತ್ತು ರೂಪಾಯಿ ಕೊಡ್ತೀವಿ ಅಂತ ಕೊಡುವವಳು ಐಶ್ವರ್ಯಮಕ್ಷರಗತಿಂ ಪರಮಂ ವಾ ಶ್ಲೋಕ ಕೇಳಿದ್ದೀರೋ ಎಲ್ಲೋ ಶ್ರೀಗುಣರತ್ನಕೋಶ ಗುಣರತ್ನಕೋಶ ಓದಿದ್ದೀರಾ ಸ್ತೋತ್ರಗಳು ತುಂಬಾ ಸಂತೋಷ ಲಕ್ಷ್ಮೀದೇವಿಯ ಗುಣಗಳ ವಿಷಯದಲ್ಲಿ ಒಂದು ದೊಡ್ಡ ಗ್ರಂಥ ಪದ್ಯ ರೂಪದಲ್ಲಿ ಬರೆದ್ಬಿಟ್ರು ಪರಾಶರ ಭಟ್ರು ಒಬ್ಬನಿಗೆ ಐಶ್ವರ್ಯ ಕೊಡಬೇಕು ಒಬ್ಬನಿಗೆ ಕೈವಲ್ಯ ಪದವಿ ಕೊಡಬೇಕು ಒಬ್ಬನಿಗೆ ಮೋಕ್ಷವನ್ನೇ ಕೊಡಬೇಕು ಐಶ್ವರ್ಯಂ ಅಕ್ಷರಗತಿಂ ಪರಮಂ ಪದಂ ವಾ ಅಸ್ಮೈನ ಕಿಂಚಿದುಚಿತಂ ಕೇಳಿದವನಿಗೆ ಲಕ್ಷ್ಮೀದೇವಿ ಕೊಡ್ತಾಳೆ ಆದರೆ ಪೆದ್ದೆ ಸರಿಯಾಗಿ ಕೇಳೋಕ್ಕೂ ಬರಲಿಲ್ವಲ್ಲ ನಿನಗೆ ನನ್ನ ಹತ್ರ ಇನ್ನೂ ಬೇಕಾದಷ್ಟಿದೆ ನೀ ಸ್ವಲ್ಪವೇ ಕೇಳಿದ್ದೀಯಲ್ಲ ಅಸ್ಮಯಿನ ಅಸ್ಮೈನ ಉಚಿತ ಅವನಿಗೆ ಉಚಿತವಾದನ್ನು ಮಾಡೋಕಾಗಲಿಲ್ವಲ್ಲ ಅಂತ ಸ್ವಲ್ಪ ತಲೆ ತಗ್ಗಿಸಿ ಅತ್ಯಂತ ಉದಾರ ಭಾವದಿಂದ ತ್ವಂ ಲಜ್ಜಸೇ ಕಥಯಕೋ ಯಮುದಾರ ಭಾವ ಮೇಲ್ಕೋಟೆಯಲ್ಲಿ ಚಲುವನಾರಾಯಣನ ಪತ್ನಿ ಯದುಗಿರಿ ನಾಚ್ಯ ಸ್ವಲ್ಪ ತಲೆ ತಗ್ಗಿಸಿದ್ದಾಳೆ ಶ್ರೀರಂಗಕ್ಕೆ ಕಾಂಚೀಪುರಕ್ಕೆ ಬೇರೆ ಬೇರೆ ಕ್ಷೇತ್ರಗಳ ಲಕ್ಷ್ಮೀದೇವಿಯನ್ನು ನೋಡ್ಕೊಂಡು ಬನ್ನಿ ಮೇಲ್ಕೋಟೆಯಲ್ಲಿಯೂ ನೋಡಿ ಮೇಲ್ಕೋಟೆ ತಾಯಿ ಸ್ವಲ್ಪ ತಲೆ ತಗ್ಗಿಸಿದ್ದಾಳೆ ಯಾತಕ್ಕೆ ಅಂತ ಕೇಳಿದ್ರೆ ಭಕ್ತರು ಸರಿಯಾಗಿ ಕೇಳೋಕ್ ಬರುವುದಿಲ್ಲ ನನ್ನ ಮಕ್ಕಳಿಗೆ ನಾವು ಕೇಳಿದ್ದನ್ನ ಕೊಡಬಲ್ಲೆ ಅಯ್ಯೋ ಇಷ್ಟೇನೆ ಇನ್ನು ಸ್ವಲ್ಪ ಕೊಡಬೇಕು ಬೇಡ ಬೇಡ ಸಾಕು ಅಂತಾರೆ ಅವರು ಇವಳಿಗಿನ್ನೂ ಕೊಡಬೇಕು ಅಂತ ಆ ಔದಾರ್ಯ ಭಾವ ಇದೆಯಲ್ಲ ದೇವಜುಷ್ಟಾಮುದಾರಾಂ ಮುದಾರಾಂ ತಾಂ ಶರಣ ಶರಣಮಹಂ ಪ್ರಪದ್ಯೆ ಆ ಲಕ್ಷ್ಮೀರ್ಮೇ ನಶ್ಯತ ಅಂತ್ವಾಂ ವೃಣೇ ಇದು ಶ್ರೀ ಸೂಕ್ತದಲ್ಲಿರೋ ಉದಾರ ಶಬ್ದಕ್ಕೆ ಪರಾಶರ ಭಟ್ರ ವ್ಯಾಖ್ಯಾನ ಎಲ್ಲ ವೇದೋಕ್ತವಾದದ್ದು ರಾಮ ಒಂದು ಕಥೆ ಹೇಳಿದ್ರೆ ಅದಕ್ಕಿಂತ ಹೆಚ್ಚಿನ ದೊಡ್ಡ ಕಥೆಯನ್ನು ಸೀತಾದೇವಿ ಹೇಳ್ತಾಳೆ ಹನುಮಂತ ಬಂದ ರಾಮ ರಾವಣನನ್ನ ನಿಗ್ರಹ ಮಾಡಿದ ಮೇಲೆ ಇದು ಹೇಳಬಾರದು ಅಂತಿದ್ದೆ ಬಂದ್ಬಿಟ್ಟಿದ್ರೆ ನಾನೇನು ಮಾಡಲಿ ಕಥೆ ಇದು ಅರ್ಧ ಅರ್ಧ ಗಂಟೆ ತಗೊಳ್ಳುತ್ತೆ ಒಂದೊಂದು ಕಥೆ ಮುಂದಕ್ಕೆ ಹೋಗೋದಿಲ್ಲ ಇಲಿ ಸತ್ತ ಮೇಲೂ ಬಾಲ ಆಡ್ತಾ ಇರುತ್ತೆ ಮನೆಯಲ್ಲಿ ನೋಡಿದಿರೋ ಹಾಗೆ ರಾವಣ ಸತ್ತ ಮೇಲೆಯೂ ಸೀತಾದೇವಿಯ ಸುತ್ತ ಕೂತಿದ್ದ ಒಂದೇ ಕಣ್ಣು ಒಂದೇ ಕಿವಿ ಒಂದೇ ಮೂಗು ತಲೆಯಲ್ಲಿ ಉಶ್ವಾಸ ನಿಶ್ವಾಸ ಮಾಡುತ್ತಿದ್ದಂತಹ ಕೆಟ್ಟ ರಾಕ್ಷಸ ಸ್ತ್ರೀಯರು ಇನ್ನೂ ಸೀತೆಯನ್ನು ಹಿಂಸೆ ಮಾಡುತ್ತಿದ್ರು ರಾವಣನ ಗಂಡ ಮಾಡಿಕೋ ರಾವಣ ಅವನು ಸತ್ತು ಹೋಗಿದ್ದಾನೆ ಇವ್ರಿಗೆ ಗೊತ್ತಿಲ್ಲ ಮೆಸೇಜ್ ಇಲ್ಲ ರಾವಣನ ಹಾಸಿಗೆ ಹತ್ತು ಹೇಳ್ತಾ ಹಿಂಸೆ ಮಾಡ್ತಾ ಇರುವಾಗ ರಾವಣ ಸತ್ತ ನಿಮ್ಮ ಯಜಮಾನ ವಿಜಯಾಗಿದ್ದಾನೆ ಅಂತ ಸಮಾಚಾರ ಹೇಳೋಕ್ ಬಂದ ಹನುಮಂತನಿಗೆ ತಾಯಿ ಕಡೆ ಲಕ್ಷ್ಯ ಹೋಗಲಿಲ್ಲ ಅವನೇ ಹೋಗಿದ್ದಾನೆ ಇನ್ನೂ ಹಿಂಸೆ ಮಾಡ್ತಿದ್ದಾರಲ್ಲ ಕೋಪ ಬಂದು ಅಡ್ಡದಾರಿಯಲ್ಲಿ ಅಮ್ಮ ಇವರನ್ನು ಹಲ್ಲು ಮುರಿತೇನೆ ತಲೆ ಕೂದಲು ಕೀಳ್ತೇನೆ ಕಾಲಿಂದ ಒದಿತೇನೆ ಮೂಳೆ ಕೀಳ್ತೇನೆ ನನಗೆ ಅಪಣೆ ಕೊಡಿ ಅಂತ ಕೇಳಿದಾಗ ಏನೋ ಹನುಮಂತ ನಾ ರಾಮನ್ ಜೊತೆಯಲ್ಲಿದ್ದಾಗ ನಮ್ಮ ಯಜಮಾನರು ಚೆನ್ನಾಗಿದ್ದರು ಗುಡ್ ಬಿಹೇವಿಯರ್ ಅವರು ಬಂದ ಮೇಲೆ ನಿನ್ನಂತಹ ದುಷ್ಟರನ್ನ ಹತ್ರ ಸೇರಿಸಿಕೊಂಡಿದ್ದಾರೆ ಅಂತ ಕೇಳಿದ್ರು ನಿನ್ನಂತ ಅಯೋಗ್ಯಗಾಯ್ತ ಜಾಗ ಇದು ಏನ್ ತಿಳ್ಕೊಂಡ್ಯೋ ಪಾಪಾನಾಂ ವಾ ಶುಭಾನಾಂ ಪಾಪ ಮಾಡಲಿ ಪುಣ್ಯವನ್ನು ಮಾಡಲಿ ಅವರವರ ಕರ್ಮಕ್ಕೆ ಅವರು ಹೋಗ್ತಾರೆ ನನ್ನ ಕರ್ಮದಂತ ನನಗೆ ಶಕ್ತಿ ಆಯಿತು ರಾವಣ ದುಷ್ಟ ಆಗಿದ್ದ ಅವರ ಅಪ್ಪಣೆ ಇವರು ಕೇಳಿದ್ರು ಐ ಎ ಎಸ್ ಆಫೀಸರ್ ಇದ್ದಾಗೆ ಜೆಡಿಎಸ್ ಬರುತ್ತೆ ಕಾಂಗ್ರೆಸ್ ಬರುತ್ತೆ ಬಿಜೆಪಿ ಬರುತ್ತೆ ಹೋಗೋರು ಹೋಗ್ತಾರೆ ಇವರು ಐ ಎ ಎಸ್ ಅವ್ರು ಹಾಗೇ ಇರ್ತಾರೆ ಯಾರು ಹಾಗೆ ಹೇಳಿದ್ರೆ ಹಾಗೆ ಕೇಳ್ತಕ್ಕಂಥ ಅವರು ರಾಜ ಕುರ್ವತೀನಾಂ ಪರಾಜ್ಞಯ ಇನ್ನೊಬ್ಬರು ಅಪ್ಪಣೆ ಅಂತ ಕೇಳ್ತಕ್ಕವರು ಅವ್ರು ಹೇಳಿದಷ್ಟು ಮಾಡ್ತಾರೆ ಅವ್ರ ವಿಷಯದಲ್ಲಿ ಕಕ್ಕೊಪ್ಪೆ ದ್ವಾನರೋತ್ತಮ ಹೇ ಕೋತಿ ಅವ್ರ ವಿಷಯ ತಪ್ಪು ತಿಳ್ಕೊಳ್ಳೋದೆ ಅಂತ ಹೇಳಿ ಒಂದು ಕಥೆ ಹೇಳ್ತಾರೆ ವ್ಯಾಘ್ರ ಸಮೀಪದಲ್ಲಿ ಕಥೆ ಅಂಥದೇ ಒಂದು ಕಪೋತದ ಕಥೆಯನ್ನು ರಾಮನು ಹೇಳಿರ್ತಾನೆ ಯಾವುದೇ ಕಾರಣದಿಂದ ಶರಣಾಗತರನ್ನ ಕೈ ಬಿಡಬಾರದು ಅಲ್ಲೊಂದು ಕಥೆ ಇಲ್ಲೊಂದು ಕಥೆ ಒಂದೇ ತಕ್ಕಡಿ ರಾಮ ಸೀತೆಯರಲ್ಲಿ ಅಭಿಪ್ರಾಯ ಭೇದವಿಲ್ಲ ಮರದ ಮೇಲೆ ಕೂತು ಹನುಮಂತ ನೋಡ್ತಾನೆ ಮದುವೆ ಸೀತಾದೇವಿಯನ್ನ ಹುಡುಕಿ ಕಷ್ಟಪಟ್ಟು ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಸಮುದ್ರಂಗನ ಮಾಡ್ಕೊಂಡು ಬಂದವನಿಗೆ ಅವಳನ್ನ ಕಂಡ ಕೂಡಲೇ ಒಂದು ಕ್ಷಣದಲ್ಲಿ ಆನಂದವಾಯಿತು ಅಪ್ಪ ಅನೇಕ ವರ್ಷಗಳ ಹಿಂದೆ ವಿಶ್ವಾಮಿತ್ರರು ಈ ಮದುವೆ ಮಾಡಿಸಿದರಲ್ಲ ವರಸಾಮ್ಯ ತುಂಬಾ ಚೆನ್ನಾಗಿದೆ ಇವನ್ಯಾರು ಕೇಳಿದ್ರು ಅದು ಅಷ್ಟು ವಯಸ್ಸಾದ ಮೇಲೆ ಸೀತಾಪಹರಣ ಆದ್ಮೇಲೆ ವೃತ್ತಾಂ वृत्ताम् तुल्याभिनरसंवृताम् ರಾಘವೋರ್ಹತಿ वैदेहीम् ಸಂಚೇಯಮಸಿ ಕ್ಷಣ ರಾಮನ ರೂಪ ಸೀತಾದೇವಿ ರೂಪ ರಾಮನಿಗೆ ತಕ್ಕ ಹೆಂಡತಿ ಸೀತೆಗೆ ತಕ್ಕ ಗಂಡ ಆದರೂ ನಮ್ಮ ಅಮ್ಮನವ್ರದೇ ಸ್ವಲ್ಪ ಬ್ಯೂಟಿ ಹೆಚ್ಚು ಕಣ್ಣು ಕೆಳಗಡೆ ಒಂದು ಕಪ್ಪು ಛಾಯೆ ಇದೆ ಇದರಲ್ಲಿ ಬರೀ ಹರಸುವ ಕಟಾಕ್ಷ ಗುಣವಿದೆ ರಾಮನಲ್ಲಿ ಕೊಂಚ ಕೋಪದಿಂದ ನೋಡು ರಾಮೋ ರಕ್ತಾಂತಲೋಚನ ಆ ಉರಿಗಣ್ಣಿಲ್ಲ ಸೀತಾದೇವಿಯಲ್ಲಿ ಈ ತಾಯಿಯೇ ಸಾಕು ನಮಗೆ ಅಲಮೇಶ ಪರಿತ್ರಾತು ಮಾತೋ ಭಯಾತ್ ಅಭಿಯಾಚಾಮ ವೈದೇಹಿ ಅದು ತ್ರಿಜಟಾ ಸ್ವಪ್ನ ಅಂತ ಎಲ್ಲಿ ನೋಡಿ ತನ್ನ ಕಷ್ಟ ತಾನು ನುಂಗಿಕೊಂಡು ಭಕ್ತರನ್ನು ಅನುಗ್ರಹ ಮಾಡತಕ್ಕಂಥ ಮಹಾಮಾತೆ ಈ ಮಹಾಮಾತೆಯ ಕಲ್ಯಾಣದಲ್ಲಿ ಲೋಕ ಕಲ್ಯಾಣವೇ ಅಡಗಿದೆ ಅಂತ ತೋರಿಸೋದಕ್ಕೆ ವಿಶ್ವಾಮಿತ್ರರು ಬಂದ ಘಟ್ಟ ಇದರ ಮಹಿಮೆಯನ್ನು ನಿನ್ನೆ ಉಪನ್ಯಾಸದ ಕೊನೆಯಲ್ಲಿ ನಾನು ಎರಡು ನಿಮಿಷದಲ್ಲಿ ಹೇಗೆ ಹೇಳೋಕ್ಕಾಗುತ್ತೆ ಯೋಚನೆ ಮಾಡಿಕೊಳ್ಳಿ ಸೀತಾ ವಿವಾಹ ಘಟ್ಟವನ್ನು ಯಾರು ಹೀಗೆ ಪೂರ್ತಿಯಾಗಿ ಹೃದಯಂಗಮವಾಗಿ ಕೇಳ್ತಾರೆಯೋ ಅವರೆಲ್ಲರಿಗೂ ಸಕಲ ವಿಧ ಮಂಗಳ ಉಂಟು ಮದುವೆ ಆಗದೆ ಇದ್ದು ಹುಡುಗಿಯರಿಗೆ ಒಳ್ಳೆ ಗಂಡ ಸಿಗ್ತಾನೆ ಮದುವೆ ಆಗಿರುವವರಿಗೆ ರಾಮನಂಥ ಆ ನಡತೆಯಲ್ಲಿರುವಂತಹ ಗಂಡ ನಡತೆ ಬಿಟ್ಟಿದ್ದು ರಾಮನಂತ ತಿದ್ದುಕೊಳ್ತಾನೆ ಆಗಿದ್ರೆ ಮಕ್ಕಳು ರಾಮನಂತ ನಡೆಯುತ್ತಾರೆ ಸ್ತ್ರೀಯೋ ವೃದ್ಧ ಸರುಣ್ಯಶ್ಚ ಸಾಯಂ ಪ್ರಾತ ಸಮಾಹಿತ ಮುಂದೆ ಬರುತ್ತೆ ಅಯೋಧ್ಯಕ ಒಂದೊಂದು ಶ್ಲೋಕ ಒಂದೊಂದು ಶ್ಲೋಕ ತಡೆ ಹಿಡಿತು ಮುಂದಕ್ಕೆ ಅಯೋಧ್ಯೆಯಲ್ಲಿ ಎಲ್ಲರೂ ಎಲ್ಲಾ ಗುಡಿಗೂ ಹೋಗಿ ರಾಮನಿಗೆ ರಾಮನಿಗೆ ಪಟ್ಟಾಭಿಷೇಕ ರಾಮನಿಗೆ ಪಟ್ಟ ಎಲ್ಲ ವಯಸ್ಸಿನ ಸೇರು ಕೇಳ್ತಾ ಇದ್ರು ಕೇಳ್ತಾ ಇದ್ರು ಕೇಳ್ತಾ ಇದ್ರು ಆದ್ದರಿಂದ ಇಯಂ ಸೀತಾ ಮಮ ಸುತ ಸಹ ಧರ್ಮಚರಿತವ ಧರ್ಮಚಾರಣಿ ಅಂದ್ರೆ ಏನರ್ಥ ಗಂಡನಿಗೊಂದು ಧರ್ಮ ಒಂದು ಧರ್ಮ ಅಲ್ಲ ಇಬ್ಬರೂ ಸೇರಿ ಒಂದೇ ಧರ್ಮ ಆಚರಣೆ ಮಾಡಬೇಕು ವ್ಯಾಪಾರಸ್ಥರು ವೈಶ್ಯರ ಕುಲದಲ್ಲಿ ಒಬ್ಬರ ಯಜಮಾನರು ಒಂದು ಹೆಂಡತಿ ಮಾಡಿಕೊಂಡ್ರು ಅವರು ಜಪುಣತನ ಇದ್ರೆ ಹೆಂಡತಿಯು ಜಿಪುಣಾಗಿರಬೇಕು ಅಂತ ಅರ್ಥವೇ ಅಂತ ಕೇಳಬೇಡಿ ವೈಶ್ಯರಿಗೆ ಏನ್ ಧರ್ಮ ಹೇಳಿದ್ದಾರೆ ಭಗವಂತ ಅವರಿಗೆ ಯಾಗ ಮಾಡಿಸುವ ಅಧಿಕಾರವಿದೆ ಯಾಗ ಮಾಡುವ ಅಧಿಕಾರವಿಲ್ಲ ದಾನ ಕೊಡುವ ಅಧಿಕಾರವಿದೆ ಸಮಾಜಕ್ಕೆ ಊರುಗೋಲಾಗಿ ನಿಂತುಕೊಳ್ಳುವವರು ಆರ್ಥಿಕವಾಗಿ ವೈಶ್ಯ ತಿಲಕರು economic pillars of the country ಅಂದ್ರೆ ವೈಶ್ಯರು ಸರ್ಕಾರ ಬರ್ತದೆ ಹೋಗ್ತದೆ ಭೂಮಿಯೆಲ್ಲ ಅಬಾಲಿಷ್ ಮಾಡಿದ್ರು ಬ್ರಾಹ್ಮಣರು ಹಾಳಾದ್ರು ಕ್ಷತ್ರಿಯರು ಹೋದರು ಯುದ್ಧ ಭೂಮಿಯಲ್ಲೆಲ್ಲ ನಿಮ್ಮ ನಿಮ್ಮ ಯುವಕರು ಹುಡುಗರು ನಿಮಗೆ ಇಲ್ಲಿ ಗೊತ್ತಾಗ್ತಿಲ್ಲ ಉತ್ತರ ಭಾರತದಲ್ಲಿ ಎಷ್ಟೊಂದು ಜನ ತಾಯಂದಿರು ಮಕ್ಕಳನ್ನು ಬಲಿ ಕೊಟ್ಟಿದ್ದಾರೆ ಕಾರ್ಗಿಲ್ ಯುದ್ಧದಲ್ಲಿ ಮೂರು ಪಾಕಿಸ್ತಾನ ಯುದ್ಧದಲ್ಲಿ ಒಂದು ಬಾಂಗ್ಲಾದೇಶ ಯುದ್ಧದಲ್ಲಿ ನಾಳೆ ನಡೆಯುವ ಮಹಾಯುದ್ಧದಲ್ಲಿ ಬುಷ್ ಸಾಹೇಬ್ರ ವಿರುದ್ಧ ನಡೆಯುವ ಯುದ್ಧದಲ್ಲಿ ಪ್ರಿಡಿಕ್ಷನ್ ಇದೆ ಇದು ಸಪನ್ ದಾಸ್ ಗುಪ್ತಾ ಬರೆದಿದ್ದಾರೆ ವಿಜಯ ಟೈಮ್ಸ್ ಅಲ್ಲಿ ಹೋದ್ ನೋಡಿ next war will be in India Afghanistan ಆಯಿತು ಇರಾಕ್ ಆಯಿತು ಇರಾನ್ ಆಯಿತು next war will be waged in India ನೀವು ದಕ್ಷಿಣ ಭಾರತದಲ್ಲಿ ಮಜಾ ಮಾಡ್ತಾ ಕೂತಿದ್ದೀರಿ ನಿಮ್ಮ ಮಕ್ಕಳು ಯುದ್ಧ ಭೂಮಿಯಲ್ಲಿ ಸತ್ತದ್ದು ನೀವು ಕಾಣಿಲ್ಲ ಅಲ್ಲಿ ತಾಯಂದಿರು ಬಲಿ ಕೊಟ್ಟಿದ್ದಾರೆ ಒಂದೊಂದು ಕುಟುಂಬದಿಂದ ಹುಡುಗರನ್ನು ದಾನ ಕೊಟ್ಟು ಸಿಖ್ ಧರ್ಮಕ್ಕೆ ಸೇರಿಸಿ ಕ್ಷತ್ರವನ್ನ ಬೆಳೆಸಿದರು ತಾಯಂದಿರು ಆದ್ರಿಂದ ಅವರ ಕೊಡುಗೆ ಏನು ಅಂದ್ರೆ ಪ್ರಾಣವನ್ನು ಕೊಡ್ತಾರೆ ಬ್ರಾಹ್ಮಣರು ವಿದ್ಯೆಯನ್ನು ಕೊಡ್ತಾರೆ ವೈಶ್ಯರೇನು ಕೊಡ್ತಾರೆ ಎಕನಾಮಿಕ್ ಬ್ಯಾಕ್ ಬೋನ್ಸ್ ಒಂದು ಕಟ್ಟಡ ಇಂಥದ್ದು ಕಟ್ಟಬೇಕು ಎಷ್ಟೋ ಲಕ್ಷ ರೂಪಾಯಿ ಬೇಕು ನಾ ಕೊಡ್ತೇನೆ ಅಂತಾರೆ ಕೆಲವರು ಒಂದು ದೇವಸ್ಥಾನ ಕಟ್ಟಬೇಕಾಯಿತು ಸರ್ಕಾರ ಮುಟ್ಕೋಲು ಹಾಕೊಂಡ್ಬಿಡ್ತು ತಸ್ತಿಕ್ಕೆಲ್ಲ ಮತ್ತೊಂದಿಲ್ಲ ಅಯ್ಯೋ ನಮ್ಮ ಕೃಷ್ಣನ್ ದೇವಸ್ಥಾನ ನಾ ಜೀರ್ಣೋದ್ಧಾರ ಮಾಡ್ತೇನೆ ಯಾರೋ ಬರ್ತಾರೆ ನನ್ನ ಹೆಸರು ಹಾಕಬೇಡಿ ನಾ ಕೊಟ್ಟಿದ್ದ ಕಾಂಟ್ರಿಬ್ಯೂಷನ್ ಹಾಕಬೇಡಿ ನಮ್ಮ ಕಿರೀಟ ಅಂತ ಹಾಕಬೇಡಿ all the temples in this country will be renovated ನಿನ್ನೆ ನಾ ಕೇಳಿದ ಸಮಾಚಾರ ಜಾರ್ಜಿಯಾನ ಹೌದೇನಪ್ಪ ಜಾರ್ಜಿಯಾನ ಸ್ಟೇಟ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ನೀವು ಕೇಳಿದ್ದೀರೋ ಇಲ್ವೋ ಸುಮಾರು ಐದು ನೂರು ಸ್ವಾಮಿನಾರಾಯಣ ಟೆಂಪಲ್ಸ್ ಅನ್ನು ಭಾರತೀಯರು ಕಟ್ಟಿದ್ದಾರೆ ಒಂದು ಸಣ್ಣ ಸ್ಟೇಟ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಒಂದು ನಾನು ಕೇಳಿರಲಿಲ್ಲ ಸ್ವಾಮಿನಾರಾಯಣ ಟೆಂಪಲ್ಸ್ ಅಂದ್ರೆ ಹೇಗಿರುತ್ತೆ ನೀವು ನೋಡಿದ್ದೀರಿ ಕೇಳಿದ್ದೀರಿ ಅಕ್ಷರಧಾಮ ಟೆಂಪಲ್ಸ್ ಉಗಾಂಡಾದಲ್ಲಿ ಅಲ್ಲಿ ಇಲ್ಲಿ ಗಲಾಟಿ ಆದಾಗ ಅವರು ಎಷ್ಟೊಂದು ಮೆಡಿಕಲ್ ಹೆಲ್ಪ್ ನಿರ್ವಾಸಿತರಿಗೆ ಎಷ್ಟೊಂದು ಸಹಾಯವನ್ನು ಮಾಡಿದ್ರು one of the few missions responding to humanity in the whole world ಭಾರತೀಯರು ಪೆಟ್ರೋಲ್ ಪಂಪ್ಗಳನ್ನು ನಡೆಸ್ತಾ ಇದ್ದಾರಂತೆ ಗುಜರಾತಿಗಳು ಅಲ್ಲಿ every other petrol bunk owner is a Patel ಭಾರತೀಯರು ಅಂದ್ರೆ ಪಟೇಲ್ರು ಅಂತ ತಿಳ್ಕೊಂಡಿದ್ದಾರೆ ಹಳ್ಳಿ ಪಟೇಲ್ರಲ್ಲ ಗುಜರಾತಿ ಪಟೇಲ್ರು ನಮಗಿದು ಪತ್ರಿಕೆಗಳಲ್ಲಿ ವರದಿ ಆಗೋದಿಲ್ಲ ಪತ್ರಿಕೆಗಳೆಲ್ಲ ಧರ್ಮದ್ರೋಹಿಗಳು ಅನೇಕರು ನಮ್ಮ ಧರ್ಮದ ವಿರುದ್ಧವಾಗಿ ಬರೀತಾರೆ ಸರಿಯಾದ ಯಥಾರ್ಥವಾದ ವರ್ಲ್ಡ್ ಪಿಕ್ಚರ್ ಆಫ್ ಹಿಂದೂಯಿಸಂ ಕೊಡೋದೇ ಇಲ್ಲ ಅವರು ನಾವು ಜಾತಿ ಹೇಳ್ತೇವೆ ಅಂದ್ರೆ ಸಮಾಜಕ್ಕೆ ವೈಶ್ಯರು ಒಳ್ಳೆ ಕಾಂಟ್ರಿಬ್ಯೂಷನ್ಸ್ ಕೊಡ್ತಾರೆ ಅವರ ಪತ್ನಿಯಾದವರು ಅದಕ್ಕೆ ಸರಿಯಾಗಿರಬೇಕು ಯಾವನೋ ಬಂದು ಕೇಳ್ದ ಒಂದು ಗುಡಿ ಕಟ್ಸ್ತಾ ಇದ್ದೇವೆ ನಿಮ್ಮ ಡೊನೇಷನ್ ಎಷ್ಟು ಐದು ಸಾವಿರ ರೂಪಾಯಿ ಹಾಕಿ ಬಾಗಿಲು ಹಿಂದೆ ನಿಂತಿರ್ತಾಳೆ ಶಟ್ರ ಹೆಂಡತಿ ಕರೆದು ನಿಮ್ಗೇನ್ರಿ ದಾಡಿ ಅವನು ಯಾವನೋ ಹೆಂಡ ಇರಿ ಮಾಡ್ತಾನೆ ಅಂದ್ರೆ ಅವನಿಗೆ ಇಷ್ಟು ಕೋಟಿ ಕೊಟ್ಟಿದ್ದೀರಿ ಕೊಡ್ರಿ ಒಂದು ಐದು ಕೋಟಿ ರೂಪಾಯಿ ಹೆಂಡತಿ ಹೇಳಬೇಕು ಗಂಡನಿಗಿಂತ ದಾನದಲ್ಲಿ ಮುಂದಾಗಿರಬೇಕು ಗಂಡನಿಗಿಂತ ಧರ್ಮ ಪ್ರಜ್ಞೆಯಲ್ಲಿ ಮುಂದಾಗಿರಬೇಕು ರಾಮ ನಿನ್ನ ಪತ್ನಿಯಾಗಲಿರುವ ಈ ಸೀತಾದೇವಿ ನಿನಗಿಂತ ಒಂದಡಿ ಹೆಜ್ಜೆ ಮುಂದೈನಿಟ್ಟು ಧರ್ಮಚಾರಿಣಿಯಾಗಿರ್ತಾಳೆ ಸಾಧರ್ಮಚರೀತವ ಇಲ್ಲಿವರೆಗೆ ನನ್ನ ಮಗಳು ಇನ್ನು ಮೇಲೆ ನಿನ್ನ ಸಾಧರ್ಮಚಾರಿಣಿ ಪ್ರತಿ ಇಚ್ಛಚ ಗ್ರಹಣ ಅಲ್ಲ ಪ್ರಧಾನ ಅಲ್ಲ ಇಲ್ಲಿ ಕನ್ಯಾ ಪ್ರಧಾನ ಅಂತ ಹೇಳಿಲ್ಲ ಪ್ರಧಾನ ಅಂದ್ರೆ ಕೊಟ್ಟು ಕಳಿಸಿಬಿಡುವುದು ನೀವೇನ್ರಿ ಮದುವೆ ಮಾಡುವುದು ಅಂತ ಕೇಳ್ಬೋದಲ್ಲ ರಾಮಚಂದ್ರ ಹೇ ಜನಕ ಚಕ್ರವರ್ತಿ ಇದೇನು ಹೊಸದಾಗಿ ಮದುವೆ ಅಂತ ಮಾಡ್ತಿದ್ದೀಯೇ ಇವಳು ನನ್ನ ಪತ್ನಿನೇ ಅಲ್ವೇ ಅವಳು ಲಕ್ಷ್ಮೀದೇವಿ ನಾರಾಯಣ ಅಂತ ಹೇಳಿದ ಮೇಲೆ ನೀ ಕೊಡೋದೇನು ಬಂತು ನಾ ತಗೊಳ್ಳೋದೇನು ಬಂತು ಅಂದ್ರೆ ಇಲ್ಲ ನನ್ನ ಮನೆಯಲ್ಲಿ ಒತ್ತೆ ಇಟ್ಟಿದ್ದೆ ಆ ಪದಾರ್ಥವನ್ನು ಅದನ್ನು ವಾಪಸ್ ಕೊಡ್ತಾ ಇದ್ದೇನೆ ಪ್ರತಿ ಚಚಯೇನ ಪ್ರತಿಗ್ರಹ ಮಾಡಿಕೋ ಅವಳು ನಿನ್ನವಳು ಭದ್ರಂತೆ ನಿನಗೆ ಮಂಗಳವಾಗಲಿ ಲೋಕಕ್ಕೆ ಮಂಗಳವಾಗಲಿ ಪರಿವಾಚ ಪಿಳ್ಳೆ ಹೆಣ್ಣು ಹೆತ್ತವರಿಗೆಲ್ಲರಿಗೂ ಮಂಗಳವಾಗಲಿ ಇದೇ ಶ್ಲೋಕ ಹೇಳಬೇಕಾದ ಜಾಗದಲ್ಲಿ ಆದ್ರಿಂದ ನಿನಗೊಳ್ಳೇದಾಗಲಿ ಪ್ರತೀಚ್ಛ ಜೈನಾಂ ದೃಷ್ಟಿ ದೋಷ ಬಾರದೇ ಇರಲಿ ಸಕಲ ವಿಧ ಮಂಗಳವಾಗಲಿ ನನಗೆ ದಶರಥನಿಗೆ ಉಭಯ ಕುಲಕ್ಕೆ ರಾವಣನಿಗೆ ಲಂಕೆಗೆ ಲೋಕಕ್ಕೆ ಮಂಗಳವಾಗಲಿ ಒಂದು ಸೀತಾ ಕಲ್ಯಾಣ ಲೋಕಕ್ಕೇ ಮಂಗಳವಾಯಿತು ವೆಂಕಟೇಶ್ವರನಿಗೆ ದಿನಂ ಪ್ರತಿ ಕಲ್ಯಾಣೋತ್ಸವ ಮಾಡ್ತಾರೆ ಕ್ರೈಸ್ತರಿಗೆ ಮುಸಲ್ಮಾನರಿಗೆ ಅರ್ಥ ಆಗೋದಿಲ್ಲ ಏನಿಷ್ಟೊಂದು ಕಲ್ಯಾಣೋತ್ಸವ ಮಾಡ್ತಾರೆ ಅಂದ್ರೆ ಅವರು ತಮ್ಮ ತಮಗೆ ಸೇರಿಕೊಂಡು ನಮ್ಮ ಮನೆಗೆ ಸಂಕಲ್ಪ ಮಾಡಿ ಮಾಡೋದಲ್ಲ ಅಲ್ಲಿ ನಡೆಯುವ ಕಲ್ಯಾಣದಲ್ಲಿ ಜಗತ್ತಿನ ಮಂಗಳ ಅಡಗಿದೆ ಅದು ತಿಳ್ಕೊಂಡ ದಿವಸಕ್ಕೆ ಕ್ರೈಸ್ತರು ಅಲ್ಲಿಂದ ಖಾಲಿ ಮಾಡ್ತಾರೆ ಮುಸಲ್ಮಾನರು ಅಲ್ಲಿಂದ ಖಾಲಿ ಮಾಡ್ತಾರೆ ಅವರು ಮತ್ತೆ ಹಿಂದೂಗಳಾಗಿ ವಾಪಸ್ ಬರ್ತಾರೆ ಭದ್ರಂತೆ ಅವ್ರಿಗೂ ಒಳ್ಳೇದಾಗಲಿ ಲೋಕಕ್ಕೆ ಮಂಗಳವಾಗಲಿ ಪಾಣಿ ಗೃಹೇಶ್ವ ಪಾಣಿನ ಕೈಯಿಂದ ಕೈಯನ್ನ ಹಿಡಿ ಇದು ಹೇಳಬೇಕೆ ಇದಕ್ಕೆ ಯಾರೋ ಟ್ರೈನಿಂಗ್ ಕೊಡ್ತಾರಿಯೇ ರಾಷ್ಟ್ರಪತಿಗಳ ಕೈಯಲ್ಲಿ ಸ್ವರ್ಣ ಪದಕ ಮತ್ತೊಂದು ಪ್ರೆಸಿಡೆಂಟ್ಸ್ ಅವಾರ್ಡ್ ತಗೋಬೇಕಾದ್ರೆ ರಿಹರ್ಸಲ್ ಮಾಡ್ತಾರಂತೆ ಇವನೆಲ್ಲಿ ನಿಲ್ಲಬೇಕು ರಾಷ್ಟ್ರಪತಿ ಎಲ್ಲಿ ಬರ್ತಾನೆ ಪದಕ ಎಲ್ಲಿ ಹಾಕ್ತಾನೆ ಕೈಯಲ್ಲಿ ನೀಡಬೇಕು ಇದಕ್ಕೆಲ್ಲ ಟ್ರೈನಿಂಗ್ ಕೊಡ್ತಾರೆ ರಾಮನಿಗೆ ನಾಳೆ ಮದುವೆ ಅಂತ ಟ್ರೈನಿಂಗ್ ಕೊಟ್ಟವರು ಯಾರು ಕೈ ಹಿಡಿಯೋದು ಗೊತ್ತಿಲ್ವೇ ಅವನಿಗೆ ಸ್ವಾಮಿಗೆ ಕೈ ಬಿಡುವುದೂ ಗೊತ್ತಿಲ್ಲ ಕೈ ಹಿಡಿಯುವುದು ಒಂದೇ ಗೊತ್ತು ಅರ್ಥವಾಯ್ತೆ ಇದು ಬಿಡುವ ಕೈ ಅಲ್ಲ ಎಲೆಕ್ಷನ್ ಕೈ ಅಲ್ಲ ಇದು ಇದು ಹಿಡ್ಕೊಳ್ಳುವ ಕೈ ಬಂದವ್ರನ್ನೆಲ್ಲ ಆಧಾರ ಮಾಡತಕ್ಕಂತಹ ಕೈ ಇದು ಪಾಣಿ ಪಾಣಿನ ನಿನ್ನ ಪವಿತ್ರವಾದ ಕೈಯಿಂದ ಲೋಕಕ್ಕೆ ಅಭಯವನ್ನು ಕೊಡತಕ್ಕಂತಹ ದಿವ್ಯಹಸ್ತದಿಂದ ಈ ಅಮ್ಮನವರ ಕೈಯನ್ನು ಹಿಡಿ ಇಲ್ಲಿ ಕೆಲವು ಚಮತ್ಕಾರ ನಿಮ್ಗೆ ಯಾರ್ಯಾರಿಗೆ ಮದುವೆ ಆಗಿದೆಯೋ ಅವರು ಕೇಳಿಕೊಳ್ಳಿ ಆಗದೇ ಇದ್ದವರು ತುಂಬಾ ವಿಶೇಷವಾಗಿ ಕೇಳಿ ವಿವಾಹವಾಗುವ ಕಾಲದಲ್ಲಿ ಅಯ್ಯೋ ಅವರೆಲ್ಲ ನೋಡ್ತಾ ಇದ್ದಾರೆ ಟಿವಿ ತೆಗಿತಾ ಇದ್ದಾರೆ ಅಂತ ಆ ಹೆಣ್ಣಿನ ಕೈಯನ್ನು ಹಿಡಿಯುವ ಗಂಡು ಬರೀ ಬೆರಳನ್ನು ಹಿಡ್ಕೊಂಡ್ರೆ ಬರೀ ಹೆಣ್ಣು ಮಕ್ಕಳೇ ಆಗ್ತಾರಂತೆ ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಪ್ರಾಣಿ ಪ್ರಾಣಿಯಿಂದ ಇಲ್ಲಿ ತನಕ ಪೂರ್ತಿ ಕೈಯನ್ನು ಹಿಡಿಯಬೇಕು ಇಲ್ಲಿ ತನಕ ರಿಸ್ಟ್ ಇಲ್ಲಿ ತನಕ ಹಿಡಿದ್ರೆ ಒಳ್ಳೆಯ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಲೋಕಪೋಷಕವಾಗ ನಮಗೆ ಏಳು ಹೆಣ್ಣು ಮಕ್ಕಳಾಯಿತು ಅಂತ ಒಬ್ರು ಹೇಳಿದ್ರೆ ನೀವು ಮಾಡಿಕೊಂಡದ್ದು ಬರೀ ಕೈ ಹಿಡಿದಿದ್ದೀರಿ ನಾವೇನು ಮಾಡ್ಬೇಕಾಗಿ ಅದಕ್ಕೆ ಇದಕ್ಕೆ ಏನು ಸಂಬಂಧ ಅಂತ ಕೇಳಬೇಡಿ ಫಂಕ್ಷನ್ ಅವರು ಕೂತಿದ್ದಾರೆ ಆಕ್ಯೂ ಪ್ರೆಷರ್ ಆಕ್ಯೂ ಫಂಕ್ಷನ್ ಯಾವ ಯಾವ ಜಾಗದಲ್ಲಿ ಏನೇನಿದೆ ವಿಚ್ ಮರುಸ್ ನರುಸ್ ಯಾವ್ದು ಎಲ್ಲಿ ಹೇಗೆ ರಿಲೀಸ್ ಆಗುತ್ತೆ ನಮಗೆ ಗೊತ್ತಿಲ್ಲ ಅದು ಒಂದು ಶಾಸ್ತ್ರ ಪಾಣಿಗ್ರಹಣ ಪಾಣಿಂಗ್ರಣ್ಯೇಶ್ವ ಪಾಣಿನ ಇನ್ನೂ ಒಂದು ಅರ್ಥ ಹೇಳ್ತಾರೆ ಸದ್ಯಕ್ಕೆ ಕೈ ಹಿಡಿಯಪ್ಪ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕಾಲು ಹಿಡಿಯುವಂತೆ ಎಲ್ಲಿ ಸಪ್ತಪದಿ ಬರ್ತದಲ್ಲ ಏಕಮಿಷೇ ತೂ ದ್ವೇ ಊರ್ಜೆ ಗೆರೆ ಹಾಕ್ತಾರೆ ಅಶ್ಮಾಭವ ಪರಶುರ್ಭವ ಇದೆಲ್ಲ ಈ ಮಂತ್ರಗಳು ಏನಿದೆಯಲ್ಲ ದೊಡ್ಡ ಕಲ್ಲನ್ನು ತಂದಿಟ್ಟು ಈ ಕನ್ಯೆಯಾದವಳು ಈ ಧಾರೆ ಎರೆದ ಕೂಡಲೇ ತಾನು ಹೆಜ್ಜೆಯನ್ನ ಒಂದೊಂದಾಗಿ ಮುಂದಕ್ಕೆ ಇಡಬೇಕು ಅವಳಿಗೆ ಅಸಿಸ್ಟ್ ಮಾಡುವನು ಗಂಡ ಹೆಂಡತಿ ನಿಂತಿರ್ತಾಳೆ ಗಂಡ ಕೂತಿರಬೇಕು ತಿಳ್ಕೊಳ್ಳಿ ಗಂಡನ್ನು ಬಗ್ಗಿಸೋದಕ್ಕಿದು ಒಂದೇ ಸಂದರ್ಭ ಜುಟ್ಟು ಹಿಡಿದು ಕಾಲು ಹಿಡಿಬೇಕೀಗ ಅಯ್ಯೋ ಟಿ ವಿದವರಿದ್ದಾರೆ ಅಂತ ಕಾಲು ಹಿಡಿ ಅಷ್ಟು ಅಷ್ಟು ಜನರೆದುರಿಗೆ ಹೇಗೆ ಹಿಡಿಬೇಕು ಒಂದೊಂದು ಗೆರೆ ಮೇಲೆ ಒಂದೊಂದು ಸಲ ಹೆಜ್ಜೆ ಇಡುವಾಗ ಏಕ ವಿಷಯ ವಿಷ್ಣು ಸ್ವಾನ್ವೇತು ಮೊದಲನೇ ಇಲ್ಲಿ ಭಗವಂತ ವಿಷ್ಣು ನಿನ್ನ ಜೊತೆಯಲ್ಲಿ ಬರಲಮ್ಮ ಅವನ ಹೆಜ್ಜೆ ತೆಗೆಸಿ ಮುಂದಕ್ಕಿಡಬೇಕು ಅಷ್ಟು ಗೆರೆ ಬರೆಯುವಂತೆ ದೊಡ್ಡ ಕಲ್ಲನ್ನು ಇಡಬೇಕು ಈ ಪುರೋಹಿತರು ಕಂಟ್ರಾವಿ ಪುರೋಹಿತರು ಏನ್ಮಾಡ್ತಾರೆ ಮಾಡ್ತಾರೆ ಅಲ್ಲೆಲ್ಲಿ ತಗೊಂಡ್ಬರೋ ಛತ್ರದಲ್ಲಿ ಕಲ್ಲು ಅಂತ ಈ ಮನೆಗಿನೇ ಕಟ್ಟುವಾಗ ಬಿದ್ದಿರುತ್ತಲ್ಲ ಚೂರು ಕಲ್ಲು ತಂದು ಅದರಲ್ಲೇ ಏಳಿಗೆರೆ ಹಾಕಿ ಲಕ್ಷ್ಮಣದೇಕೆ ಅಂತೆ ಸುಮ್ಮನೆ ಮಂತ್ರ ಹೇಳಿ ರೇ ಹಿಡ್ಕೊಂಡು ದನ ನಡೆಸುವಾಗ ನಡೆಸೋ ಅಂತ ನಡೆಸಿಬಿಡ್ತಾರೆ ಹ್ಞೂ ನಮಗ್ ಗೊತ್ತಿಲ್ಲ ಅವಾಗ ನಾವು ಹಾಗೆ ಮಾಡಿಬಿಟ್ಟು ಗಂಡು ಹೆಣ್ಣಿನ ಕಾಲನ್ನ செம்மையுடைய திருக்கையால் தாழ்பத்தி அம்மி மிதிக்க கணா கண்டேன் தோழி நான் ஆண்டாள் ದೇವಿ ತಾನು ಕಂಡ ವಾರಣಮಾಯಿರಂ ಲೋಕಕ್ಕೆ ಕ್ಷೇಮ ಕೊಡುವ ತನ್ನ ಕೈಯಿಂದ ಭಗವಂತ ನನ್ನ ಕಾಲನ್ನು ಮುಟ್ಟಿ ಒಂದೊಂದು ಹೆಜ್ಜೆ ಇಡಿಸಿಬಿಟ್ಟ ನಾ ಕನಸು ಕಂಡೆ ಕಾಣೆ ವಿವಾಹ ಕ್ರಮ ಆಂಡಾಳ್ ದೇವಿ ತಾನು ಅನುಭವಿಸೋದನ್ನು ಕನಸಲ್ಲಿ ಕಂಡು ಬರೆದಿದ್ದದು ಶಾಸ್ತ್ರ ಹಾಗೆ ಹೇಳುತ್ತೆ ಉಜ್ವಲ ಅಂತ ವ್ಯಾಖ್ಯಾನ ಬರೆದಿದ್ದಾರೆ ಹರದತ್ತಾಚಾರ್ಯರು ವಿವಾಹ ಮಂತ್ರ ಏಕಾಗ್ನಿ ಕಾಂಡಕ್ಕೆಲ್ಲ ದೊಡ್ಡ ಭಾಷ್ಯವಿದೆ ಮಂತ್ರಾರ್ಥ ಹೇಳೋದು ಉಪನ್ಯಾಸಕರಲ್ಲಿ ಯಾರೂ ಬರೋದಿಲ್ಲ ಸಂದರ್ಭ ಉಂಟಾಗಲೇ ತೋರಿಸೋದು ನಮ್ಮ ಕೆಲಸ ಈ ಮಂತ್ರ ಯಾವಾಗ ಹೇಳ್ತೀರಿ ನೀವು ರಾಮ ಈಗ ಕೈ ಹಿಡಿ ಸ್ವಲ್ಪ ಹೊತ್ತಾದ ಮೇಲೆ ಎಲ್ಲರ ಕಣ್ಣೆದರಿಗೆ ಅವಳ ಕಾಲುಗಳನ್ನು ಹಿಡಿದು ನಲಿಸು ರಾತ್ರಿ ಈ ವಿಭ್ರ ಏಕಾಂತದ ತರೆ ಹಿಂದೆ ಇರುವಾಗ ಕಾಲು ಮೇಲೆಯೇ ಬಿದ್ದು ನಮಸ್ಕಾರ ಬೇಕಾರ ಮಾಡು ಆ ತೆರೆ ಹಿಂದೆ ಏನು ಬೇಕಾದ್ರೂ ನಡೆಯಲಿ ಅದನ್ನ ನಾವು ಕೇಳೋದಿಲ್ಲ ಅಲ್ಲಿ ವಿಡಿಯೋಗ್ರಾಫರ್ ಇರೋದಿಲ್ಲ ಸದ್ಯಕ್ಕೆ ಕೈ ಹಿಡಿ ಪಾಣಿ ಶ್ವಪಾಣಿನ ರಾಮ ಹೇಳಿದ ಪ್ರತಿ ಇಚ್ಛ ಅಂತ ಅಂದ್ಬಿಟ್ರಲ್ಲ ಸ್ವಲ್ಪ ನಮ್ಮ ತಂದೆಯನ್ನು ಕೇಳಬೇಡವೆ ವಸಿಷ್ಠರನ್ನು ಕೇಳಬೇಡವೆ ಅದಕ್ಕೆ ಜನಕ ಹೇಳ್ತಾ ನೀ ಮೊದಲು ಒಪ್ಪು ಅವರನ್ನು ಒಪ್ಪಿಸೋದು ನನ್ನ ಕೆಲಸ ನೀ ಕೇಳಬೇಕಾಗಿಲ್ಲ ಏನು ಕನ್ಯಾದಾನ ಆಗಬಹುದೇ ರಾಮಚಂದ್ರ ನಮ್ಮಗಳ ಕೈ ಹಿಡಿಬಹುದೇ ಆ ಹೊತ್ತಲ್ಲಿ ವಿಶೇಷವಾಗಿ ಎಲ್ಲರಿಗೆ ಅಕ್ಷತೆಯನ್ನು ಕೊಟ್ಟು ಕನ್ಯಾದಾನಕ್ಕೆ ವಿಶೇಷವಾಗಿ ಆಮಂತ್ರಣ ಕೊಡ್ತಾರೆ ಎಲ್ಲ ಎದುರಿಗೆ ಕೂತಿರ್ತಾರೆ ಸಭೆಯಲ್ಲಿ ಆ ಪುರೋಹಿತರ ಚಿಲ್ಟೇರಿ ಅಸಿಸ್ಟೆನ್ಸ್ ಒಬ್ಬ ಇರ್ತಾನೆ ಎಲ್ಲ ದುಡ್ಡು ಸೊಂಟಕ್ಕೆ ಏರಿಸೋನು ಲೈ ಅಕ್ಷತೆ ಕೊಡ್ರ ಎಲ್ಲರಿಗೂ ಇವ ಏನ್ ಮಾಡ್ತಾನೆ ಅವನ ಸೊಂಟವೆಲ್ಲ ಅರಿಶಿನ ಆಗಿರುತ್ತೆ ಅದು ಅಕ್ಷತೆ ಒಂದು ಕಡೆ ದುಡ್ಡು ಒಂದು ಈ ಪುರೋಹಿತರಲ್ಲಿ ತಗೊಂಡೋಗ್ಬಿಡ್ತಾರೋ ಒಂದು ಭಯ ಅವನಿಗೆ ಎಲ್ಲರ ಕೈಯಲ್ಲಿ ಅಕ್ಷತೆ ಕೊಟ್ಟು ಕೊಟ್ಟು ಕೊಟ್ಟು ಅವರೇನ್ ಮಾಡ್ತಾರೆ ಆಶೀರ್ವಾದ ಹೆಣ್ಣು ಗಂಡಿನ ತಲೆ ಮೇಲೆ ಬೀಳೋಕ್ ಮೊದಲಾಗಿ ಫ್ರಂಟ್ ಬೆಂಚಲ್ಲಿ ಕೂತಿರ್ತಾರಲ್ಲ ಅವ್ರ ತಲೆ ಮೇಲೆ ಅಕ್ಷತೆ ಹಾಕ್ತಾರೆ ಅದರಿಂದಲೇ ಮದುವೆ ಹೋಗೋವರೆಲ್ಲ ದೀರ್ಘಾಯುಷ್ಮಂತ್ರಿ ಹಾಕಿರ್ತಾರೆ ಅಂದ್ರೆ ಅವ್ರಿಗಾಗಿ ಹಾಕಬೇಕಾದ್ದಲ್ಲ ಇವ್ರ ತಲೆಗೆ ಬಿದ್ದಿರುತ್ತೆ ಅದು ಅಕ್ಷತೆ ಕೊಡ್ತಾರೆ ಕನ್ಯಾದಾನ ಸುಮುಹೂರ್ತೋ ಸ್ಥಿತಿಭವಂತೋ ಮಹಾಂತೋನು ಗೃಹಂತು ಅಂತ ಹೇಳಿ ವೈದಿಕೋತ್ತಮರಾಗಿರುವ ಎಂಟು ಹತ್ತು ಜನ ಭಾಗವತರಿಗೆ ಸಭಾತಾಂಬೂಲಕ್ಕಿಂತ ಪೂರ್ವದಲ್ಲಿ ವಿಶೇಷ ಸಂಭಾವನೆಯನ್ನು ಮಾಡಬೇಕು ಜ್ಞಾಪಕ ಇಟ್ಕೊಳ್ಳಿ ವೈದಿಕರು ಆ ಜಾಗದಲ್ಲಿ ತಥಾಸ್ತು ನಿಮ್ಮ ಮಗಳು ಚೆನ್ನಾಗಿದೆ ಆಶೀರ್ವಾದ ಮಾಡತಕ್ಕವರಿಗೆ ನಿಮ್ಮ ಶಕ್ತಿ ಇದ್ದಷ್ಟು ಕೊಟ್ಟು ಯಾಕೆಂದ್ರೆ ಅವರು ಅವರು ಸಂತುಷ್ಟರಾಗಿ ಹರಿಸಬೇಕು ವಿಶೇಷವಾಗಿ ಅವರನ್ನು ಸಂತೋಷಪಡಿಸಬೇಕು ನಿಮ್ಮ ತಂದೆ ತಾಯಿನ ಹೇಳ್ಕೊಳ್ತೀನಿ ನೀ ಮೊದಲು ಒಪ್ಪೋ ಕೆಲವು ಅಳಿಯಂದ್ರು ಇರ್ತಾರಂತೆ ಅದನ್ನು ಬರೆದಿದ್ದಾರೆ ವ್ಯಾಖ್ಯಾನಕಾರರು ಒಂದಾಲ್ ತಳ್ಳ ಮಾಡ್ತೇನೆ ಪೋನಾಲ್ ತೇಡ ಮಾಡ್ತೇನು ಆಂಡವನ್ ಸ್ವಾಮಿಗಳು ಹೇಳೋರು ಅವಳಾಗ ಬಂದ್ರೆ ಬೇಡ ಅಂತ ಹೇಳೋದಿಲ್ಲ ಕಸ ಗುಡಿಸ್ಕೊಂಡು ಬೀದಿರ್ಲಿ ಕೋಪ ಗೀಪ ಮಾಡ್ಕೊಂಡು ಅಪ್ಪನ ಮನೆಗೆ ಹೋಗ್ತೀನಿ ಅಂತ ಹೋಗು ನಾನಾ ಕರ್ಕೊಂಡ್ ಬರೋದಿಲ್ಲ ನೀನಾಗ ಬರಬೇಕು ಆವಾಹನೆಯೂ ಇಲ್ಲ ವಿಸರ್ಜನೆಯೂ ಇಲ್ಲ ಇಂಥ ಗೊಡ್ಡ ಗಂಡ ಅಲ್ಲ ನಾನು ರಾಮಚಂದ್ರ ಹೇಳ್ತಾನೆ ಆಗ ಇವನು ಕೇಳ್ತಾರೆ ಬಾಣಿ ಗೃಹೀಶ್ವ ಎಂಥ ಕೈಯೋ ರಾಮ ಇದು ಲೋಕವನ್ನ ಹರಸೋ ಕೈಯಪ್ಪ ನಿನ್ನದಾದರೂ ಕತ್ತಿ ಹಿಡಿಯೋ ಕೈ ಬಿಲ್ ಹಿಡಿಯೋ ಕೈ ಇದು ಬರೀ ಹರಸುವ ಕೈ ಲಕ್ಷ್ಮೀದೇವಿ ದೇವಿ ಒಂದು ಕೈಯಲ್ಲಿ ಅಭಯ ಕೊಡ್ತಾಳೆ ಒಂದು ಕೈಯಲ್ಲಿ ಹೀಗೆ ನನ್ನ ಪಾದವನ್ನು ನೋಡಿ ಅಂತ ಹೇಳ್ತಿರ್ತಾರೆ ಇನ್ನೆರಡು ಕೈಗಳಲ್ಲಿ ಗಮನಿಸಿ ಒಂದರಲ್ಲಿ ಬೆರೆದಿದ್ದ ಪದ್ಮ ಇನ್ನೊಂದರಲ್ಲಿ ಅರ್ಧಮುಗ್ಧವಾಗಿರುವ ಪದ್ಮ ಮತ್ತೆ ಹೇಳ್ತೇನೆ ಜ್ಞಾಪಕ ಮಾಡ್ಕೊಳ್ಳಿ ಮೇಲಿನ ಎರಡು ಕೈಗಳಲ್ಲಿ ಪೂರ್ತಿ ಬೆರೆದಿದ್ದ ತಾವರೆ ಒಂದು ಕೈಯಲ್ಲಿ ಇನ್ನೊಂದರಲ್ಲಿ ಅರ್ಧ ಬಿರಿದಿರುವ ತಾವರೆ ಇದೇನು ಸಂಕೇತ ಅಂದ್ರೆ ಪೂರ್ಣವಾಗಿ ವಿಕಸಿತವಾದ ಚೇತನರು ಉಂಟು ಲೋಕದಲ್ಲಿ ಅರಳಿದ ಮನಸ್ಸುಗಳು ಅರ್ಧಮುಗ್ಧಾವಸ್ಥೆಯ ಮನಸ್ಸುಗಳು ಲೋಕದಲ್ಲಿ ಉಂಟು ಅವರೆಲ್ಲರನ್ನ ತಾಯಿ ತನ್ನ ಮಕ್ಕಳು ಎಂಬುದಾಗಿ ಕೈಯಲ್ಲಿ ಹಿಡಿದಿರ್ತಾಳೆ ಚೆಂಡಿನಂತೆ ಹಿಡ್ಕೊಂಡಿರ್ತಾಳೆ ಭಗವಂತ ಫುಟ್ಬಾಲ್ ಆಗಿ ಒದ್ದಾಡ್ತಿರ್ತಾನೆ ಮಕ್ಕಳನ್ನು ಈ ಬಾಲ್ ಈ ಬಾಲ್ ವಾಲಿಬಾಲ್ ಇರುತ್ತೆ ನೋಡಿ ಆ ವಾಲಿಬಾಲ್ ಫುಟ್ಬಾಲ್ಗಿಂತ ಕ್ರೂರವಾದ ಆಟ ಯಾಕೆಂದ್ರೆ ತಳವಿಲ್ಲದಂತಹ ಬಾವಿಯಲ್ಲಿ ಹಾಕ್ತಾರದನ್ನು ತಗೊಂಡೋಗಿ ಈ ಮಕ್ಕಳನ್ನೆಲ್ಲಿ ತಳಿಬಿಡ್ತಾನೋ ಎಂಬುದಾಗಿ ತಾಯಿ ಆ ಚೆಂಡನ್ನು ನನ್ನ ಕಡೆ ಕೊಡು ಮಕ್ಕಳನ್ನು ಚೆಂಡಿನಂತೆ ಓದೇ ಬೇಡ ಅನ್ನೋ ಅರ್ಥದಲ್ಲಿ ತಿರುಪಾವೆಯಲ್ಲಿ ಕೆಲವು ವಿಶೇಷವಾದ ಪದ್ಯಗಳು <coughs> ಸೀತಾಘಟ್ಟದಲ್ಲಿ ತಿರುಪಾವೆ ಪೂರ್ತಿ ಅನುಭವಿಸಿ ನಾವು ಹೇಳಬಹುದು ಪ್ರತಿ ಚೈನಾಂ ಭದ್ರಂತೆ ಪಾಣಿಂ ಗೃಹೇಶ್ವ ಪಾಣಿನ ನಿನ್ನ ಕೈಯಿಂದ ಒಪ್ಪಿಸಿಕೋ ಪತಿವ್ರತ ಮಹಾಭಾಗ ವಿಧಿ ಇಲ್ಲದೆ ಮುಂದಕ್ಕೆ ಹೋಗ್ತಾ ಇದ್ದೇನೆ ಇನ್ನು ಬೇಕಾಷ್ಟಿದೆ ಹೇಳೋದಿಕ್ಕೆ ಇವಳು ಪತಿವ್ರತೆ ಪಾತಿವ್ರತ್ಯ ಅಂದ್ರೆ ಏನರ್ಥ ಅವನು ಹಿಡಿದ ವ್ರತದಲ್ಲೆಲ್ಲ ಇವಳಿಗೆ ಭಾಗ ಉಂಟು ಅವನು ಹಿಡಿದಿದ್ದ ವ್ರತ ಯಾವುದು ಲೋಕವನ್ನು ಕಾಪಾಡಬೇಕು ಅನ್ನೋದು ಮಹಾವ್ರತ ರಾಘವಂಚ ಮಹಾವ್ರತಂ ಸೀತಾಮುವಾಚಾತ ಯಶಾಹ ರಾಘವಂಚ ಮಹಾವ್ರತಂ ಶರಣಾಗತ ರಕ್ಷಣ ವ್ರತೀಮಾಂ ನವಿಹಾತುಂ ರಣಪುಂಗವಾರ್ಹಸಿ ತ್ವಂ ವ್ರತೀಂತರಾಚಾರ್ಯರು ವ್ರತ ಅಂದ್ರೆ ಇವತ್ತು ಮಾಡಿ ನಾಳೆ ಬಿಡೋದು ವ್ರತವಲ್ಲ ಇವತ್ತು ಉಪನ್ಯಾಸಕ್ಕೆ ಬಂದ್ರು ನಾಳೆ ಬರಲಿಲ್ಲ ಅದು ವ್ರತವಲ್ಲ ಉಪನ್ಯಾಸವನ್ನು ಪೂರ್ತಿ ಕೇಳೋರು ಯಾರು ಪ್ರವಚನಕಾರರೊಬ್ಬರೇ ಇದು ಸಬ್ಸ್ಟ್ಯೂಟ್ ಇಲ್ಲ ಉಳಿದವರು ಏನಾರೊಂದೊಂದು ಸಬೂಬು ಹೇಳಿ ತಪ್ಪಿಸ್ಕೊಳ್ಬಹುದು ನೀವು ಮಾಡ್ತೀರಿ ಅಂತಲ್ಲ ಇದು ವ್ರತ ಮಾರ್ಗಶಿರ ವ್ರತ ಧನುರ್ಮಾಸ ವ್ರತ ಹೇಗಿದೆ ಒಂದ್ ದಿವಸ ಮಾಡಿ ಒಂದು ದಿವಸ ಬಿಡೋದಲ್ಲ ಮುಪ್ಪದನ್ ತಪ್ಪಾಮೆ ಮಾಡಬೇಕಾದ ವ್ರತ ರಾಮಾವತಾರ ಆದದ್ದೇ ಲೋಕ ರಕ್ಷಣೆ ಎಂಬ ವ್ರತಕ್ಕೋಸ್ಕರವಾಗಿ ಯತಿವ ರಾವಣ ಸ್ವಯಂ ಬೆಳಗ್ಗೆ ಮಾತನಾಡಿದವು ರೇ ಸುಗ್ರೀವ ಅವನು ವಿಭೀಷಣ ಬಂದಿದ್ದಾನೆ ಕೊಲ್ಲಬೇಕು ಕಡಿಬೇಕು ಕುತ್ತಬೇಕು ಅಂತ ಹೇಳ್ತಾ ಇದ್ದೀಯೆ ಈ ಕೇಳು ರಾವಣನೇ ಬಂದಿದ್ರು ಕರ್ಕೊಂಡು ಬಿಟ್ಟ ಪ್ರಭು ಅವನಿಗೂ ಅಭಯವನ್ನು ಕೊಡ್ತೇನೆ ಎಷ್ಟು ವಿಶಾಲ ಹೃದಯ ರಾಮಾವತ ದದಾಮಿ ಏತದ್ ವ್ರತಂ ಮಮ ಅವನ ಮಾತೇ ಇದೆ ವ್ರತ ಅನ್ನುವುದು ಅದರಲ್ಲಿ ಇವಳದು ಪರಿಪೂರ್ಣ ವ್ರತ ಕಾಗೆಯನ್ನು ಕೊಲ್ಲಬೇಕು ಅಂತ ನೋಡಿದ ರಾಮಚಂದ್ರ ಮೂರು ಲೋಕ ಸುತ್ತಕೊಂಡು ಬಂತು ಹೋಗೋ ಅವನ ಕಾಲಲ್ಲಿ ಬೀಳೋ ಅವನು ತುಂಬಾ ಕರುಣಿ ಕಾಣೋ ರಾಮನಲ್ಲಿ ಬಿಟ್ಟು ಇಲ್ಲೆಲ್ಲ ಋಷಿಗಿಷಿ ಯಾಕೆ ಒದ್ದಾಡ್ತಿದ್ಯಾ ದಶರಥ ಉಪದೇಶ ಮಾಡಿದ ಇಂದ್ರಲೋಕದಲ್ಲಿ ಸ ಆಜ್ಞೆ ರಾಮಾಯ ನಮಸ್ಕೃತ್ವ ರಾಜ್ಞೇ ಆಯ್ತ ರಾಮನಿಗೂ ನಮಸ್ಕಾರ ಮಾಡಿ ದಶರಥನಿಗೂ ನಮಸ್ಕಾರ ಮಾಡ್ತಾನೆ ಕಾಗೆ ಬಂದ್ರೆ ಎಂಟು ಹತ್ತು ಅಡಿ ದೂರದಲ್ಲಿ ಸುಸ್ತಾಗಿ ಬಿದ್ದುಬಿಡ್ತು ಇಂದ್ರನ ಮಗ ರಾಮನ ಪಾದದಲ್ಲಿ ಬಿದ್ದು ತಪ್ಪಾಯಿತು ಅಂತ ಕೇಳುವಷ್ಟು ಉಸಿರಿಲ್ಲ ಅದಕ್ಕೆ ತೈ ಲೋಕಾನ್ ಸಂಪರಿಕ್ರಮ್ಯ ಆಗ ಸೀತಾದೇವಿ ತನ್ನ ಮಾಂಸವನ್ನು ಕೊತ್ತಿದ್ದ ಈ ಕಾಗೆಯನ್ನ ಅಯ್ಯೋ ಪಾಪ ಶರಣಾಗತಿ ಮಾಡಿತಲ್ಲ ಅಂತ ಮಹಾಕರುಣೆಯಿಂದ ಅಯ್ಯೋ ಶರಣಾಗತಿ ಮಾಡೋಕ್ಕೂ ಬರಲಿಲ್ವಲ್ಲ ಅಂತ ಎದ್ದು ಹೋಗಿ ಪಕ್ಷಿಗಳಲ್ಲಿ ಚಂಡಾಳವಾದ ಪ್ರಾಣಿಕಾಗೆ ಮುಟ್ಟಬಾರದನ್ನು ಮುಟ್ಟಿ ಎಳ್ಕೊಂಡು ಬಂದು ರಾಮನ ಪಾದದಲ್ಲಿ ಜೋಡಿಸಿ ಅದು ಶರಣಾಗತಿ ಮಾಡಿದೆ ಅದನ್ನು ಕ್ಷಮಿಸಿ ಅಂತ ಕೇಳಿದಳಂತೆ ಸೀತಾದೇವಿ ರಾಮನಿಗಿಂತ ಎಷ್ಟು ಮುಂದೆ ಹೋಗ್ಬಿಟ್ಲು ಸೀತಾದೇವಿ ತಪ್ಪು ಮಾಡಿದವರನ್ನು ತಾನು ಕಾಪಾಡತಕ್ಕಂಥವಳು ಸಾಧರ್ಮಚರಿ ಪತಿವ್ರತ ಮಹಾಭಾಗ ಛಾಯೇ ವಾನುಗತ ಸದಾ ನೆರಳಿನಂತೆ ಇರುವವಳು ನಿನ್ನನ್ನು ಬಿಟ್ಟಿರುವುದಿಲ್ಲ ನಮ್ಮ ಗುರುಗಳು ಹೇಳ್ತಿದ್ರು ಮನುಷ್ಯನಿಗೂ ನೆರಳಿಗೂ ಏನು ಸಂಬಂಧ ನಾಳೆ ಬಿಸಿಲು ಬರಬಹುದು ಬೆಂಗಳೂರಲ್ಲಿ ಹೇಳೋಕ್ಕಾಗೋದಿಲ್ಲ ಬಿಸಿಲು ಬಂದ ಮೇಲೆ ಬೆಳಗ್ಗೆ ಹೊತ್ತು ಬೀದಿಯಲ್ಲಿ ನಿಂತು ನೋಡಿ ನಿಮ್ಮ ನೆರಳು ನಿಮ್ಮ ಪಾದವನ್ನೇ ಅಂಟುಕೊಂಡಿರುತ್ತೆ ಪಾದವನ್ನು ಬಿಟ್ಟು ಮುಡಿಯನ್ನು ಭುಜವನ್ನು ಶರೀರದ ಇನ್ನೊಂದು ಭಾಗ ಅಂಟಿಕೊಂಡಿರೋದಿಲ್ಲ ಏನಾಶ್ಚರ್ಯ ಪಾದಾನೇ ಅಂಟ್ಕೊಂಡಿರುತ್ತೆ ಅದು ನೀವು ಯಾವ ಕಡೆ ತಿರುಗಿದ್ರೆ ಅಲ್ಲೇ ಅಂಟಿರುತ್ತೆ ಸೂರ್ಯ ಈ ಕಡೆಗಿದ್ದು ನೀವು ಈ ಕಡೆಗಿದ್ರಿ ನಿಮ್ಮ ಹಿಂದೆ ಇರುತ್ತೆ ಮಧ್ಯಾಹ್ನ ಆಯಿತು ನಿಮ್ಮ ಪಾದದಲ್ಲೇ ಅಡಗಿರುತ್ತೆ ಗಂಡನಿಗೆ ಐಶ್ವರ್ಯ ಚೆನ್ನಾಗಿತ್ತು ಹಿಂದೆ ಬರ್ತಾಳೆ ಐಶ್ವರ್ಯ ಸ್ವಲ್ಪ ಮಧ್ಯಸ್ಥವಾಯಿತು ಪಾದದಲ್ಲಿ ರಿಟೈರ್ಮೆಂಟ್ ಇದ್ದಾಗ ಅದರಲ್ಲೇ ಅಡಗಿರ್ತಾಳೆ ರಿಟೈರ್ಮೆಂಟ್ ಆಯಿತು ತುಂಬ ಬಡತನವಾಯಿತು ಕೈ ಬಿಡದೆ ಹಿಂದೆ ಬರ್ತಾಳೆ ಮತ್ತೆ ಈ ನೆರಳೆಂಬುದು ಮನುಷ್ಯರನ್ನು ಹೇಗೆ ಅನುಸರಿಸುತ್ತೆಯೋ ಗಂಡ ಹೆಂಡರು ಹೀಗಿರಬೇಕು ಹೊರಗಡೆ ಸಂಸಾರದ ಕೆಲಸ ಹಣ ಕಾಸು ಸಂಪಾದನೆ ಮಾಡೋದು ಮಕ್ಕಳು ವಿದ್ಯಾಭ್ಯಾಸ ಈ ದುಡಿಮೆ ಪುರುಷನ ಕೆಲಸ ಮಕ್ಕಳು ತನ್ನ ಗಂಡ ತನ್ನ ಎರಡೂ ಕಡೆಯ ತಂದೆ ತಾಯಂದಿರು ಸಂಸಾರ ಕುಲಧರ್ಮ ಇವುಗಳ ರಕ್ಷಣೆ ಸ್ತ್ರೀಯ ಕರ್ತವ್ಯ ವಿಭಾಗ ಮಾಡಿಕೊಟ್ಟಿದ್ದಾರೆ ಛಾಯೇವಾನುಗತಾ ಸದಾ ಇತ್ಯುಕ್ತ ಪ್ರಾಕ್ಷಿಪದ್ರಾಜ ಮಂತ್ರಭೂತಂ ಜಲಂ ಅಲ್ಲಿಂದ ಆಚೆಗೆ ಘಂಟೆ ಗಣ ಗಣ ಬಾರಿಸಿದ್ರು ಆ ತೀರ್ಥ ಕೈಯಲ್ಲಿ ಬಿತ್ತು ರಾಮಚಂದ್ರ ಸ್ವಾಮಿ ಆ ತೆಂಗಿನಕಾಯಿ ಸಮೇತ ತೀರ್ಥ ಸಮೇತ ತೊಟ್ಟಿಕವ ತೀರ್ಥ ಸಮೇತ ಕಾಯಿಯನ್ನ ದಶರಥರ ಕೊಟ್ಟು ನಮಸ್ಕಾರ ಮಾಡಿದ ಕನ್ಯಾದಾನವಾಯಿತು ಪಕ್ಕದ ಮಂಟಪಕ್ಕೆ ಹೋದ ಜನಕರಾಜ ತನ್ನ ಸ್ವಂತ ಮಗಳನ್ನ ಮಿಳೆಯನ್ನು ಲಕ್ಷ್ಮಣನ ಕೊಟ್ಟು ಮದುವೆ ಮಾಡುತ್ತಿದ್ದಾನೆ ಇಂಥದೇ ಅಲ್ಲೊಂದು ವಾಕ್ಯ ಇವನ ತಮ್ಮ ಕುಶಧ್ವಜ ಕಾಶೀಪತಿಯಾದವನು ಕಾಶಿ ಒಡೆಯ ತನ್ನಿಬ್ಬರು ಮಕ್ಕಳು ಮಾಂಡವಿ ಶ್ರುತಿಕೀರ್ತಿಯರನ್ನ ಭರತನಿಗೆ ಶತ್ರುಘ್ನಿಗೆ ಕೊಟ್ಟು ಸ್ವಲ್ಪ ಒಂದೇ ಮುಹೂರ್ತದ ಬೇರೆ ಬೇರೆ ಅಂಶಗಳಲ್ಲಿ ನಾಲ್ಕು ವಿವಾಹಗಳು ಏಕಕಾಲಕ್ಕೆ ನಡೆದು ಹೋದವು ನೀವೆಲ್ಲರೂ ಈಗ ಜನಕನ ಊರಲ್ಲಿದ್ದೀರಿ ಸೀತಾ ವಿವಾಹವನ್ನು ನೋಡಿದ ಭಾಗ್ಯಶಾಲಿಗಳು ಇದನ್ನು ಕೇಳಿದವರಿಗೆ ತಮಗೆಲ್ಲರಿಗೆ ಮನೆಯಲ್ಲಿ ಲಕ್ಷ್ಮಿ ಶಾಂತವಾಗಿ ಸರ್ವದಾ ವಾಸ ಮಾಡಲಿ ಸೀತಾರಾಮರ ಅನುಗ್ರಹ ಚೆನ್ನಾಗಿರಲಿ ನಿಮ್ಮ ಮಕ್ಕಳೆಲ್ಲ ಒಳ್ಳೆ ದಾರಿಯಲ್ಲಿರಲಿ ಯಾರಲ್ಲಿಯೂ ರಾವಣಾಂಶಗಳು ಬೇಡ ಎಲ್ಲರೂ ರಾಮನಂತ ಅಂತ ಬಾಳಲಿ ಅಂತ ನಾನು ಮನಃಪೂರ್ವಕವಾಗಿ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ತೇನೆ ನಾರಾಯಣ ಕೆಲವರು ಬೇಕಂತ ಹೇಳಿಸ್ತಾರೆ ಮನೆಯಲ್ಲಿ ಸೀತಾ ಕಲ್ಯಾಣ ಹೇಳಿ ನಮ್ಮ ಮಗಳು ಮದುವೆ ಆಗಿಲ್ಲ ನಮ್ಮ ಮಗನಿಗೆ ಒಳ್ಳೇದಾಗಿಲ್ಲ ಮದುವೆ ಆಗಿದೆ ಆದರೆ ಮನಸ್ಸಲ್ಲಿ ಮನಸ್ಸಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದಾರೆ ಸೀತಾ ಕಲ್ಯಾಣ ಎಷ್ಟೋ ಮನೆಗಳಲ್ಲಿ ಹೇಳಿದ್ದೇನೆ ನಾನು ಅದು ಶೀಘ್ರವಾಗಿ ಫಲವನ್ನು ಕೊಟ್ಟೆ ರಾಮಾಯಣದಲ್ಲಿ ಸೀತಾ ಕಲ್ಯಾಣ ಭಾಗವತದಲ್ಲಿ ರುಕ್ಮಿಣಿ ಕಲ್ಯಾಣ ಒಂದೇ ತೂಕದ ಎರಡು ವಿವಾಹ ಘಟ್ಟಗಳು ವಿಶ್ವಾಮಿತ್ರ ಜನ್ಮ ಸಾರ್ಥಕವಾಯಿತು ಯಾತಕ್ಕಿಷ್ಟು ಹಠ ಮಾಡಿದ ಬ್ರಾಹ್ಮಣ ಅಂದ್ರೆ ರಾಮನ ಪೂರ್ವಜ ಇದೇ ವಂಶದಲ್ಲಿ ಬಂದ ಹರಿಶ್ಚಂದ್ರ ಮಹಾರಾಜನನ್ನು ಅವನ ಹೆಂಡತಿಯನ್ನು ಅಗಲಿಸಿ ತುಂಬ ಗೋಳಾಡಿಸಿ ನಕ್ಷತ್ರಕನನ್ನು ಬೇರೆ ಹಿಂದೆ ಬಿಟ್ಟು ಕೊಡಬಾರದ ಹಿಂಸೆಗಳನ್ನು ಕೊಟ್ಟು ವಿಶ್ವಾಮಿತ್ರರು ಅಂದ್ರೆ ಇವರು ಎಲ್ಲಿ ಹೋದ್ರು ಜಗಳ ಗಂಟರು ಗಂಡ ಹೆಂಡತಿ ಬಿಡಿಸೋರು ಕೆಟ್ಟ ಹೆಸರೇನಿತ್ತು ಅದನ್ನು ತೊಡೆದುಕೊಳ್ಳುವುದಕ್ಕೆ ಇಲ್ಲ ನಾನು ಕೂಡಿಸುವುದು ಗೊತ್ತು ಅಂತ ತೋರಿಸೋದಕ್ಕೆ ಈ ಸೀತಾ ಕಲ್ಯಾಣವನ್ನು ಏರ್ಪಡಿಸಿ ದಶರಥ ಇದು ಒಂದು ನನಗೆ ಬಿಟ್ಟುಕೊಡು ಇಲ್ಲಿ ಸಿಟ್ರ ಕೈ ಮೇಲಾಗುತ್ತೆ ಅವರು ಬರೀ ರಾಮ ಅಂತ ಇಟ್ಟರು ನಿನ್ನ ಮಗನನ್ನ ಎರಡು ಅಕ್ಷರ ಸೇರಿಸ್ತೇನೆ ಸೀತಾರಾಮ ರಾಮಭದ್ರ ಅಂತ ಮಾಡ್ತೀರಪ್ಪ ಅಂತ ಹೇಳಿ ಆ ಮದುವೆ ನಡೆದ ಸಂದರ್ಭದಲ್ಲಿ ತಾಂಬೂಲ ಕೊಟ್ಟರೋ ಬಿಟ್ರೋ ಹೋಗಿ ಬರ್ತೇನೆ ತಟ ಒಳ್ಳೆ ಒಳ್ಳೇದಾಗಲಿ ಅಂತ ಹೇಳಿ ಹೊರಟವರು ಮತ್ತೆ ರಾಮಾಯಣದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ವಿಶ್ವಾಮಿತ್ರರು ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಪರದೈವವನ್ನ ಇಕ್ಷ್ವಾಕು ದೈವ ಅಂತ ಪತ್ತೆ ಹಚ್ಚಿ ಆ ಗಾಯತ್ರಿ ಪ್ರತಿಪಾದ್ಯ ವಸ್ತು ಭರ್ಗೋ ದೇವಸ್ಯ ಧೀಮಹಿ ಗಾಯತ್ರಿಯಲ್ಲಿ ಲಕ್ಷ್ಮೀ ಶಬ್ದ ವಿಶೇಷವಾಗಿ ಅರ್ಥ ಇಲ್ಲ ಅಲ್ಲಿ ಆ ಭರ್ಗಾಂಧ್ರ ತೇಜಸ್ಸು ಪರಮಾತ್ಮನ ತೇಜೋಮಯವಾದ ರೂಪವನ್ನು ಧ್ಯಾನ ಮಾಡುತ್ತೆ ಆ ತೇಜಸ್ಸು ಅಂದ್ರೆ ಲಕ್ಷ್ಮೀಯುಕ್ತವಾದದ್ದು ಅಂತ ತೋರಿಸೋದಕ್ಕೆ ಗಾಯತ್ರಿ ವ್ಯಾಖ್ಯಾನ ರೂಪದಲ್ಲಿ ಎಂ ಸೀತಾ ಮಮಸುದಿ ಘಟ್ಟಕ್ಕೆ ವಿಶ್ವಾಮಿತ್ರರು ಗಾಯತ್ರಿ ಲಕ್ಷ್ಮಿ ಬಿಟ್ಟು ಹೋಯಿತು ಅದು ತೋರಿಸೋದಕ್ಕಿರಲಿ ಸಂದರ್ಭ ಅಂತ ಜೋಡಿಸಿದಂತೆ ರಾಮಾಯಣದಿಂದ ಗಾಯತ್ರಿ ಮಂತ್ರಕ್ಕೆ ವ್ಯಾಖ್ಯಾನ ಮಾಡುವಂತೆ ಈಗ ಮಹರ್ಷಿಗಳು ಕಾಮಕ್ರೋಧವನ್ನು ಗೆದ್ದವರು ವಸಿಷ್ಠರಲ್ಲಿ ತುಂಬ ಪೂಜ್ಯತೆ ಅವರ ಆ ಕಡೆ ಹೊರಟರು ಈ ಕಡೆಯಲ್ಲಿ ಜನಕರಾಜ ಮದುವೆ ಸಾಂಗವಾಗಿ ಮುಗಿಯಿತು ಅತಿಥಿಗಳನ್ನು ನೀವೆಲ್ಲ ಯಾವತ್ತು ಹೊರಡ್ತೀರಿ ಅಂತ ಕೇಳುವ ಗೋಜಿಗೆ ಹೋಗಲಿಲ್ಲ ನಾವೊಂದು ಮದುವೆಗೆ ಹೋಗಿದ್ವು ಅನೇಕ ವರ್ಷಗಳಲ್ಲಿ ನಮಗೆ ತೀರ ಹತ್ತಿರದವರೇ ಮದುವೆ ನಡೆದಿದೆ ಎರಡು ಗಂಟೆ ಅಷ್ಟೊಳಗೆ ಊಟ ಗೀಟ ಆಗಿತ್ತು ಈ ರಬ್ಬರ್ ಪೈಪ್ ಗೇಮ್ ತಗೊಂಡಾಗ್ತಾ ಛತ್ರ ತೊಳೆಯೋರು ಬಂದ್ಬಿಟ್ರು ನಾವಿನ್ನೂ ಛತ್ರನೇ ಖಾಲಿ ಮಾಡಿಲ್ವಲ್ಲ ಮಾಡಿದೆ ಅಂದ್ರೆ ನಿಮ್ ತಪ್ಪು ಮಧ್ಯಾಹ್ನ ಇನ್ನೊಂದು ಪಾರ್ಟಿಯವರು ಬರ್ತಾರೆ ನಾನು ಸೂಟ್ ಕೇಸು ಎಲ್ಲ ತೆಗೆದು ಹೊರಗೆ ಇಟ್ಟಿದ್ದೀವಿ ಅಂದ್ರು ಅವರು ಈ ಬೆಂಗಳೂರು ಮದುವೆಗಳಲ್ಲಿ ಏನಾಗುತ್ತೆ ಅಂದ್ರೆ ಬೆಂಗಳೂರು ಮದುವೆ ನಾನು ತುಂಬಾ ಅಸಹ್ಯ ಲೆಟ್ರಿನ್ನಲ್ಲಿದ್ದ ಬಕೆಟ್ ಅನ್ನು ಅಡಿಗೆ ಮನೆಗೆ ಹಾಕ್ತಾರೆ ಇಲ್ಲಿದ್ದ ತಗೊಂಡು ಅಲ್ಲಿಗೆ ಹಾಕ್ತಾರೆ ಕಣ್ಣಿಂದ ನೋಡಿದ ಮೇಲೆ ಛತ್ರದಲ್ಲಿ ಊಟ ಮಾಡಬೇಕು ಅಂತ ಅನ್ಸೋದಿಲ್ಲ ಅದಕ್ಕೆ ನಿಮ್ಗೆ ಕಾಣಿಸದೇ ಇರಲಿ ದೊಡ್ಡ ಶಾಮಿಯಾನ ಹಾಕಿ ಟೇಬಲ್ ಹಾಕಿ ಅಡಿಗೆ ಮಾಡಿದವನು ಹೀಗಂತ ಅಲ್ಲಿ ಹಾಕಿರ್ತಾನೆ ನೋ ಅಡ್ಮಿಷನ್ಸ್ ಅಡಿಗೆ ಮನೆಯಲ್ಲಿ ಏನು ಮಾಡಿದ್ದಾರೆ ಕಣ್ಣಲ್ಲಿ ನೋಡಬಾರ್ದು ರಾಮರಾಮ ಅವ್ರು ತಾವೆಲ್ಲ ಚೆನ್ನಾಗಿ ರುಚಿಗಿಚ್ಚಿದೆ ಇದು ಸಾರು ಸ್ವಲ್ಪ ಖಾರ ಹೆಚ್ಚಾಯ್ತು ಕಾಣೋ ಬೆಲ್ಲ ಮುಳುಗಿಸುವಂತ ಅವರೆಲ್ಲ ಕಂಠಪೂರ್ತ ತಿಂದ ಮೇಲೆ ನಿಮಗೆ ಬಡಿಸೋದು ದೂಷಣೆ ಮಾಡ್ತೀನಿ ತಿಳ್ಕೋಬೇಡಿ ದೇವರಿಗೆ ನೈವೇದ್ಯ ಅದು ಇದು ಏನು ಕೇಳಬೇಡಿ ಭಗವತ್ ಪ್ರಸಾದವನ್ನೇ ಊಟ ಮಾಡಬೇಕು ಅನ್ನೋ ಭಕ್ತರಿಗೆ ಬಹಳ ಕಸಿವಿಸಿಯಾಗುವಂತಹ ಒಂದು ಸಂದರ್ಭ ಇಂಥ ಮದುವೆ ಅಲ್ಲ ಇದು ಜನಕರಾಜನಿಗೆ ಐಶ್ವರ್ಯ ಕಡಿಮೆ ಇಲ್ಲ ದಶರಥ ಹೇಳಿದ ಬಹಳ ದಿವಸ ಆಗೋಯ್ತು ನಮ್ಮ ಅಯೋಧ್ಯಾಪುರ ಈ ರಾಮ ಸೀತರನ್ನು ಬೇಗ ನೋಡಬೇಕು ಅಂತ ಚಡ್ಪಡಿಸ್ತಾ ಇದ್ದಾರೆ ಚಕ್ರವರ್ತಿ ಹೊರಟು ಬರ್ತೇವಪ್ಪ ಅಪ್ಪಣೆ ಕೊಡು ನಾಲ್ಕು ದಿವಸ ಇದ್ದು ಹೋಗಿ ತುಂಬಾ ಏನು ಅವಸರ ನಮಗೂ ಮಗಳನ್ನು ಬೇಕು ಕಳ್ಸೋಕ್ಕಾಗೋದಿಲ್ಲ ಇದ್ದು ಹೋಗಿ ಅಂತ ಅವನು ಇವನು ಹೋಗಬೇಕು ಅಂತ ಇವನು ಕೊಸರಾಟವಾಯಿತು ಎಷ್ಟು ತಿಂಗಳಿದ್ರೋ ಗೊತ್ತಿಲ್ಲ ದಶರಥ ಹಿರಿ ಹಿರಿ ಹಿಗ್ಗಿದ್ದಾನೆ ತನ್ನ ಕಳವಳದ ಮಧ್ಯದಲ್ಲಿ ಆ ಕಳವಳ ಬಿಡೋ ಹಾಗಿಲ್ಲ ಪುತ್ರ ಶೋಕದಿಂದ ಸಾಯಂತೆ ಶಾಪ ಇತ್ತಲ್ಲ ಪುತ್ರ ಶೋಕ ಅಂದ್ರೆ ರಾಮನ ಮದುವೆಯನ್ನೇ ಕಾಣದೆ ಹೋಗ್ಬಿಡ್ತೇನೋ ಏನು ಅಂತ ವಿಶ್ವಾಮಿತ್ರ ಬೇರೆ ಬಂದು ಗಲಾಟೆ ಮಾಡಿದ್ರು ವಾಪಸ್ ಬರ್ತಾನೋ ಬರೋದಿಲ್ವೋ ನನಗೆ ಯಾವ ಶೋಕ ಬರುತ್ತೋ ಅಂತ ಒದ್ದಾಡ್ತಿದ್ದವರಿಗೆ ಶುಭ ಸಮಾಚಾರ ಮದುವೆ ಸಮಾಚಾರ ಬಂತು ಮದುವೆಯಲ್ಲಿ ಭಾಗವಹಿಸುವ ಭಾಗ್ಯವಾಯಿತು ಆ ಕನ್ಯಾದಾನ ತೆಂಗಿನಕಾಯಿ ಸ್ವೀಕಾರ ಮಾಡುವ ಭಾಗ್ಯವಾಯಿತು ನಮ್ಮ ಮನೆಯಲ್ಲಿ ರಾಮ ಸೀತೆ ಒಂದು ನಾಲ್ಕು ವರ್ಷ ಸಂಸಾರ ಮಾಡಲಿ ಅದನ್ನು ಕಣ್ಣಿಂದ ನೋಡಿ ರಾಮ ನಿನಗೊಂದು ಪಟ್ಟಾಭಿಷೇಕ ಮಾಡಿ ನಿಶ್ಚಿಂತೆಯಿಂದ ನಾನು ಕಾಡಿಗೆ ಹೋಗ್ತೇನೆ ಅಂತ ಮನಸ್ಸಲ್ಲಿ ಅಂದುಕೊಳ್ತಾ ಇದ್ದಾನೆ ಅದಕ್ಕೆ ಕೂಡ ಅವನಿಗೆ ಶುರುವಾಯಿತು ಹೋಗಬೇಕು ಹೋಗಬೇಕು ಮನೆಗೆ ಬಂದ ಅತಿಥಿಗಳನ್ನು ಕಳಿಸಿಕೊಡಬೇಕು ಜನಕರಾಜ ಪೂರ್ವಕಾಲದ ಪದ್ಧತಿ ಇವತ್ತು ಕೆಲವು ಪದ್ಧತಿ ಇಟ್ಕೊಂಡಿದ್ದಾರೆ ಮದುವೆ ಮಾಡಿ ಕೊಟ್ಟ ಮೇಲೆಯೂ ಹೆಣ್ಣು ಮಗಳು ತವರು ಮನೆಗೆ ಬಂದರೆ ಲಕ್ಷ್ಮೀದೇವಿಯಂತೆ ಅವಳನ್ನು ಕಳಿಸಿಕೊಡುವಾಗ ಯಥಾಶಕ್ತಿ ಅವಳಿಗೆ ಊಟಕ್ಕೆ ಬೇಕಾದ ಪದಾರ್ಥ ಅಡಿಗೆ ಪದಾರ್ಥ ಬುತ್ತಿ ಹಸಿ ಅಕ್ಕಿ ಬೇಳೆ ಬೆಲ್ಲ ತಾಂಬೂಲ ದಕ್ಷಿಣೆ ಸಾಧ್ಯವಾದರೆ ಒಡವೆ ವಸ್ತ್ರ ಎಲ್ಲವನ್ನ ಕೊಟ್ಟು ಕಳಿಸಬೇಕು ತವರು ಮನೆಗೆ ಬಂದ ಮಗಳನ್ನ ಗೌರವದಿಂದ ಕಳಿಸಬೇಕು ಎಷ್ಟು ಸಲ ಎಷ್ಟು ಸಲ ಬಂದು ಅಷ್ಟು ಸಲ ಹಾಗೆ ಕಳಿಸಬೇಕು ಇಲ್ದಿದ್ರೆ ಹಡದವರಿಗೆ ಇದರಿಂದ ಅಶುಭವಾಗುತ್ತೆ ನೀವು ಕೊಟ್ಟು ಕಳ್ಕೊಳ್ಳೋದಲ್ಲ ಇದು ಕನ್ಯಾದಾನ ಅಂದ್ರೆ ದಾನ ಮಾಡಿಬಿಟ್ಟಿದ್ದೇನೆ ತುಭ್ಯಮಹಂ ಸಂಪ್ರದದೆ ನಮಃ ನಮಮ ಆಗಿಲ್ಲ ಇನ್ನು ಮೇಲೆ ನನಗೆ ಸಂಬಂಧ ದುಡ್ಡು ಒಬ್ಬರಿಗೆ ಐವತ್ತು ಸಾವಿರ ರೂಪಾಯಿ ಕೊಟ್ರಿ ಕಿರಣಿ ದಾನ ತುಭ್ಯಮಹಂ ಸಂಪ್ರದದೆ ಏನಪ್ಪ ನನಗೆ ಕೊಟ್ರೋ ಇನ್ನೂ ಬಾಗಿ ಇದೆಯೋ ಬಡ್ಡಿ ಗಿಡ್ಡಿ ನಿಮಗೆ ಕೊಡಬೇಕು ನಮಃ ನಮಮ ನಮ್ದಲ್ಲ ಅಂತ ಹೇಳ್ತೀರಿ ಕನ್ಯಾದಾನದಲ್ಲಿ ನಮಃ ನಮಮ ಹೇಳೋ ಹಾಗಿಲ್ಲ ನೀವು ಕೊಟ್ಟರು ಆ ಕನ್ಯೆ ನಿಮಗೂ ಸೇರಿದವಳಿದ್ದಾಳೆ ಯಾಕೆ ಅವಳಲ್ಲಿ ಹುಟ್ಟತಕ್ಕ ಮಗು ದೌಹಿತ್ರ ನಾಳೆ ನೀವು ಸತ್ರ ನಿಮಗೂ ಶ್ರಾದ್ದ ಮಾಡ್ತಾನೆ ತರ್ಪಣ ಮಾಡ್ತಾನೆ ಜ್ಞಾಪಕ ಇಟ್ಕೊಳ್ಳಿ ಶ್ರಾದ್ದದಲ್ಲಿ ದೌಹಿತ್ರನನ್ನ ನಿಮಂತ್ರಣಕ್ಕೆ ಸೇರಿಸುವುದು ಬಹಳ ದೊಡ್ಡ ಭಾಗ್ಯ ದೌಹಿತ್ರ ಅಂದ್ರೆ ಹೆಣ್ಣು ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಗಂಡು ಮಗುವಿಗಿಂತ ಒಂದು ದೃಷ್ಟಿಯಲ್ಲಿ ಶ್ರೇಷ್ಠ ಆಸ್ತಿ ನೀವು ಗಂಡು ಮಕ್ಕಳಿಗೆ ಕೊಡಿ ಆದರೆ ದೌಹಿತ್ರನಿಗಿರುವ ಭಾಗ್ಯ ಪುತ್ರನಿಗಿಲ್ಲ ಅಂತ ಹೇಳ್ತಾರೆ ಶಾಸ್ತ್ರಕಾರರು ಆದ್ರಿಂದ ಆ ಕನ್ಯೆಗೆ ಕೊಡಬೇಕಾದ್ದೆಲ್ಲ ಕೊಡೋದಲ್ಲದೆ ಅಷ್ಟು ದೂರ ಬೀಳ್ಕೊಡುಗೆ ಅವಳನ್ನು ಕಳಿಸಿಕೊಟ್ಟು ಬರಬೇಕು ಇದು ಒಂದು ಪದ್ಧತಿ ಕಳಿಸಿಕೊಡೋದಂದ್ರೆ ಅಲ್ಲಿ ತನಕ ಹಳೆ ಕಾಲದ ಪದ್ಧತಿ ಒಂದು ನದಿ ಸಿಕ್ಕಬೇಕು ನದಿ ತೀರದಲ್ಲಿ ಕೂರಿಸಿ ಅಮ್ಮ ಬುತ್ತಿ ಗಿತ್ತಿ ತಂದಿದ್ದೇವೆ ಚೆನ್ನಾಗಿ ಉಂಡು ಹರಸು ಸುಖವಾಗಿ ಹೋಗುವ ತಾಯಿ ಅಂತ ಕಳಿಸೋದು ನದಿ ತೀರದ ತನಕ ಒಂದು ಪದ್ಧತಿ ಇಲ್ಲ ಏನ್ ಮಾಡೋದು ನೂರು ಮೈಲಿ ತನಕ ನದಿಯಲ್ಲಿ ತಗೊಂಡ್ಬರೋದು ಅಂದ್ರೆ ಒಂದು ದೇವಸ್ಥಾನ ಸಿಕ್ಕೋ ತನಕ ಒಂದು ಹನುಮಂತರಾಯನ ಗುಡಿಯೋ ಒಂದು ವೀರಭದ್ರನ ಗುಡಿಯೋ ಯಾವನು ಗಣಪತಿ ಗುಡಿಯೋ ಗುಡಿ ತನಕವಾದರೂ ಹೋಗಬೇಕು ಅದು ಇಲ್ವಲ್ಲ ಅಂದ್ರೆ ಒಂದು ಬೋರ್ವೆಲ್ ಸಿಕ್ಕೋ ತನಕವಾದರೂ ಹೋಗಿ ದಯವಿಟ್ಟು ಹೆಣ್ಣು ಮಕ್ಕಳನ್ನು ಕಲಿಸಿಕೊಡಬೇಕು ಕೊಡಬೇಕು ಬೋರ್ವೆಲ್ಲೂ ಸಿಕ್ಕಲಿಲ್ಲ ನೀವೇ ಒಂದು ಎರಡು ಕೊಡ ನೀರನ್ನಾದರೂ ಕರ್ಕೊಂಡೋಗಿ ಅಲ್ಲಿ ಕಲಶ ಸ್ಥಾಪನೆ ಮಾಡಿ ಇದು ಅಂತರ ಅಮ್ಮ ಹೋಗಿ ಬರ್ತೀಯಾ ತಾಯಿ ಹೋಗಿ ಬಾ ಅಂತ ಮಗಳನ್ನು ಪ್ರೀತಿಯಿಂದ ಕಳಿಸಬೇಕು ಹೆಣ್ಣು ಮಕ್ಕಳು ಎಲ್ಲಿ ಸಂತೋಷ ಪಡ್ತಾರೆ ಅಲ್ಲಿ ಎರಡೂ ಕುಲಕ್ಕೆ ಸಂತೋಷವಾಗುತ್ತೆ ಹೆಣ್ಣು ಮಕ್ಕಳ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೆ ಎರಡೂ ಕುಲ ಹಾಳಾಗಿ ಬಿಡುತ್ತೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ನಗ್ರಿ ನ ಗೃಹಂ ಮಿತ್ಯಾಹು ಗೃಹಿಣಿ ಗೃಹಮುಚ್ಚತೆ ಇದೆಲ್ಲ ಮನುಸ್ಮೃತಿ ವಾಕ್ಯಗಳು ಯಾಕೆ ಪದೇ ಪದೇ ಹೇಳ್ತಾರೆ ಅಂದ್ರೆ ಇವತ್ತು ನಮ್ಮ ಸಂಸ್ಕೃತಿಯನ್ನು ಹೀಯಾಳಿಸ್ತಾರೆ ಅನೇಕರು ಎಲ್ಲ ಸ್ತ್ರೀಯರಲ್ಲಿ ಆತ್ಮವೇ ಇಲ್ಲ ಮುಸಲ್ಮಾನರು ಕ್ರೈಸ್ತರಲ್ಲಿ ಹೇಳ್ತಾರೆ ತಿಳ್ಕೊಳ್ಳಿ ನಾವು ಓದಿದ್ದೇನೆ ಅವರ ಗ್ರಂಥಗಳನ್ನ ಸ್ತ್ರೀಯರಲ್ಲಿ ಆತ್ಮವಿಲ್ಲ ಅದು ಏನಿದ್ರು ಭೋಗವಸ್ತು ನಾಚಿಕೆಯಿಂದ ಬರೆದಿದ್ದಾರೆ ಅವರ ಗ್ರಂಥಗಳಲ್ಲಿ ಅವರು ನಮಗೆ ಬುದ್ಧಿ ಹೇಳೋದಕ್ಕೆ ಬರ್ತಾರೆ ಭಾರತೀಯರ ಸಂಸ್ಕೃತಿಗೆ ದೆವ್ವ ಬಿಡಿಸ್ಬಿಡ್ತೇನೆ ಒಂದೇ ಸ್ಟೇಜ್ ಮೇಲೆ ನಿಲ್ಲಿಸಿ ಮರ್ಯಾದೆ ಕಳೆದು ಬಿಡ್ತೇನೆ ನಾನು ನಮ್ಮ ಸಂಸ್ಕೃತಿ ನೆಟ್ಟಿಗಿದೆ ನಮ್ಮ ಸಂಸ್ಕೃತಿ ನೆಟ್ಟಿಗಿದೆ ಪುಸ್ತಕದಲ್ಲಿ ನಮ್ಮ ಆಚಾರ ಚೆನ್ನಾಗಿಲ್ಲ ನಾವು ತಿದ್ದುಕೋಬೇಕು ಅದನ್ನು ನಾವು ಬಹಿರಂಗವಾಗಿ ಹೇಳೋದಲ್ಲ ನಮ್ಮ ನಮ್ಮಲ್ಲಿ ಹೇಳ್ಕೊಳ್ತೇವೆ we don't want you to reformers there are reformers amongst we will reform ourselves ಇದನ್ನು ಪದೇ ಪದೇ ಪ್ರವಚನದಲ್ಲಿ ಹೇಳಿ ಕೇಳಿ ಜನ ಇದರಿಂದ ಮೃದುವಾಗಬೇಕು ಹಾಗೆ ಕಳಿಸಿಕೊಟ್ಟ ಜನಕರಾಜ ವಾಪಸ್ ಹೋದ ಊರ ಕಡೆಗೆ <coughs> ದಶರಥ ಮಹಾರಾಜ ಅತ್ಯಂತ ಸಂತುಷ್ಟನಾಗಿ ತನ್ನ ರಥದಲ್ಲಿ ಕುಳಿತಿದ್ದಾನೆ ಸೀತಾರಾಮರು ತಮ್ಮ ರಥದಲ್ಲಿ ಕುಳಿತಿದ್ದಾರೆ ಲಕ್ಷ್ಮಣ ಊರು ಮೇಳವರು ಒಂದು ರಥ ಭರತ ಮಾಂಡವಿ ಶತ್ರುಘ್ನ ಶ್ರುತಿಕೀರ್ತಿ ಇವರ ಮೇಲ್ ಧ್ವಜಗಳು ಇದರ ಹಿಂದೆ ಸೈನ್ಯ ಮುಂದೆ ಸೈನ್ಯ ವಾದ್ಯ ಮೇಳ ಬ್ಯಾಂಡು ಭಜಂತ್ರಿ ಪುರೋಹಿತರು ವೇದಮಂತ್ರ ಹೇಳುವರು ಮಂಗಳ ದ್ರವ್ಯಗಳು ಆನೆಗಳು ಕುದುರೆಗಳು ಐಶ್ವರ್ಯ ಬಳುವಳಿ ಕಂಬಳಿ ಮೊದಲುಗೊಂಡು ಆ ಬಳುವಳಿಯನ್ನು ಹೊತ್ಕೊಂಡು ಹೋಗ್ತಾ ಇವೆ ಆ ದಿಬ್ಬಣ ಎಂಥ ಅದ್ಭುತವಾದ ದಿಬ್ಬಣ ಅದನ್ನ ವಾಲ್ಮೀಕಿ ಬರೆಯಲಿಲ್ಲ ತೊರವೆ ರಾಮಾಯಣದವರು ಬರೆದಿದ್ದಾರೆ ನಮಗೆ ಈ ಮಿಡಲ್ ಸ್ಕೂಲ್ ಮೂರನೇ ಕ್ಲಾಸ್ನಲ್ಲಿ ತೊರವೆ ರಾಮಾಯಣದಿಂದ ಆ ಭಾಗವನ್ನು ಟೆಕ್ಸ್ಟ್ ಬುಕ್ ಆಗಿ ಇಟ್ಟಿದ್ರು ಮಿಡ್ಲ್ ಸ್ಕೂಲಲ್ಲಿ ಓದಿದ್ದು ಲೋಯರ್ ಸೆಕೆಂಡರಿ ಅಡಸಿಂಗರಾಚಾರ್ಯ ರಾಮಾಯಣ ಬಾಲಕಾಂಡ ಪೂರ್ತಿ ಟೆಕ್ಸ್ಟ್ ಇತ್ತು ಅಲ್ಲಿಂದ ಮಿಡ್ಲ್ ಸ್ಕೂಲ್ನಲ್ಲಿಯೇ ದಶರಥ ಮಾಡುವ ರಾಜಸಭೆಯ ಭಾಷಣ ಅದು ಒಂದು ಇಡೀ ಸರ್ಗವನ್ನ ಟೆಕ್ಸ್ಟ್ ಇಟ್ಟಿದ್ರು ಒಳ್ಳೆ ಅದ್ಭುತವಾದ ಮೇಷ್ಟ್ರು ಪಂಡಿತರ ಮಗ ಬಂದಿದ್ದಾನೆ ತಪ್ಪಿಗೆ ಪಡುತ್ತಾನೆ ಅಂತ ಗೋವಿಂದರಾಜ್ಯ ತಗೊಂಬಂದು ಕ್ಲಾಸಲ್ಲಿ ಇಟ್ಕೊಂಡು ಪಾಠ ಮಾಡೋರು ಕೃಷ್ಣಮಾಚಾರ್ಯ ಅಂತ ಮೇಷ್ಟ್ರು ಹೆಮ್ಗೆ ಕೃಷ್ಣಮಾಚಾರ್ಯರು ಒಳ್ಳೆ ಗುರುಗಳ ಕೈಯಲ್ಲಿ ರಾಮಾಯಣ ಉಪದೇಶವಾದ್ರಿಂದ ಎರಡು ಮಾತನ್ನು ಹೇಳ್ತಿದ್ದೇನೆ ನಾನು ಕನ್ನಡ ರಾಮಾಯಣದಲ್ಲಿ ಒಳ್ಳೆ ಅಂಶಗಳಿವೆ ವಾಲ್ಮೀಕಿಗೆ ಭಿನ್ನವಾಗಿದ್ದರೆ ಬಿಟ್ಟು ಬಿಡಿ ಅದೆಲ್ಲ ತಗೊಂಡೇನ್ ಮಾಡ್ತೀರಿ ವಾಲ್ಮೀಕಿ ಬರದಿದ್ದು ಇತಿಹಾಸ ಕಣ್ಣಿಂದ ಕಂಡ ಕಥೆ ದಶರಥ ಹೇಗಿದ್ದಾನೆ ಆನಂದ ಬಾಷ್ಪ ಸುರಿಸಿದ್ದಾನೆ ವಿಧಿಯನ್ನು ಬೈತಾ ಇದ್ದಾನೆ ಹೇ ವಿಧಿ ನನಗೆ ಒಳ್ಳೇದು ಕಾಣೋ ಹಣೆ ಬರಹ ಇಲ್ಲ ಅಂತ ಮಾಡಿದ್ದೆಲ್ಲ ನೋಡು ರಾಮನೂದೇ ನೋಡುವಂತ ಭಾಗ್ಯ ಬಂತು ಅಂತ ಹೇಳುವಷ್ಟರಲ್ಲಿ ದಿಕ್ಕುಗಳೆಲ್ಲ ಕಪ್ಪಾದವು ಗುಡುಗು ಮಿಂಚು ಬಂದಾಗಾಯಿತು ಪಕ್ಷಿಗಳೆಲ್ಲ ಅಪಸವ್ಯ ಸುತ್ತಾ ಇವೆ ಪ್ರಾಣಿಗಳೆಲ್ಲ ಕಿರಿಸಿಕೊಂಡು ಕಿಟಾರ್ನೆ ಸುತ್ತ ಮುತ್ತ ಓಡ್ತಾ ಇವೆ ದಶರಥ ನೋಡಿದ ವಸಿಷ್ಠರೇ ಇದೇನಿದ್ದಕ್ಕಿದ್ದಾಗ ಉತ್ಪಾತ ಮದುವೆ ದುಬ್ಬುಣದಲ್ಲಿ ಹೊರಟಿದ್ದೇವೆ ಆ ಮಂಗಳ ಯಾತಕ್ಕಾಯಿತು ಅದೇನಾಯಿತು ನೋಡಿ ಅಂತ ಹೇಳುವಾಗ ಸಸಂಜ್ಞಾ ಇವ ತತ್ರ ಅಸನ್ನಿ ಸರ್ವಮನ್ಯದ್ವಿಚೇತನಂ ಎಲ್ಲಿದ್ರಲ್ಲಿ ಆನೆ ಮೇಲೆ ಕುದುರೆ ಮೇಲೆ ಸೈನಿಕರು ಮೂರ್ಛಿತರಾಗಿ ಬಿಟ್ರು ಇಂಥದೊಂದು ಸಂದರ್ಭ ಏರ್ ಬಂತು ದದರ್ಶ ಭೀಮ ಸಂಕಾಶಂ ಜಟಾಮಂಡಲ ಧಾರಣಂ ಭಾರ್ಗವಂ ದಾಮದಗ್ನಿಂ ತಂ ರಾಜ ರಾಜ ವಿಮರ್ದಿನಂ ಈ ಶ್ಲೋಕ ಹೇಗಿದೆ ನೋಡಿ ಎದುರಿಗೆ ಬರ್ತಿದ್ದಾರೆ ಪರಶುರಾಮರು ವಿಷ್ಣುವಿನ ಆರನೇ ಅವತಾರ ಮೀಸೆ ಏನು ಗಡ್ಡ ಏನು ತಲೆಯಲ್ಲಿ ಜಡೆ ಕಟ್ಟಿದ್ದಾರೆ ಎರಡನೇ ಶಂಕರನ ಕಾಣಿಸ್ತಾ ಇದ್ದಾರೆ ಆಕಾರ ಹೇಗಿದೆ ಭೀಮ ಸಂಕಾಶಂ ಕೈಲಾಸಮಿವ ದುರ್ಧರ್ಷಂ ಕೈಲಾಸ ಪರ್ವತದ ಶಿಖರ ಮೇರು ಶಿಖರ ಇದ್ದಾಗ ಬರ್ತಾ ಇದ್ದಾರೆ ಕಾಲಾಗ್ನಿಮ ದುಸ್ಸಹಂ ಅವರು ಬಾಯಿ ತೆಗೆದು ನಾರಿಗೆ ಹೀಗಂದ್ರೆ ಅಗ್ನಿ ಹೊರಗೆ ಬರ್ತಾ ಇದೆ ಭಯಂಕರವಾಗಿದ್ದಾರೆ ಜ್ವಲಂತ ವಿಮ ತೇಜೋಭಿ ದುರ್ನಿರೀಕ್ಷ್ಯಂ ಪೃಥಗ್ಜನೈ ಸಂಸ್ಕೃತಿ ಇದ್ದವರು ಕಂಡು ಬಿಟ್ಟು ಅವರನ್ನು ನೋಡೋಕ್ಕಾಗ್ತಿರಲಿಲ್ಲ ಅಂಥ ತೇಜಸ್ಸು ಪರಶುರಾಮರ ತೇಜಸ್ಸು ಯಾಕೆ ಅದು ಭಾರ್ಗವ ತೇಜಸ್ಸು ಅದು ಜಮದಗ್ನಿಯ ತೇಜಸ್ಸು ಜಮದಗ್ನಿ ಜಮತ್ ಅಗ್ನಿ ಪ್ರಜ್ವಲಿಸುವ ಅಗ್ನಿ ಬ್ರಾಹ್ಮಣರು ಹೇಗಿರಬೇಕು ಜಮದಗ್ನಿ ಹೇಗಿರಬೇಕು ಅಂತಾರೆ ಆಜ್ಯಾಹುತಿಗಳಿಂದ ತುಪ್ಪ ಮೊದಲಾದ ಆಹುತಿಗಳಿಂದ ಚರುಗಳಿಂದ ಆ ಪೂರ್ಣಾಹುತಿ ಹೊತ್ತಿಗೆ ಅಗ್ನಿ ಮೇಲೆ ಕೇಳುತ್ತೆ ನೋಡಿ ಅಷ್ಟು ಉಜ್ವಲ ಚಾರಿತ್ರವುಳ್ಳ ಸುಳ್ಳಂತ ಮಹರ್ಷಿ ಆ ಜಮದಗ್ನಿ ಜಮದಗ್ನಿಯ ಕೊನೇ ಮಗನಾಗಿ ಅವತಾರ ಮಾಡಿದ್ದವರು ಪರಶುರಾಮರು ಭೀಮ ಸಂಕ ನೋಡುವುದಕ್ಕೂ ಭಯಂಕರ ಒಂದು ಕೈಯಲ್ಲಿ ಬಿಲ್ಲು ಆ ವೈಷ್ಣವ ಧನಸ್ಸು ಎಡಗಡೆ ಆ ಗಂಡು ಕೊಡಲಿ ಗಂಡು ಕೊಡಲಿ ಸೌದೆ ಕಡಿಯೋದಲ್ಲ ಅದು ದುಷ್ಟ ಕ್ಷತ್ರಿಯರ ತಲೆ ಕಡಿಯುವುದಕ್ಕೆ ನಿರ್ಮಾಣ ಮಾಡಿದ್ದ ಕೊಡಲಿ ಎಷ್ಟೊಂದು ಲಕ್ಷ ಕ್ಷತ್ರಿಯರ ಕೊಂದಾಕಿದ್ರೋ ಸಲೀಸಾಗಿ ಹಾಕೊಂಡಿದ್ದಾರೆ ಕೃಷ್ಣ ಜನ ಸುತ್ತಿದ್ದಾರೆ ಹುಲಿಯ ಚರ್ಮವನ್ನು ಮೈ ಮೇಲೆ ಹೊತ್ತಿದ್ದಾರೆ ಆ ಯಜ್ಞೋಪಯುತ ಎದ್ದು ಕಾಣಿಸ್ತಾ ಇದೆ ತುಟಿಗಳು ಒದರ್ತಾ ಇವೆ ಗುಡುಗುಡಿಸ್ತಾ ಇದ್ದಾರೆ ಎದುರಿಗೆ ಬಂದು ಬಿಟ್ರು ಸ್ಕಂಧೇಚ ಆಸದ್ಯ ಪರಶುಂ ಧನುರ್ವಿದ್ಯುದ್ಗಣೋಪಮಂ ನೂರಾರು ಮಿಂಚುಗಳನ್ನು ಒಟ್ಟಿಗೆ ಸೇರಿ ಹೆಣೆದರೆ ಹೇಗೋ ಹಾಗಿತ್ತಂತೆ ತಂತೆ ವಿದ್ಯುತ್ ಗಣೋಪಮಂ ಅವರು ಬಂದರು ದಶರಥ ಅಲ್ಲಿಂದ ನೋಡಿದ ಮೂರ್ಛೆ ಹೋಗಿಬಿಟ್ಟ ಅವರಿಗೇನು ಖುಷಿಯಾಯಿತು ಹಾ ಸಿಕ್ಕಿದೆಯಾ ಬಡಜೀವವೇ ಮುನ್ನೂರೈವತ್ತು ಸಲ ತಪ್ಪಿಸ್ಕೊಂಡಿದ್ದೀಯ ನನ್ನ ಕೊಡಲಿಯೇಟು ಈಗ ವಾಷಿಂಗ ಇಲ್ಲ ಹೆಣ್ಣಿಲ್ಲ ಮಾಂಗಲ್ಯಂತಂತೂ ನಾನೇನಲ್ಲಿ ಯಾರು ಬರ್ತಾರ ನೋಡ್ತೀನಿ ಮುಗಿಸ್ಬಿಡ್ತೇನೆ ನಾನು ಅಂತ ಕೊಡಲಿ ಎತ್ತಿದ್ದಾರೆ ಬಿಲ್ಲಿಗೆ ಹಗ್ಗ ಕಟ್ಟಿದ್ದಾರೆ ಇವನು ಸ್ವಲ್ಪ ಮೆಲ್ಲಕ್ಕೆ ಎದ್ದ ದಶರಥ ಚೈತನ್ಯ ಕೊಟ್ಟರು ಯಾರೋ ಪಕ್ಕದಲ್ಲಿದ್ದವರು ರಥದಿಂದ ಕೆಳಗೆ ಬಿದ್ದು ಪರಶುರಾಮರ ಕಾಲನ್ನು ಹಿಡ್ಕೊಂಡು ಮಹಾರಾಯರೇ ಕ್ಷತ್ರ ರೋಷಾತ್ ಪ್ರಶಾಂತಸ್ತ್ವಂ ನಿಮಗೆಲ್ಲ ಕ್ಷತ್ರಿಯರ ಮೇಲೆ ರೋಷ ಇಳಿದು ಹೋಯಿತು ಭೂಮಿಯೆಲ್ಲ ಬ್ರಾಹ್ಮಣರಿಗೆ ದಾನ ಕೊಟ್ರಿ ಗೋವಾ ಪರ್ವತದಲ್ಲಿ ಹೋಗಿದ್ದೀರಿ ನಮ್ಮ ತಂಟೆಗೆ ಬರೋದಿಲ್ಲ ಅಂತ ತಿಳ್ಕೊಂಡಲ್ವೇ ನಾವು ಮುಹೂರ್ತ ಇಟ್ಟಿದ್ದು ಮದುವೆಗೆ ನೀವು ಯಾಕಪ್ಪ ಬಂದ್ರಿ ಶನಿ ಬಂದ ಹಾಗೆ ಈ ಹೊತ್ತಲ್ಲಿ ಆಟಕ್ಕೆ ಬಂದ್ರಿ ನೀವು ಅಯ್ಯೋ ನನ್ನ ಮಕ್ಕಳಿಗೆ ಯಾರ ಗತಿ ಬಾಲಾನಾಂ ಮಮ ಪುತ್ರಾಣಾಂ ಅಭಯಂ ದಾತುಮರ್ಹಸಿ ನನ್ನ ಮಕ್ಕಳಿಗೆ ಏನು ಗೊತ್ತಿಲ್ಲ ಇನ್ನು ಹದಿಮೂರು ವರ್ಷ ರಾಮನಿಗೆ ಹದಿಮೂರು ವರ್ಷ ಬಿಲ್ಲು ಬಾಣ ಗೊತ್ತಿಲ್ಲ ಅವ್ರ ಕ್ಷತ್ರಿಯ ಪಿಂಡ ಅಂತ ಅವ್ರ ಮೇಲೆ ಕೈ ಮಾಡಬೇಡಿ ದಯವಿಟ್ಟು ನನ್ನ ಮಕ್ಕಳಿಗೆ ಜೀವನವನ್ನು ಕೊಡಿ ಅಂತ ಕೇಳುವಾಗ ಪರಶುರಾಮರು ಆ ಹುಂಕಾರ ಓಂಕಾರ ಬ್ರಾಹ್ಮಣನ ಬಾಯಲ್ಲಿ ಹುಂಕಾರವಾದರೆ ಹೆದರಿಗಿದ್ದವನು ಸತ್ತೋಗ್ಬಿಡ್ತಾನೆ ಓಂ ಅನು ಶಾಂತವಾಗಿ ಬರುತ್ತೆ ಅದು ಹೊಂ ಅಂತ ಬಂದ್ರೆ ಬೀಜಾಕ್ಷರ ವ್ಯತ್ಯಾಸವಾದರೆ ನನ್ನ ಬ್ರಾಹ್ಮಣರು ದುಷ್ಟ ದೊರೆಯನ್ನ ಹುಂಕಾರದಿಂದ ಕೊಂದರು ಶ್ರೀಮದ್ ಭಾಗವತದಲ್ಲಿ ಬರುವ ಹಾಗೆ ಹೊಂ ಅಂದರು ಅವರು ಹೈ ನೀನೊಂದು ಗಂಡಸೆ ಅಂದ್ರು ನಾನು ನಿನಗೋಸ್ಕರ ಬರಲಿಲ್ಲ ಮುನ್ನೂರೈವತ್ತು ಸಲ ಕೊಡಲಿ ಅಂತ ತಪ್ಪಿಸ್ಕೊಂಡು ನೀನೊಂದು ಗಂಡಸೆ ಅಂದ್ರು ರಾಮನನ್ನು ನೋಡಿದ್ರು ಹಿಂದಿನ ತಲೆದವರು ಹೇ ರಾಮ ಅಂದ್ರು ಅವನು ಯಾವನು ನೀನು ಕಾಮ ದಶರಥೇ ವೀರ ಅವನಿಗೆ ಶಾವಾಸ್ ತಂದರು ದಶರಥನ ಮಗ ಅದು ಒಂದೇ ತಪ್ಪು ನಿನ್ನಲ್ಲಿ ಹೇಳಿ ಮಗನಾಗ ಹುಟ್ಟಿದ್ದೀಯೆ ಆದ್ರೆ ರಾಮ ನೀನು ಯಾವನು ರಾಮ ಲೋಕದಲ್ಲಿ ಒಬ್ಬನೇ ರಾಮ ಪರಶುರಾಮ ನನ್ನ ಹೆಸರು ಇಟ್ಕೊಂಡು ಬಂದಿದ್ದೀಯಲ್ಲ ನೀನು ಎರಡನೇ ನನ್ನ ಕಣ್ಣೆದರಿಗೆ ವೀರ್ಯಂತೆ ಶ್ರೂಯತೆ ಅದ್ಭುತಂ ವೀರ ನೀನೀಗ ವೀರ ರಾಮನ ಪರಾಕ್ರಮ ನೋಡಿಲ್ಲ ಕೇಳಿದ್ದಾರೆ ವೀರ ಅಂತ ಕೊಂಡಾಡಿದರು ಜಯ ಜಯ ಮಹಾವೀರ ನಿರ್ವಿಕಾರ ಪ್ರಭು ಮಹಾಪರಾಕ್ರಮಶಾಲಿ ವೀರ್ಯಂತೆ ಅದ್ಭುತಂ ಇದು ವಾಲ್ಮೀಕಿಯ ವಾಕ್ಯ ರಚನಾ ಕೌಶಲ್ಯಕ್ಕೆ ಇದು ಒಂದು ಸಾಕ್ಷಿ ನಿನ್ನ ಪರಾಕ್ರಮ ಎಷ್ಟದು ಅಂತ ಕೇಳಿದ್ದೇನೆ ಎಂದು ಇವರಲ್ಲಿ ಕೇಳಿದ್ರು ಪರಶುರಾಮರು ಗೋವಾದಲ್ಲಿ ಕೂತಿದ್ರಲ್ಲ ಧನುಷೋ ಭೇದನಂಚೈವ ಚಕಾರ ಹಾಕಿದ್ರು ನೀ ಬಿಲ್ ಮುರಿದದ್ದೂ ಕೇಳಿದೆ ಎಂದರು ಅದು ಸೆಕೆಂಡ್ರಿ ಬಿಲ್ ಮುರಿದಿದ್ದು ನಿನ್ನೆ ಮೊನ್ನೆ ಶಬ್ದವಾಯಿತು ಇಲ್ಲಿಂದ ನನಗೆ ಕೇಳಿಸ್ತು ಆದ್ರೆ ಅದಕ್ಕೆ ಮೊದಲೇ ನಿನ್ನ ಪರಾಕ್ರಮ ಗೊತ್ತಿತ್ತು ಏನು ಗೊತ್ತಿತ್ತು ತಾಟಿಕೆಯನ್ನು ಕೊಂದಿ ಅಂತಲ್ಲ ತಾಟಿಕೆಯನ್ನು ಕೊಂದು ಸಾಮಾನ್ಯವಾದ ಕೆಲಸವೇ ನನಗೆ ಅವತ್ತೇ ಗೊತ್ತಾಯಿತು ಯಾರು ಎಂಬುದಾಗಿ ನಿಖಿಲೇ ನಮಯ ಅಶ್ರುತಂ ಪರಶುರಾಮರು ಸಕಲ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ನೀನು ಕೊಟ್ಟಿದ್ದು ಈಗ ನೀನು ಸರ್ವಸಂಪನ್ನಾಗಿದ್ದೇ ನನಗೆ ಗೊತ್ತಾಯಿತು ತದ್ಭುತಮ ಅಚಿಂತ್ಯಂಚ ಇದು ಅದ್ಭುತ ಅದ್ಭುತ ಅಂದ್ರೆ ನಂಬಿಕೆಗೆ ಮೀರಿದ್ದು ಅಚಿಂತ್ಯಂ ನಿನ್ನ ಕೈಯಲ್ಲಿ ಆ ಬಿಲ್ಲು ಹೀಗಾಗಬಹುದು ಅಂತ ಗೊತ್ತಿರಲಿಲ್ಲ ಅಂದ್ರೆ ಒಳಗಿನ ಅರ್ಥದಲ್ಲಿ ಮೇಲೆ ಕೋಪದಲ್ಲಿ ಹೇಳಿದರು ಪ್ರಭು ನೀನು ಮಹಾವಿಷ್ಣು ಅಂತ ಗೊತ್ತಾಯಿತು ಬಾರೋ ರಾಮ ನನ್ನ ಅವತಾರ ಮುಗೀತಪ್ಪ ಈ ಬಿಲ್ ಹಿಡಿ ಇನ್ನು ಮೇಲೆ ನಿನ್ನ ಕೈ ಕೊಡ್ತೇನೆ ರಿಲೇ ರೇಸ್ ಇದ್ದ ಹಾಗೆ ಚಾರ್ಜ್ ಕೊಟ್ಟಿದ್ದೇನೆ ಟಾರ್ಚು ರಾಮಾವತಾರದಲ್ಲಿ ಪರಶುರಾಮ ಅವತಾರ ಮುಗಿಯಲಿ ಅಂತ ಚಾರ್ಜ್ ಕೊಡುವುದಕ್ಕೆ ಬಂದಿದ್ದಾರೆ ಮೇಲ್ ನೋಡೋದಕ್ಕೆ ಪರಶುರಾಮ ಭಂಗ ಇದು ಗೌರವಭಂಗವಲ್ಲ ಚಾರ್ಜ್ ಕೊಡುವ ಪ್ರಸಂಗ ನರಸಿಂಹ ಪುರಾಣದಲ್ಲಿ ಬರೆದಿದ್ದಾರೆ ಈ ಹೆಚ್ಚಿನ ವಿಷಯಗಳನ್ನ ಆದ್ರಿಂದ ಈ ಬಿಲ್ಲನ್ನ ಹಿಡಿ ನೀನು ಅಲ್ಲಿ ಹಿಡಿದಿದ್ನಲ್ಲ ಶಿವಧನುಸ್ಸನ್ನೇ ಹಿಡಿದವನಿಗೆ ವೈಷ್ಣವ ಧನುಸ್ಸನ್ನು ಹಿಡಿಯುವುದೇನು ಮಹಾಂತರಾಮ ಹೇಳುವುದಾದ್ರೆ ಆಕಾಂಕ್ಷೆ ಅದಕ್ಕೆ ಹೇಳ್ತಾರೆ ಹ್ಯಾ ಅದೊಂದು ಬಿಲ್ ಅದು ಬರೀ ಪೂಜೆಗೆ ಇಟ್ಟಿದ್ದು ಬಿಲ್ಲು ಶ್ರೀ ವೈಷ್ಣವರ ಮನೆಯಲ್ಲಿ ಹೈಗ್ರೀವ ಪೂಜೆಗೆ ಅಂತ ಇಟ್ಟಿರ್ತಾರೆ ನೋಡಿ ಹಳೆಯ ಪುಸ್ತಕಗಳು ಇವನಂತೂ ಪುಸ್ತಕ ಮುಟ್ಟಿಲ್ಲ ಇವರ ಅಪ್ಪನೂ ಮುಟ್ಟಿಲ್ಲ ತಾತನ ಕಾಲದ ಪುಸ್ತಕ ಬಿಚ್ಚಿದ್ರೆ ಹಾಳೆ ಐವತ್ತು ಸ್ವರೂಪದಲ್ಲಿ ಕೈಗೆ ಬರ್ತದೆ ಅದು ರೊಟ್ಟಿಯಾದರೂ ಉಂಡೆ ಸಿಕ್ಕಬಹುದು ಅಕಸ್ಮಾತ್ ಒಳ್ಳೆ ಗೃಹಿಣಿ ಮಾಡಿದ್ರೆ ಪುಸ್ತಕ ಬಿಚ್ಚಿದ್ರೆ ಒಂದೊಂದು ಹಾಳೆ ಐವತ್ತು ಚೂರು ಅರವತ್ತು ಚೂರು ಎಲ್ಲಿ ಮಡಿಸಿದ್ರೆ ಚೂರು ಚೂರಾಗಿ ಬರುವಂತೆ ಈ ಶಿವಧನಸ್ಸು ಒಮ್ಮೆಯೂ ಉಪಯೋಗಕ್ಕಿಲ್ಲದೆ ಯಾವತ್ತೋ ಒಂದು ಕಾಲದಲ್ಲಿ ದಕ್ಷಯಜ್ಞದಲ್ಲಿ ಉಪ ಮಾಡಿದ್ದು ಶಿವ ಇದು ಅದರ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಗೆಜ್ಜೆ ವಸ್ತ್ರ ಏನೇನೋ ಏರಿಸಿ ಏರಿಸಿ ಒದ್ದೆಯಾಗಿ ತುಕ್ಕು ಹಿಡಿದು ಹೋಗಿದೆ ಜಂಗ್ ಹಿಡಿದು ಬಿಟ್ಟಿದೆ ಅದು ಆ ಬಿಲ್ಲು ಮುರಿದ ದೊಡ್ಡದಲ್ಲ ನೀ ಗಂಡಸಾಗಿದ್ರೆ ವೈಷ್ಣವ ಧನುಸ್ಸನ್ನ ಹಿಡಿ ಪಾಣಿಂಗ್ರಹ್ಣೇಶ ಹೆಂಡತಿ ಕೈ ಹಿಡಿದ ದೊಡ್ಡದಲ್ಲ ಈ ಬಿಲ್ ಹಿಡಿ ನೋಡೋಣ ಅಂತ ರಾಮನ ಕೈಗೆ ಬಿಲ್ಲನ್ನು ಕೊಡೋಕೆ ಬಂದ್ರು ದಶರಥ ಮೂರ್ಛೆ ಹೋಗಿಬಿಟ್ಟ ಅವನನ್ನು ಹಿಂದೆ ಕರ್ಕೊಂಡು ಹೋದ್ರು ಶೈತ್ಯೋಪಚಾರಕ್ಕೋಸ್ಕರವಾಗಿ ಇಲ್ಲಿ ಆಸ್ಪತ್ರೆ ಇರಲಿಲ್ಲ ಈ ಧನುಷ್ಯನ ಕತೆ ಹೇಳ್ತದೆ ಇಮೇತ್ವೆ ಧನುಷಿ ದಿವ್ಯೇ ಇದು ವಿಶ್ವಕರ್ಮ ಮಾಡಿಕೊಟ್ಟ ಎರಡು ಬಿಲ್ಲು ಒಂದೇ ಜೋಡಿ ಒಂದು ಶಿವನಿಗೆ ಕೊಟ್ಟ ಒಂದು ವಿಷ್ಣುವಿಗೆ ಕೊಟ್ಟ ಶಿವನಿಗೆ ಯಾವತ್ತೋ ಒಂದ್ಸಲ ಕೊನೆಯ ಜಗತ್ ಮುಗಿಯುವಾಗ ಉಪಯೋಗ ಮಾಡೋ ಬಿಲ್ಲು ಇದು ವಿಷ್ಣು ಧನಸ್ಸು ಒಮ್ಮೆಯೂ ಕೆಳಗಿಟ್ಟದ್ದಲ್ಲ ಇದನ್ನು ನೀನು ಹಿಡಿ ನೋಡೋಣ ಅಂತ ಹೇಳಿದ ಮೇಲೆ ದೇವತೆಗಳೆಲ್ಲ ಬಂದಿದ್ದಾರೆ ಆಕಾಶದಲ್ಲಿ ರಾಮಚಂದ್ರ ಏನು ಮಾಡಿದ ಆ ಬಿಲ್ಲನ್ನು ಸಲೀಸಾಗಿ ಎಡಗೈಯಿಂದ ಸ್ವೀಕಾರ ಮಾಡಿದ ಪರಶುರಾಮರ ಕೈಯಲ್ಲೊಂದು ಬಾಣ ಇತ್ತು ಬಾಣವನ್ನು ಕಿತ್ತುಕೊಂಡ ಬಾಣವನ್ನು ಹೂಡಿಬಿಟ್ಟ ಬಿಲ್ಲಿಗೆ ಈಗ ಹೇಳಿ ಬಾಣ ಹೂಡಿದ್ದೇನೆ ಈ ಲೋಕದ ಮೇಲೆ ಬಿಡು ಅಂತ ಇನ್ನೊಬ್ಬರ ಮೇಲೆ ಹೇಳೋದಲ್ಲ ನಿಮ್ಮದಂತ ಯಾವುದು ವಸ್ತು ಭೂಮಿಯೋ ಕಾಣಿಯೋ ಮನೆಯೋ ಕುಳಿಯೋ ಕೋಳಿಯೋ ಏನಾರಿದ್ರೆ ಅದರ ಮೇಲೆ ಬಿಡು ಅಂತ ಹೇಳಿ ಬಿಡ್ತೇನೆ ಅಂತ ಹೇಳಿದಾಗಿ ಆ ಅನ್ನು ಹಿಡಿಯುವ ಸಂದರ್ಭದಲ್ಲಿ ಇವರಲ್ಲಿ ಪರಶುರಾಮನಿದ್ದ ವೈಷ್ಣವ ತೇಜಸ್ಸು ರಾಮನಲ್ಲಿ ಅಂತರ್ಗತವಾದ ಮೇಲೆ ಪರಶುರಾಮಾವತಾರ ಮುಗಿದು ಹೋಯಿತು ಕೇವಲ ಚಿರಂಜೀವಿಯಾಗಿ ಒಬ್ಬ ಮಹರ್ಷಿಯಾಗಿ ಇವತ್ತಿಗೂ ಗೋವಾದಲ್ಲಿದ್ದಾರೆ ಪುಣ್ಯವಂತರು ದರ್ಶನ ಮಾಡಬಹುದು ಅಂತ ಹೇಳ್ತಾರೆ ಪರಶುರಾಮ ಕ್ಷೇತ್ರ ಆಗ ಅವರು ಹೇಳಿದರು ಅಪ್ಪ ಈಗ ನಾನು ಬರೀ ಋಷಿ ನನಗೆ ನನ್ನದು ಎಂಬುದು ಎರಡೇ ಇರುವುದು ಉಂಟು ಲೋಕ ಎಲ್ಲ ಗೆದ್ದಿದ್ದ ನಿಜ ಬ್ರಾಹ್ಮಣರು ಕೊಟ್ಟುಬಿಟ್ಟೆ ಕಾಶ್ಯಪ ಗೋತ್ರದವರು ಅವರು ಬ್ರಾಹ್ಮಣ ಬುದ್ಧಿ ತೋರಿಸಿಬಿಟ್ರು ಭೂಮಿ ನಮಗೆ ಕೊಟ್ರಿ ನೀವು ಬೇರೆ ಕಡೆ ಹೋಗಿ ಇಲ್ಲಿರಬಾರದು ಅಂತ ಅತ್ತೆ ಮಾವಂತರನ್ನು ಹೊರಗೆ ಹಾಕೋ ಹಾಗೆ ಪರಶುರಾಮರನ್ನೇ ಹೊರಗೆ ಹಾಕಿಬಿಟ್ಟ ಕಾಶ್ಯಪ ಬ್ರಾಹ್ಮಣ ಆಗ ಸಮುದ್ರ ಮಧ್ಯದಲ್ಲಿದ್ದ ಭೂಮಿಯನ್ನ ಕಿತ್ತು ಕರಾವಳಿಯ ಪ್ರದೇಶವನ್ನ ನಾ ಮಾಡಿಕೊಂಡೆ ಸಂಧ್ಯಾಕಾಲವಾದ್ರೆ ಅಲ್ಲಿಗೆ ಹೋಗಬೇಕು ನಾನು ಈ ಭೂಮಿಯಲ್ಲಿರೋ ಹಾಗೆಲ್ಲ ಬ್ರಾಹ್ಮಣನ ಕೊಟ್ಟಿದ್ದ ಭೂಮಿ ಅಲ್ಲಿ ಹೋಗೋದಕ್ಕೆ ಬೇಕಾದಂತಹ ಒಂದು ಕಾಲಿನಲ್ಲಿ ವಿಶೇಷ ಶಕ್ತಿ ನಮ್ಮ ತಂದೆ ಕೊಟ್ಟ ಶಕ್ತಿ ಇಟ್ಕೊಂಡಿದ್ದೇನೆ ಹಿಮವತ್ ಪರ್ವತದಲ್ಲಿದ್ರು ಪೂರ್ವ ಕರಾವಳಿಯಲ್ಲಿದ್ರು ಸಾಯಂಕಾಲ ಸೂರ್ಯ ಮುಳುಗಿದ ಅಂದ್ರೆ ಗೋಬಾಂತಕಕ್ಕೆ ಹೋಗುವ ಶಕ್ತಿ ಕಾಲಲ್ಲಿ ಒಂದು ನನ್ನದು ಅನ್ನೋದು ಅದು ಒಂದು ನಾನು ಋಷಿಯಾಗಿ ಸಂಪಾದನೆ ಮಾಡಿರುವ ತಪಸ್ಸಿನ ಲೋಕ ಒಂದು ಕಾಲಿನ ಶಕ್ತಿ ಹಾಳು ಮಾಡಿಬಿಟ್ರೆ ಕೊಟ್ಟ ವಚನ ಹೋಗುತ್ತೆ ನನ್ನ ತಪೋಲೋಕವನ್ನು ಬೇಕಾದ್ರೂ ಹಾಳು ಮಾಡುವನಾಗಿ ರಾಮಚಂದ್ರ ಅವರಿಗೆ ವಿಘ್ನಕರವಾದಂತಹ ತಪೋಲೋಕಗಳ ಮೇಲೆ ಬಾಣವನ್ನು ಬಿಟ್ಟ ಅನುಗ್ರಹ ಮಾಡಿದ ಅದಾದ ನಂತರ ಪರಶುರಾಮರು ರಾಮನನ್ನು ಮೂರು ಪ್ರದಕ್ಷಿಣೆ ಮಾಡ್ತಾರೆ ಅಕ್ಷಯಂ ಮಧುಹಂತಾರಂ ಜಾನಾಮಿತ್ವಾಂ ಸರೋತ್ತಮಂ ಪ್ರಭು ನೀನ್ ಯಾರು ಅಂತ ನನಗೆ ಗೊತ್ತಾಯಿತು ಅಂದ್ರು ರಾಮ ಕಿವಿಯಲ್ಲಿ ಕೇಳಿದ ಗಟ್ಟಿಯಾಗಿ ಹೇಳಬೇಡಿ ಮೈಕ್ರೋಫೋನು ನಾನು ಯಾರು ಅಂತ ಗೊತ್ತಾಗಿದ್ರೆ ಹೇಳಿ ಅಂದ್ರೆ ಮಧುಕೈಟವರನ್ನು ಸಂಹಾರ ಮಾಡಿದ ಹಯಗ್ರೀವ ಸ್ವಾಮಿ ನೀನು ಅಂತ ಮಧು ಮಧುಹಂತಾರಂ ಅಕ್ಷಯ್ಯಂ ಸುರೋತ್ತಮಂ ನೀನು ಹಯಗ್ರೀವ ಲೋಕಕ್ಷೇಮಕ್ಕೋಸ್ಕರವಾಗಿ ಬಂದಿದ್ದೀಯೇ ಸೀತಾ ಕಲ್ಯಾಣವಾಯಿತು ನಿನಗೆ ಒಳ್ಳೇದಾಗಲಿ ಎಂಬುದಾಗಿ ಹೇಳಿ ಅವರು ಪರಶುರಾಮರು ಹೊರಟು ಬಿಟ್ಟರು ಆಮೇಲೆ ದಶರಥ ಇನ್ನೂ ಮೂರ್ಛೆ ಮಲಗಿದ್ದ ಅವನಿಗೆ ಎಬ್ಬಿಸಿದ್ರು ಉಪನ್ಯಾಸ ಮುಗಿಯಿತು ಮನೆಗೆ ಹೋಗೋಣ ಹೇಳಿ ಅಂತ ಎಬ್ಬಿಸುವಂತೆ ಅರ್ಥವಾಯಿತೆ ಕೆಲವರು ಬಂದು ಕೂತಿರ್ತಾರೆ ಹ್ಯಾಕ್ ಕೂತಿರ್ತಾರೆ ಅಂದ್ರೆ ಮನೆಯಲ್ಲಿ ಗಲಾಟಿ ಸಂಗೀತ ಹಾಡು ಹುಡುಗರು ಹೋಮ್ವರ್ಕು ಟಿವಿ ಗಿವಿ ಹಾಳು ಮೂಳು ಉಪನ್ಯಾಸ ಎಲ್ಲ ಕೇಳ್ತಾ ಕೂತಿರ್ತಾರೆ ಬಹಳ ಅಂದ್ರೆ ನಗಬಹುದು ಒಂದೊಂದ್ಸಲ ಚಪ್ಪಾಳೆ ಹಾಕಬಹುದು ಇಲ್ಲ ಅಂತ ಕಾಟ ಇಲ್ಲ ಅಂತ ಬಂದು ಕೂತಿರೋರನ್ನ ಹೇಳಿ ಹೇಳಿ ಅಂತ ಹೇಳುವಂತೆ ದಶರಥನಿಗೆ ಸುಪ್ರಭಾತ ಹೇಳಿದ್ರು ಪರಶುರಾಮರು ಹೋದ್ರೆ ಅವ್ರು ಹೋಗಿ ಎಷ್ಟೋ ಹೊತ್ತಾಯ್ತು ನಡೀರಿ ಅಯೋಧ್ಯೆ ಕರ್ಕೊಂಡು ಬಂದಿದ್ದಾರೆ ಈಗ ಬಾಲಕಾಂಡದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ಇನ್ನೆರಡು ನಿಮಿಷದಲ್ಲಿ ಬಾಲಕಾಂಡ ಮುಗಿದು ಅಯೋಧ್ಯಾಕಾಂಡಕ್ಕೆ ಪ್ರವೇಶ ಮಾಡ್ತಿದ್ದೇವೆ ಸೀತಾರಾಮರಿಗೆ ಮಂಗಳವಾಗಲಿ ಅಂತ ಹೇಳಬೇಕು ಆ ಬಾಲಕಾಂಡದ ಕೊನೆ ಸ್ವರ್ಗದಲ್ಲಿ ರಾಮ ಸೀತೆಯರು ಪರಸ್ಪರ ಸುಖವಾಗಿದ್ರು ಹನ್ನೆರಡು ವರ್ಷ ಕಾಲ ಅಂತ ಒಂದು ಶ್ಲೋಕದಲ್ಲಿ ಮುಗಿಸ್ಬಿಟ್ರು ವಾಲ್ಮೀಕಿ ಅವ್ರದ್ದು ಪ್ರೊಪರೈಟಿ ಎಕಾನಮಿ ಆಫ್ ವರ್ಡ್ಸ್ ವಾಲ್ಮೀಕಿಯಷ್ಟು ಶಬ್ದಗಳಲ್ಲಿ ಅಳತೆ ಹಾಕಿ ಮಾಡುವ ಕವಿಯನ್ನ ಜಗತ್ತು ಇದುವರೆಗೆ ಕಂಡಿಲ್ಲ ಇನ್ನು ಮೇಲೆ ಕಾಣುವುದೂ ಇಲ್ಲ ಎಕಾನಮಿ ಪ್ರಪೋರ್ಷನ್ ವಾಲ್ಮೀಕಿಯಿಂದ ಕಲಿಯಬೇಕು ಭಾಗವತ ಹೇಳಿದ್ರು ಒಂದು ಅವಕಾಶ ಸಿಕ್ಕಿದ್ರೆ ಪುಸ್ತಕಂತ ರಾಮಾಯಣಕ್ಕೆ ಬರ್ತೀರಿ ನೀವು ಅಂತ ಹೇಳ್ತೀರಲ್ಲ ಇಂದ ರಾಮಾಯಣದ ಮೋಹತೆ ಎಪ್ಪಡಿ ಮರಕ್ಕವೇ ರಾಮಾಯಣದ ಮೋಹವನ್ನು ಹೇಗೆ ಮರೆಯಲಿ ನಾನು ಈ ಶಬ್ದ ಮೆಷರ್ಮೆಂಟ್ ಅಂದ್ರೆ ವಾಲ್ಮೀಕಿ ಎಷ್ಟು ಅಷ್ಟೆ ಒಂದು ಶ್ಲೋಕದಲ್ಲಿ ಐದು ವಾಕ್ಯ ಐದು ಶ್ಲೋಕದಲ್ಲಿ ಒಂದೇ ವಾಕ್ಯ ಎರಡನ್ನೂ ಮಾಡ್ತಕ್ಕ ಸಾಮರ್ಥ್ಯವುಳ್ಳವರು ಮನೆಗೆ ಹೋದ ಕೂಡಲೇ ಈ ಭರತನ ಸೋದರ ಮಾವ ಬಂದಿದ್ದ ಮದುವೆಗೆ ಅವನು ಬಂದಿದ್ನಲ್ಲ ಯುಧಾಜಿತ್ತು ಅಶ್ವಪತಿ ವಯಸ್ಸಾದ ಮುದುಕ ಅವನಿಗೆ ಬರೋಕ್ಕಾಗಲಿಲ್ವೋ ಏನು ಕಥೆಯೋ ಅಥವಾ ಸಂಬಂಧ ಗೊತ್ತಿಲ್ಲ ಮಗನನ್ನು ಕಳಿಸಿದ್ದ ಯುಧಾಜಿತ್ತನಿಗೆ ಮಕ್ಕಳಿರಲಿಲ್ಲ ಭರತನನ್ನೇ ತನ್ನ ಮಗು ಕೈಕೇಯ ಪುತ್ರನನ್ನೇ ಮಗು ಅಂತ ತಿಳ್ಕೊಂಡಿದ್ದ ಆ ಸೋದರ ಮಾವನಿಗೆ ಸೋದರಳಿನಿಗೆ ಎಷ್ಟು ಪ್ರೀತಿ ಇತ್ತು ಅಂದ್ರೆ ಎರಡು ದಿವಸ ಅಲ್ಲಿ ಇಲ್ಲಿ ಇದ್ದಾಗ ಮಾಡಿ ಒಂದು ದಿವಸ ಪುಸಲಾಯಿಸಿ ದಶರಥನ ಹತ್ರ ಬಂದು ಮಹಾರಾಜರೇ ನಾವು ಊರಿಗೆ ಹೋಗಿ ಬರ್ತೇನೆ ಆಹಾ ಅವಶ್ಯಮ ಬೋಯ್ಟು ನಾನು ನಾನು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತೇನೆ ಭರತನನ್ನು ಕರ್ಕೊಂಡು ಹೋಗ್ತೇನೆ ಅಪಡಿಯಾ ರೊಂಬ ಸಂತೋಷಂ ಬೇಗ ಕರ್ಕೊಂಡು ಹೋಗು ತ್ವಾಮ್ನೇತು ಕಾಮೋ ವೀರ ಯುಧಾಜಿನ್ಮಾತುಲಸ್ತವ श्रुत्वा ದಶರಥಸ್ಯೈತತಿ ಭರತಃ ಕೈಕಯಿ ಸುತ ಭರತ ಬಂದ ನೋಡಪ್ಪ ನಿಮ್ಮ ಸೋದರ ಮಾವ ಕರ್ಕೊಂಡು ಹೋಗ್ತಾರಂತೆ ಏನೇನ್ ಬೇಕೋ ನಿನಗೆಲ್ಲ ಮನೆಯಿಂದ ತಗೊಂಡು ಪತ್ನಿ ಸಮೇತನಾಗಿ ಸುಖವಾಗಿ ಸೇರು ಅಂತ ಮಗನನ್ನ ಯಾಕೋ ರಾಮ ಸೀತೆ ಹತ್ರ ಇದ್ದಾರೆ ನೀನು ನಾಲ್ಕು ದಿವಸ ಇರೋ ಅಂತ ಕೇಳದೆ ದಶರಥ ಹೋಗುವಂತ ಕಳಿಸಿಕೊಟ್ಟ ಅಂತ ವಾಕ್ಯ ಇದೆ ಇಲ್ಲಿ ಇದರ ಹಿಂದೆ ಕೈಕೈ ಚಾರಿತ್ರ ಭರತನ ಚಾರಿತ್ರ ರಾಮಚಾರಿತ್ರ ಅದನ್ನು ಸ್ವಲ್ಪ ಹೇಳಬೇಕು ಯಾಕೆ ಅದು ಅಯೋಧ್ಯಾಕಾಂಡಕ್ಕೆ ಬೀಟಿಗೆ ಆಗುತ್ತೆ ಭರತನ ಮೇಲೆ ತುಂಬಾ ಪ್ರೀತಿ ಇತ್ತು ದಶರಥನಿಗೆ ಆದರೆ ಅವನ ಮನಸ್ಸು ಹೇಳ್ತಿತ್ತು ರಾಮಾಭಿಷೇಕ ಮುಂದೆ ಬರುತ್ತೆ ಅಷ್ಟೇ ಅಲ್ಲ ಯಾವತ್ತಾದರೂ ಕೈ ಕೈಗೆ ನಾನು ಮಾತು ಕೊಟ್ಟಿರೋದ್ರಿಂದ ಇವಳ ಹೊಟ್ಟೆಯಲ್ಲಿ ಗಂಡು ಮಗು ಹುಟ್ಟಿದ್ರೆ ಇವಳಿಗೆ ಮಗನಿಗೆ ಕೊಡ್ತೇನೆ ಅಂತ ಹೇಳಿದ್ರಿಂದ ಪಾಯಸ ಕೊಡುವನ್ನ ಕೌಸಲ್ಯ ಕೈಗೆ ಕೊಡುವಾಗಲೂ ದಶರಥನಿಗೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಹೇಳ್ತಾ ಹೇಳ್ತಾ ಆ ಕೌಸಲ್ಯಲ್ಲಿ ಪುತ್ರ ಹುಟ್ಟಿದ ಮೇಲೆ ಸಂತೋಷ ಪಡುವುದರ ಬದಲು ಎಷ್ಟು ದುಃಖ ಪಟ್ಟಿದ್ದಾನೆ ಚಕ್ರವರ್ತಿ ರಾಮ ಹುಟ್ಟಿದ್ನಲ್ಲ ಅಂತಲ್ಲ ಅಯ್ಯೋ ಭರತನಿಗೆ ಅಂತ ರಾಜ್ಯ ಹೇಳಿಬಿಟ್ಟಿದ್ದೇನೆ ನಾನು ಕುಲಭ್ರಷ್ಟನಾಗ್ತೇನೆ ಸತ್ಯಭ್ರಷ್ಟನಾಗ್ತೇನೆ ರಾಮನ ಪಟ್ಟಾಭಿಷೇಕ ಆಗಿ ತಪ್ಪಿಸ್ಲಿ ಅಂತ ಆ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡುವ ಸಲುವಾಗಿ ಸೋದರ ಮಾವ ಆಗಲೇ ಕರ್ಕೊಂಡು ಹೋಗ್ತೇನೆ ಅಂದ್ರೆ ಕರ್ಕೊಂಡು ಹೋಗುವಂತ ಭರತನಿಗೆ ಆ ಭೂಮಿಯಲ್ಲಿ ಪ್ರೀತಿ ಬೆಳೆಯಲಿ ಸೋದರ ಮಾವನ ಊರಲ್ಲಿ ಪ್ರೀತಿ ಬೆಳೆಯಲಿ ಅಯೋಧ್ಯೆಯಲ್ಲಿ ಬೇರು ಕಡಿಮೆಯಾಗಲಿ ಆ ಕಡೆಯವರಲ್ಲಿ ಕಂಟಕರಾಗೋದು ಬೇಡ ಅಂತ ಆದಷ್ಟು ವಾಸನೆ ಅಭಿಮಾನವನ್ನ ಅಲ್ಲಿ ಬೆಳೆಯುವುದಕ್ಕೆ ಬಿಟ್ಟ ಮನುಷ್ಯರಿಗೆ ಸ್ವಭಾವ ಸಹಜ ಇದು ಯಾವ ಊರಲ್ಲಿ ಬಹಳ ವರ್ಷ ಕಾಲ ಕಳೀತೀರಿ ಆ ಊರಿನ ನೆಲ ಜಲ ಜನರನ್ನ ಮರೆಯುವುದು ತುಂಬಾ ಕಷ್ಟ ನಲವತ್ನಾಲ್ಕು ವರ್ಷ ಧಾರವಾಡದಲ್ಲಿದ್ದೇನೆ ಬಾಯಿ ತೆರೆದ್ರೆ ಧಾರವಾಡಕ್ಕೆ ಹೋಗೋಣವೆ ಮೈಸೂರಂತೂ ಬರೋದಿಲ್ಲ ಧಾರವಾಡ ಅಂತ ಬರುತ್ತೆ ಪದೇ ಪದೇ ಯಾತಕ್ಕೆ ಬರುತ್ತೆ ದಿವಸ ಮಾತಾಡ್ತಾ ನಮ್ಮ ಸ್ನೇಹಿತರು ನಾನು ಆ ಜಲವನ್ನ ನಲವತ್ನಾಲ್ಕು ವರ್ಷ ಮತ್ತೆ ನಾನು ಮೈಸೂರಲ್ಲಿಯೋ ಹುಟ್ಟಿದ ಊರಲ್ಲಿಯೋ ವಾಸ ಮಾಡ್ತೇನೆ ಅಂತ ಹೇಳಲಾರೆ I have spend most part of my life there ಅದು ಅಲ್ಲಿ ಎಳೆಯುತ್ತೆ ಅದು ಪ್ರೀತಿ ಅದು ಅಷ್ಟು ನಾನು ಭಾಗ್ಯವಂತನಾಗಿ ಅಯೋಧ್ಯೆಯಲ್ಲಿ ಹುಟ್ಟಿ ಬೆಳೆದಿದ್ದರೆ ನನ್ನನ್ನು ನೀವು ಹಿಡಿತಾ ಇರಲಿಲ್ಲ ನಿಮಗೆ ನನ್ನ ಕಾಟ ತಪ್ಪುತ್ತಿತ್ತು ರಾಮಾಯಣದ್ದು ಅಲ್ಲಿ ಹೇಳ್ತಾ ಇದ್ದೆ ಅಯೋಧ್ಯೆಯಲ್ಲಿ ನಾನು ನೀವು ಮನಸ್ಸು ಮಾಡಿದ್ರೆ ಕೊನೆಯಲ್ಲಿ ಅಲ್ಲಿಯೇ ಹೋಗಿ ನಿಂತು ಬಿಡಬೇಕು ಅಂತ ಆಸೆ ನಮಗೆ ಹಿಂದಿ ಬರೋದಿಲ್ಲ ಪರವಾಗಿಲ್ಲ ಉಪದ್ರವ ಮಾಡೋರು ಇರೋದಿಲ್ಲ ನಮ್ಮ ಭಾಷೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಭಾಷೆ ನಮ್ಗೆ ಗೊತ್ತಿಲ್ಲ ನಾವಾಯಿತು ವಾಲ್ಮೀಕಿ ಆಯಿತು ನಾವು ಹೇಳುವುದು ಅವ್ರು ಕೇಳುವುದು ಅವ್ರು ಹೇಳುವುದು ನಾವು ಕೇಳುವುದು ಭರತನಿಗೆ ಅಲ್ಲಿ ಪ್ರೀತಿ ಉಂಟಾಗಲಿ ಅಂತ ಕಳಿಸಿದ ಭರತನನ್ನ ರಾಮ ಪಟ್ಟಾಭಿಷೇಕಕ್ಕೆ ವಿಘ್ನ ಆಗಬಹುದು ಅಂತ ಲೆಕ್ಕಾಚಾರ ಮಾಡಿದ ದಶರಥ ಇದು ಮನುಷ್ಯ ದೃಷ್ಟಿಯಲ್ಲಿ ತಪ್ಪಲ್ಲ ಆದರೆ ದಶರಥನಿಗೆ ಭರತನ ಮೇಲೆ ಪ್ರೀತಿ ಇರಲಿಲ್ಲ ಅಂತ ನೋಡಬೇಡಿ it was a divided mind ಆದ ತಾಯಿ ಇದ್ದಲ್ಲ ಕೈಕೇಯಿ ದಶರಥ ಇರಲಿ ಹಡದ ಮಗನನ್ನು ಬಿಟ್ಟು ಅವಳು ಹೇಗೆ ಬಾಳಿದ್ಲು ಕೈಕೇಯಿ ಚಾರಿತ್ರವನ್ನ ಅನೇಕರು ಬೇರೆ ಬೇರೆ ರಾಮಾಯಣಗಳು ತಮ್ಮ ತಮ್ಮ ಮನಸ್ಸಿಗೆ ತೋರಿದಂತೆ ಚಿತ್ರ ಮಾಡಿದ್ದಾರೆ ಅದು ಸರಿಯೋ ತಪ್ಪೋ ವಿಮರ್ಶೆ ನಮಗೆ ಬೇಡ ವಾಲ್ಮೀಕಿ ಮಾಡಿದ ಚಿತ್ರಣ ಸರಿಯೇ ಅದನ್ನು ಸ್ವಲ್ಪ ನೋಡೋಣ ದಶರಥನೋ ವಯಸ್ಸಾದ ಮುದುಕ ಇವಳು ಅತ್ಯಂತ ಚಿಕ್ಕ ವಯಸ್ಸಿನ ಹುಡುಗಿ ಸಮೃದ್ಧಸ್ತರುಣೀಂ ಭಾರ್ಯಾಂ ಪ್ರಾಣೇಭ್ಯೋಪಿ ಗರೀಯಸೀಂ ಅರವತ್ತು ಸಾವಿರ ವರ್ಷಾಂತರ ದಶರಥನಿಗೆ ರಾಮ ಹುಟ್ಟುವ ಕಾಲಕ್ಕೆ ಒಂದು ಸಾವಿರ ಅಂದ್ರೆ ಒಂದು ಅಂತ ವೈದಿಕ ಲೆಕ್ಕ ಇಟ್ಟುಕೊಂಡ್ರೆ ನಮ್ಮ ಗಂಟೇನು ಹೋಗೋದಿಲ್ಲ ಅರವತ್ತು ವರ್ಷ ವಯಸ್ಸು ಅಂತ ಇಟ್ಕೊಳ್ಳಿ ರಾಮ ಹುಟ್ಟುವಾಗ ಅವನಿಗೆ ಅರವತ್ತು ವರ್ಷ ವಯಸ್ಸು ಅಂತ ಇಟ್ಕೊಳ್ಳಿ ಮುಂದೆಲ್ಲ ಕರೆಕ್ಟ್ ಕೋಷ್ಟಕ ಕೊಟ್ಟಿದ್ದಾರಲ್ಲ ಇವಳಿಗೆ ಎಷ್ಟು ವಯಸ್ಸವ ಇರಬಹುದು ಹದಿನೆಂಟು ವರ್ಷ ಯಾಕೋ ಇಪ್ಪತ್ತರೊಳಗಿರ್ಬೋದು ಇಪ್ಪತ್ತು ವರ್ಷದ ಹುಡುಗಿಯಲ್ಲಿ ಅರವತ್ತು ವರ್ಷದ ದಶರಥೆಯಲ್ಲಿ ಇದು ಇಜ್ಜೋಡಿ ಮದುವೆ ಆಗುತ್ತೆ ಅಕಸ್ಮಾತ್ ಅವರು ಕೊಟ್ಟಕ್ಕಂದ್ರೆ ಇವಳ ಗತಿ ಏನು ಅಂತ ತಿಳ್ಕೊಂಡೆ ಅಶ್ವಪತಿ ಕಟುಕ ಅಲ್ಲ ಕರುಣಾಮಯನಾಗಿದ್ದವನು ದಶರಥನನ್ನು ಕೇಳಿದ ಅಕಸ್ಮಾತ್ ಇವಳಲ್ಲಿ ಮಕ್ಕಳು ಹುಟ್ಟಿದ್ರೆ ಇವಳ ಮಗನಿಗೆ ರಾಜ್ಯ ಕೊಡ್ತೀನಿ ಅಂತ ಪ್ರಮಾಣ ಮಾಡಿ ನಾಳೆ ನಿಮ್ಮ ಅಯೋಧ್ಯೆಯಲ್ಲಿ ವಸಿಷ್ಠರು ಅವರು ಇವರು ತಕರಾರು ಮಾಡಬಾರದು ಅಂದ್ರೆ ಕೌಶಲ್ಯ ಮಕ್ಕಳು ಹುಟ್ಟಿ ಆಕ್ಷೇಪ ಮಾಡ್ತಾರೆ ಅಂತಲ್ಲ ದೊರೆಗೆ ಅದಿರಲಿಲ್ಲ ನಾಳೆ ದತ್ತಪುತ್ರಕನನ್ನ ತಂದು ಜ್ಯೇಷ್ಠ ಪತ್ನಿಯಲ್ಲಿ ಹುಟ್ಟದೇ ಇದ್ದ ಮಗ ಅನ್ನೋ ಕಾರಣಕ್ಕೆ ಭರತನಿಗೆ ತಿರಸ್ಕಾರ ಮಾಡಿ ಇನ್ನೊಬ್ಬರನ್ನು ತಗೊಂಡ್ಬರಬಾರದು ಅನ್ನೋ ದೃಷ್ಟಿಯಿಂದ ಅಶ್ವಪತಿ ಆ ರೀತಿ ವಾಗ್ದಾನ ಮಾಡಿಸಿಕೊಂಡಿದ್ದ ಆದ್ರೆ ಎಂಥ ಧರ್ಮಾತ್ಮ ಒಂದು ವೇಳೆ ದಶರಥ ರಾಮನಿಗೆ ಪಟ್ಟಾಭಿಷೇಕ ನೀ ಬರಬೇಕು ಅಂತ ಅಶ್ವಪತಿಯನ್ನೇ ಕರೆದಿದ್ರೆ ಸಂತೋಷವಾಗಿ ಬಂದು ರಾಮನಿಗೆ ಮಾಡು ಅಂತ ಹೇಳುವಂತ ಧಾರ್ಮಿಕ ಇದ್ದ ಆದರೂ ಚಾಡಿಕೋರರಿರ್ತಾರೆ ಏನಾರು ಕಿವಿಯಲ್ಲೇನು ಹೇಳ್ಬಿಡ್ತಾರೆ ಅಂತ ನತುಕೆ ಕಯರ ಅಜಾನಂ ಜನಕಂವ ನರಾಧಿಪ ನಾನಾನಗರ ವಾಸ್ತವ್ಯರು ದೀಪಾಂತರದಲ್ಲಿದ್ದವರು ಮ್ಲೇಚ್ಛರು ಆರ್ಯರು ಹೂಣರು ಶಕರು ಯಮದರು ಪುಳಿಂದರು ದೂರ ದೂರ ಕಡೆಗಳಿಂದ ಎಲ್ಲರನ್ನ ಕರೆಸಿದ್ದಾನೆ ಆದರೆ ಕೇಕೈ ದೇಶದ ದೊರೆ ಭರತನ ಮಾತಾಮಹನನ್ನ ಕರೆಯಲಿಲ್ಲ ಕೈಕೈ ತಾಯಿಯನ್ನ ಕರೆಯಲಿಲ್ಲ ಜನಕನನ್ನ ಕರೆಯಲಿಲ್ಲ ಯಾತಕ್ಕೆ ಅಂದ್ರೆ ಪಶ್ಚಾತ್ತೌ ಶ್ರೋಷತಃ ಪ್ರಿಯಂ ಇವರ ಆಮೇಲೆ ಶುಭವಾರ್ತೆಯನ್ನ ಕೇಳಲಿ ಅಂತ ಒಂದು ಕುಂಟು ಕಾರಣ ಮಾಡಿದ ಅಂತ ವಾಲ್ಮೀಕಿ ಕೊಟ್ಟರು ಕೆಲವು ವ್ಯಾಖ್ಯಾನಕಾರರು ತುಂಬಾ ದೂರದಲ್ಲಿದ್ರು ಅಂತ ಕರೀಲಿಲ್ಲ ಅಂತ ಮಾಡಿದ್ದಾರೆ ತಿಳ್ಕೊಂಡಿಲ್ಲ ವಾಲ್ಮೀಕಿರಿಗೆ ಅರ್ಥವಾಗಿಲ್ಲ ಅವರಿಗೆ ಅದಕ್ಕಿಂತ ದೂರದಲ್ಲಿದ್ದವ್ರನ್ನ ಕರೆದಿದ್ದಾರೆ ಇವರಿಬ್ಬರು ಯಾಕೆ ಸಿಂಗಲ್ ಔಟ್ ಮಾಡಿದ್ರು ಅಂತ ಕೇಳಿದ್ರೆ ಈ ದೊರೆ ಚೆನ್ನಾಗಿದ್ರು ಅಶ್ವಪತಿಗೆ ಯಾರಾದರೂ ಕಿವಿಯಲ್ಲಿ ಏನಾದ್ರು ಹಿಂಡು ಬಿಟ್ರೆ ಕೊನೆಯ ಗಳಿಗೆಯಲ್ಲಿ ಏನಾದ್ರು ಒಂದು ಗಿಡ ಬಂದು ಬಿಟ್ರೆ ಮೊನ್ನೆದ್ದು ಜನಕ ಏನ್ ತಪ್ಪು ಮಾಡಿದ್ದ ಅವನನ್ನಾರು ಕರಿಬೋದಾಗಿತ್ತಲ್ಲ ರಾಮ ಪಟ್ಟಾಭಿಷೇಕಕ್ಕೆ ಮೀಟಿಂಗ್ ಇಟ್ಟಿದ್ದಾನೆ ಜನಕನನ್ನೇ ಕರೆದಿಲ್ಲ ಯಾತಕ್ಕೆ ಕರೆದಿಲ್ಲ ಅಂದ್ರೆ ಅವನು ಧರ್ಮಾತ್ಮನಾದ ದೊರೆ ಧರ್ಮಶಾಸ್ತ್ರ ತಿಳಿದವನು ಯಾಜ್ಞವಲ್ಕ್ಯರ ಶಿಷ್ಯ ಜಗತ್ತಿರುವ ಸಮಾಚಾರವೆಲ್ಲ ಗುಟ್ಟು ಗೊತ್ತಿದ್ದರಿಂದ ಸಭೆಯಲ್ಲಿ ಎದ್ದು ನಿಂತು ಮಹಾರಾಜರೇ ಇದೇನು ಹೀಗೆ ಮಾಡ್ತಾ ಇದ್ದೀರಿ ಭರತನಿಗೆ ರಾಜ್ಯ ಕೊಡ್ತೀನಿ ಅಂತ ಹೇಳಿದ್ರಿ ನಮ್ಮಳಿನೂ ಕೊಡಿ ನಾ ಕೇಳ್ತಾ ಇಲ್ಲ ನೀವು ಮಾಡೋದು ತಪ್ಪು ಭರತನ ಕೊಡಿ ಅಂತ ಸಭೆಯಲ್ಲಿ ಹೇಳಿಬಿಟ್ಟಿದ್ರೆ ದಶರಥನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗುತ್ತಿತ್ತಾದ್ದರಿಂದ ಅವರಿಬ್ಬರನ್ನು ಬಿಟ್ಟು ರಾಮಾಭಿಷೇಕಕ್ಕೆ ಯತ್ನ ಮಾಡಬೇಕು ಅದಕ್ಕೆ ಪೂರ್ವ ಪೀಠಿಕೆಯಂತೆ ಸೋದರ ಮಾವ ಬಂದು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹೋಗಿ ಬರ್ತೀಯಪ್ಪ ಸೂಟ್ ಕೇಸ್ ಹೊರಗಿಟ್ಟಿದ್ದೇನೆ ಮೊದಲು ನಡಿ ಎಂಬುದಾಗಿ ಭರತನನ್ನು ಕಳಿಸಿಕೊಟ್ಟ ಆದ್ರೆ ಅವನ ಹೃದಯ ಆ ಭರತ ಹೊರಡುವಾಗಲೂ ತುಯ್ದಾಡ್ತಾ ಇದ್ದ ಅಯ್ಯೋ ಈ ಮಗುವನ್ನು ಹತ್ರ ಇಟ್ಕೊಳ್ಳೋ ಹಾಗಿಲ್ವಲ್ಲ ನನ್ನ ಪರಿಸ್ಥಿತಿ ಹೀಗಿದೆಯಲ್ಲ ಮಕ್ಕಳು ಒಳ್ಳೆಯವರೇ ಪಾರ್ಟಿ ಒಳ್ಳೆಯವರೇ ಇರ್ತಾರೆ ಯಾವ ಕ್ಷಣಕ್ಕೆ ಇವರು ಅಲಯನ್ಸ್ ಎಲ್ಲಿ ಕಿತ್ತು ಹೋಗುತ್ತೆಯೋ ಎಲ್ಲಿ ಕೋಟಿ ರೂಪಾಯಿ ಕೊಡ್ತಾರೆಯೋ ಯಾವ ಕಡೆ ಯಾರು ತಿರುಗುತ್ತಾರೆಯೋ ಬಸ್ಸಲ್ಲಿ ತುಂಬಿಸಿ ಊರೆಲ್ಲ ತಿರುಗಾಡಿಸ್ತಾರೆ ಅವರನ್ನ ಎನ್ ಟಿ ರಾಮರಾಯರು ಆಂಧ್ರದಿಂದ ಕರ್ನಾಟಕ ಕರ್ಕೊಂಡು ಬಂದಿದ್ರು ಸಮೀಪ ಕಾಲದಲ್ಲಿ ಅಲಯನ್ಸು ಇವರೆಲ್ಲಿ ಕೊಡೈಕೆನಾಲ್ ಊಟಿ ಗೀಟಿ ಎಲ್ಲ ಸುತ್ತಕೊಂಡು ಬಂದರು ಅಂದ್ರೆ ಬಹುವೃತ್ತ ಅಂತಾನೆ ರಾಜಕುಲಾನಿ ನಾಮ ಭಾಷ ಹೇಳ್ತಾನೆ ಅರಮನೆಯಲ್ಲಿ ಯಾವ ಗಳಿಕೆಗೆ ರಾಜಕೀಯ ಟರ್ನ್ ಹೇಗೆ ತಕೊಳ್ಳುತ್ತೆ ಹೇಳಲಿಕ್ಕೆ ಬರೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಯಾವಾಗ ಬೀಳುತ್ತೆ ನಮ್ಮ ಸ್ಟೇಟ್ ಗವರ್ಮೆಂಟ್ ಯಾವಾಗ ಬೀಳುತ್ತೆ ಯಾರು ಮೇಲಕ್ಕೆ ಹೋಗ್ತಾರೆ ಯಾರು ಕೆಳಗೆ ಬರ್ತಾರೆ ಯಾರಿಗೂ ಗೊತ್ತಿಲ್ಲದೆ ಇದ್ದವರು ಪ್ರಧಾನಮಂತ್ರಿ ಆಗ್ತಾರೆ ಗೊತ್ತಿಲ್ಲದೆ ಇದ್ದವರು ಚೀಫ್ ಮಿನಿಸ್ಟರ್ ಆಗ್ತಾರೆ ಗೊತ್ತಿದ್ದವರು ತಿಪ್ಪೆಗುಂಡಿಯಲ್ಲಿ ಗಣಿಗಾರಿಕೆಯಲ್ಲಿ ಬೀಳ್ತಾರೆ ನಮಗೆ ತಿಳಿಯೋದಿಲ್ಲ ಇದು ರಾಜಕಾರಣ ಅತ್ಯಂತ ಹೇಸಿಗೆ ಅದು ಹಾಗೆ ತಿಳಿಯುತ್ತೆ ಗೊತ್ತಿಲ್ಲ ನೀಚ ಮನುಷ್ಯರು ಸಿಕ್ಕಿದ್ರೆ ಎಲ್ಲಿ ಬೇಕಾದ್ರೂ ಹೋಗಿಬಿಡುತ್ತೆ ಆದ್ರಿಂದ ನೀವು ಹೋಗಿ ಬಾ ಅಂತ ಹೇಳಿಬಿಟ್ಟ ಸದ್ಯ ರಾಮ ಲಕ್ಷ್ಮಣ ಉಳಿದ್ರು ಅವರು ಪ್ರಶ್ನೆ ಬೆಳಿಗ್ಗೆ ಕೇಳಿದ್ರು ಒಬ್ರು ಭಾರತ ಹೋದ ಸರಿ ಶತ್ರುಘ್ನ ಯಾತಕ್ಕೆ ಹೋದ ಅವನ ಜೊತೆಯಲ್ಲಿ ಬಹಳ ದೊಡ್ಡ ತತ್ವ ಇವತ್ತು ವೇಳೆ ಆಗಿಬಿಡಿತು ನಾಳೆ ಅಯೋಧ್ಯಾಕಾಂಡದ ಆರಂಭ ಶ್ಲೋಕ ಹೇಳುವಾಗ ಆ ತತ್ವವನ್ನು ಇನ್ನಷ್ಟು ವಿಸ್ತರಿಸಿ ಹೇಳ್ತೇನೆ ಮನುಷ್ಯರಲ್ಲಿ ಪ್ರೀತಿ ಎಂಬುದು ಯಾರಲ್ಲಿ ಹೇಗೆ ಬೆಳೆಯುತ್ತೆ ಅನ್ನೋದನ್ನು ನಾವು ಹೇಳುವುದು ತುಂಬಾ ಕಷ್ಟ ಜತಿ ಪದಾರ್ಥ ಅನಂತರ ಕೋಪಿ ಹೇತು ನಕಲು ಬಹಿರುಪಾಧೀನ್ ಪ್ರೀತಯ ಸಂಶಯಂತೆ ಹೊರಗಿನ ಕಾರಣಕ್ಕಾಗಿ ಅಂತರಂಗದ ಪ್ರೀತಿ ಎನ್ನುವುದು ಮೂಡುವುದಿಲ್ಲ ಪ್ರೀತಿ ಎನ್ನುವುದು ಯಾತಕ್ಕೆ ಮೂಡುತ್ತದೆ ಅನ್ನೋದು ಕಾರಣ ಹೇಳೋಕ್ ಬರೋದಿಲ್ಲ ಎರಡು ಉದಾಹರಣೆ ಕೊಡ್ತಾರೆ ಕವಿ ನಾ ಮೂರನೇದನ್ನು ಸೇರಿಸಿ ಹೇಳ್ತೇನೆ ಸೂರ್ಯ ಉದಯ ಆದರೆ ಮಾತ್ರ ತಾವರೆ ಅವನಿಗೋಸ್ಕರ ಅರಳುತ್ತದಲ್ಲ ಈ ಪ್ರೀತಿಯನ್ನ ತಾವರೆ ಕಲಿಸಿದವರು ಯಾರು ಸೂರ್ಯನಿಗಿಂತ ಬೇಕಾದಷ್ಟು ರಾತ್ರಿ ಹೊತ್ತು ಫುಟ್ಬಾಲ್ ಆಡ್ತಾರಲ್ಲ ಕ್ರಿಕೆಟ್ ಆಡ್ತಾರಲ್ಲ ಬೇಕಾದಷ್ಟು ಬೆಳಕನ್ನು ಹಾಕಿ ತಾವರೆ ತಾವರೆ ತಾವರೆ ಸೂರ್ಯನಪ್ಪ ಬಂದಿದ್ದಾನೆ ನೀನು ಅರಳು ಅರಳು ಅರಳು ಅರಳೋದಿಲ್ಲ ಸೂರ್ಯ ಬಂದರೇನೆ ಅರಳುವುದು ಸೂರ್ಯನ ಧರ್ಮ ಕಮಲವನ್ನು ಅರಳಿಸುವುದು ಕಮಲದ ಧರ್ಮ ನೀರಿನಲ್ಲಿರುವುದು ನೀರು ಬಿಟ್ಟು ಬಂದರೆ ಅದೇ ಕಮಲವನ್ನು ಸೂರ್ಯ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ ಈ ಕಮಲಕ್ಕೂ ಸೂರ್ಯನಿಗೂ ಇರತಕ್ಕ ಪ್ರೀತಿ ಅದೇ ರೀತಿಯಲ್ಲಿ ಕುಮುದ ಪುಷ್ಪಕ್ಕೂ ಚಂದ್ರನಿಗೂ ಇರುವ ಪ್ರೀತಿ ಚಂದ್ರ ಬಂದರೆ ಮಾತ್ರ ಕನ್ನೈದಲ್ಲಿ ಅರಳುತ್ತೆ ಇದು ಪುಷ್ಪವೇ ಅದು ಪುಷ್ಪವೇ ನೋಡೋದಕ್ಕೆ ಒಂದೇ ರೀತಿ ಕಾಣಿಸ್ತದೆ ಸ್ವಲ್ಪ ಚಿಕ್ಕದಾಗಿರ್ಬೋದು ಇದು ನೀಲಿ ಬಣ್ಣ ಅದು ಕೆಂಪು ಬಣ್ಣ ಯಾತಕ್ಕೆ ಬದಲಾಯಿಸೋದಕ್ಕೆ ಬರೋದಿಲ್ಲ ಚಂದ್ರನಿಗೆ ಮಾತ್ರ ಅರಳುತ್ತೆ ಅದು ಇದು ಸೂರ್ಯನಿಗೆ ಮಾತ್ರ ಅರಳುತ್ತೆ ಇನ್ನು ಒಂದು ಸೂರ್ಯಕಾಂತಿ ಅಂತ ಒಂದು ಗಿಡ ಇದೆ ನೋಡಿದ್ದೀರಾ ಪ್ರಕೃತಿ ಎಷ್ಟು ವಿಸ್ಮಯಕಾರಕವಾಗಿದೆ ನಿಮಗೆ ದಿಕ್ಕು ಉಂಟಾಗದೆ ಇದ್ರೆ ಮ್ಯಾಗ್ನೆಟ್ ಬೇಡ ಸೂರ್ಯಕಾಂತಿ ಗಿಡ ನೋಡಿ ರೈಲಲ್ಲಿ ಹೋಗುವಾಗ ಬಸ್ಸಲ್ಲಿ ಹೋಗುವಾಗ ಹೊಲದಲ್ಲಿ ಹಾಕಿರ್ತಾರೆ ಸೂರ್ಯ ಯಾವ ಕಡೆಗಿರ್ತಾನೆ ಆ ಕಡೆಗೆ ಮಾತ್ರ ಆ ಪುಷ್ಪ ತನ್ನನ್ನು ತಿರುಗಿಸ್ಕೊಂಡಿರುತ್ತೆ ಸಾಯಂಕಾಲ ಆಗೋ ತನಕ ಅದೇನು ಮ್ಯಾಜಿಕ್ ಮಾಡ್ತಾನೆ ಭಗವಂತ ಹಾಗೇ ತಿರುಗುತ್ತೆ ತನ್ನ ಕೊರಳನ್ನ ಸೂರ್ಯ ಮುಳುಗಿದ್ರೆ ಮುಸುಕಿರುತ್ತೆ ಬೆಳಗ್ಗೆ ಆದ್ರೆ ಈ ಕಡೆ ತಿರುಗುತ್ತೆ ಮತ್ತೆ ಅರಳುತ್ತೆ ಪ್ರೀತಿ ಎಂಬುದು ಹಾಗೆ ಕೆಲವರಲ್ಲಿ ನೋಡಿದ ಕೂಡಲೇ ಗುರುಭಕ್ತಿ ಉಂಟಾಗುತ್ತೆ ಆ ಗುರುಭಕ್ತಿ ಬೆಳೆಯುತ್ತಲೇ ಹೋಗುತ್ತೆ ಭಾಗವತರಲ್ಲಿ ಪ್ರೀತಿ ಬೆಳೆಯುತ್ತೆ ಯಾತಕ್ಕೆ ಕಾರಣ ಕೊಡೋಕ್ ಬರೋದಿಲ್ಲ real love cannot be explained it's beyond explanation ಹೃದಯಕ್ಕೆ ಮಾತ್ರ ಗೊತ್ತಾಗತಕ್ಕ ಪ್ರೀತಿ ತಾಯಿ ಮಕ್ಕಳು ತಂದೆ ಮಕ್ಕಳು ಪ್ರೀತಿನೂ ಹಾಗೇನೆ ಅದು ಹೇಗಿರುತ್ತೆ ನಿಮ್ಗೆ ಅನುಭವಿಸಿದ್ರೆ ಗೊತ್ತಾಗುತ್ತೆ ಎಲ್ಲೋ ಇರ್ತಾಳೆ ತಾಯಿ ನೀವೆಲ್ಲೋ ಇರ್ತೀರಿ ಆ ತಾಯಿಗೇನೋ ಒಂದು ಆಪತ್ಕಾಲ ಕೊನೆಗಳಿಗೆ ಬಂತು ಮಗನಿಗೆ ಎಲ್ಲಿದ್ದರೂ ಕರು ಚುರುಕ್ ಅಂದು ಬಿಡುತ್ತೆ ಕೇಳಿದಿರೋ ಇಲ್ವೋ ಮಾತನ್ನ ನಾನು ಅನುಭವಿಸಿದ್ದೀನಿ ಇವತ್ತು ನನಗೇನೂ ಆಗಿದೆ ನಮ್ಮ ತಾಯಿಗೇನು ಆಗಿರಬೇಕಲ್ಲಿ ನಮ್ಮ ತಾಯಿಗೇನು ಆಗಿರಬೇಕು ಇನ್ನೊಂದು ಹೇಳ್ತಿದ್ರು ನಮ್ಮಮ್ಮ ತಂದೆಗೆ ತಾಯಿಗೆ ಏನಾದರೂ ಮೃತ್ಯುಕಾಲ ಉಂಟಾದರೆ ಬೆನ್ನಿನ ಚರ್ಮ ಸುಲಿದು ಹೋಗ್ತದೆ ಅದು ಹೆಣವನ್ನ ಎತ್ಕೊಂಡು ಹೋಗುವಾಗ ಬಿಸಿಲಿಗೆ ಮಾತ್ರ ಅಲ್ಲ ಯಜಮಾಂತಿ ಹೇಳ್ತಾರೆ ಯಾಕ್ರಿ ಚರ್ಮ ಇಲ್ಲ ಬೆನ್ನಿನ ಸುಲಿದಿದೆಯಲ್ಲ ನಿಮ್ಮ ಅಮ್ಮನಿಗೆ ಆಗಿರಬೇಕು ಅಪ್ಪನಿಗೇನೋ ಆಗಿರಬೇಕು ಇದು ಪ್ರಕೃತಿ ಉರ್ಮಾಣ ಮಾಡಿದಂತಹ ಸಂದರ್ಭ ಈ ಸಂದರ್ಭವನ್ನು ಯಾರೂ ಬಿಡಿಸೋದಕ್ಕೆ ಬರೋದಿಲ್ಲ ಹಾಗೆ ಹುಟ್ಟಿನಿಂದ ಬಾಲ್ಯಾತ್ ಪ್ರಭೃತಿ ಸುಸಿದ್ಧ ಲಕ್ಷ್ಮಣನಿಗೆ ರಾಮನಲ್ಲಿ ಹೇಳತೀರದ ಒಂದು ಪ್ರೀತಿ ಕಬ್ಬಿಣದ ಪುಡಿ ಎಲ್ಲೋ ಇಟ್ಟಿರ್ತೀರಿ ಪಕ್ಕದಲ್ಲಿ ಐಸ್ ಕಾಣ್ತಾ ಇದ್ರೆ ಯಾತಕಪ್ಪ ಎಳೆಯುತ್ತೆ ಅಂದ್ರೆ ಹೇಳೋಕ್ ಬರೋದಿಲ್ಲ ನೀವು ಅದರ ಮೇಲೆ ಬಂಗಾರ ತಂದಿಡಬಹುದು ಅಯಸ್ಕಾಂತ ಅದನ್ನು ಎಳೆಯೋದಿಲ್ಲ ಅದಕ್ಕೆ ಅದಕ್ಕೆ ಪ್ರೀತಿ ನಿನ್ನ ಗುಣವೇ ಇಷ್ಟು ದರಿದ್ರ ಆ ಕಬ್ಬಿಣದ ಪುಡಿ ಕಂಡ್ರೆ ಎಳಿತೀಯ ನಿನ್ನ ಯೋಗ್ಯತೆ ಅಷ್ಟು ಬೈರಿ ಬೇಕಾದ ಬೈರಿ ಅಯಸ್ಕಾಂತಕ್ಕೆ ಅದು ಕಬ್ಬಿಣವನ್ನೇ ಎಳೆಯುತ್ತೆ ನಮ್ಮ ರಾಮ ಹಾಗೆಯೇ ಪಾಪಿ ಪರದೇಶಿಗಳು ದ್ವೇಷ ಮಾಡುವವರು ಅವನಲ್ಲಿ ಗುಣವಿಲ್ಲ ಅಂತ ಬೈಯೋರು ಯಾರು ಬಂದು ಕೂತರು ಎಲ್ಲರನ್ನೂ ಎಳೆದು ಬಿಡ್ತಾನೆ ಯಾರನ್ನೂ ಬಿಡೋದಿಲ್ಲ ಭಗವಂತ ಯಾಕೆಂದ್ರೆ ಪ್ರೇಮ ಸ್ವರೂಪ ಪ್ರೇಮ ಘನ ಇದ್ದಾನೆ ಭಗವಂತ ಅವನು ಯಾರನ್ನು ಒಲಿಯೋದಿಲ್ಲ ಅವನಿಗೆ ಇವರಲ್ಲಿ ಮಾತ್ರ ಪ್ರೀತಿ ಇವರಲ್ಲಿ ಪ್ರೀತಿ ಇಲ್ಲ ಅಂತ ಹೇಳೋಕೆ ನೀವು ಯಾರು ಪುರುಷ ಹೇಳೋದಿಲ್ಲ ರಾಮಾಯಣ ಹೇಳೋದಿಲ್ಲ ಅವನು ಕೈಕೇಯೂ ಒಂದೇ ಶಬರಿಯೂ ಒಂದೇ ಜಟಾಯೂ ಒಂದೇ ರಾವಣನು ಒಂದೇ ವಿಭೀಷಣನು ಒಂದೇ ಅಂಥ ಪರಿಪೂರ್ಣ ಪ್ರೇಮ ಸ್ವರೂಪ ರಾಮಚಂದ್ರ ಸ್ವಾಮಿ ಅದನ್ನು ತೋರಿಸ್ಕೊಡೋ ಗ್ರಂಥ ರಾಮಾಯಣ ಭಾಗವತದಲ್ಲಾದರೂ ದುಷ್ಟ ನಿಗ್ರಹಾಲಲ್ಲಿ ಕೋಪ ಮಾಡಿಕೊಳ್ತಾನೆ ಕೃಷ್ಣ ಯುಗಧರ್ಮ ಯುಗಭೇದವಾಯಿತು ರಾಮಾಯಣದಲ್ಲಿ ಅವನು ಪ್ರೇಮ ಪ್ರೇಮವನ್ನು ಕೊಟ್ಟ ಪ್ರಸಂಗಗಳೇ ಹೆಚ್ಚು ಆ ಪ್ರೇಮವನ್ನು ನಿರಾಕರಣೆ ಮಾಡಿದ ಪಾಪಿಗಳು ಯಾರೂ ಇಲ್ಲ ರಾಮಾಯಣದಲ್ಲಿ ಹಾಗೆಯೇ ಶತ್ರುಘ್ನಿಗೆ ಭರತನಲ್ಲಿ ವಿಶೇಷವಾದ ಪ್ರೀತಿ ಇದಕ್ಕೊಂದು ಕಾರಣ ಮೊನ್ನೆ ಹೇಳಿದ್ದೆ ರಾಮ ಹುಟ್ಟುವುದಕ್ಕೆ ಕಾರಣವಾದ ಪಾಯಸದ ಅರ್ಧ ಭಾಗವನ್ನು ಕೌಸಲ್ಯಕ್ಕೆ ಕೊಟ್ಟ ಕೂಡಲೇ ಒಂದು ಅಂಶವನ್ನು ಸುಮಿತ್ರೆ ಕೈ ಕೊಟ್ಟದ್ರಿಂದ ಆ ರಾಮಾಂಶವೊಂದು ಸುಮಿತ್ರೆಗೆ ಕೊಟ್ಟ ಪಾಯಸದಲ್ಲಿ ಅರ್ಧ ಭಾಗವನ್ನ ಕೈ ಕೈ ಕೊಟ್ಟದಲ್ಲಿ ಅರ್ಧ ಭಾಗವನ್ನು ಮತ್ತೆ ಸುಮಿತ್ರೆಗೆ ಕೊಟ್ಟದ್ರಿಂದ ಮುಂದೆ ಬರುವ ಭರತನಿಗೆ ಶೇಷಭೂತನಾಗಿ ಇಲ್ಲಿ ಒಬ್ಬನು ಸುಮಿತ್ರೆ ಹಡದ ಇಬ್ಬರು ಮಕ್ಕಳು ಭಗವಂತನಿಗೆ ಭಗವದ್ಭಕ್ತರಿಗೆ ದಾಸರಾಗಿ ಹೋದರು ಅವಳ ಭಾಗ್ಯ ಎಷ್ಟು ದೊಡ್ಡ ಭಾಗ್ಯ ಒಬ್ಬ ಭಗವಂತ ದೊಡ್ಡವನು ಅವನನ್ನು ನಂಬುತ್ತೇನೆ ಎಂದ ಇನ್ನೊಬ್ಬ ಹೇಳ್ದ ಭಗವಂತನಿಗಿಂತ ಅವನ ಭಕ್ತರೇ ದೊಡ್ಡವರು ಅವರಿಗೆ ನಾನು ಸೇವೆ ಮಾಡ್ತೇನೆ ಅಂತ ಚಿಕ್ಕ ವಯಸ್ಸಿನಿಂದ ಅನಾದೃತ ಸುತಂಗೇಹಿ ಪುರುಷಂನ ಅಭಿನಂದತಿ ಒಂದು ಮನೆಗೆ ಹೋಗ್ತೀರಿ ಆ ಮನೆಯವರ ಕೈಯಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ತಗೊಂಡ್ಬರಬೇಕು ಒಂದು ಫಂಕ್ಷನ್ಗೆ ಅಂತ ಹೊರಟಿರ್ತೀರಿ ಆ ಮನೆ ಯಜಮಾನನ ಮಗು ಬೆಳಿಗ್ಗೆ ಇನ್ನೂ ತಾಯಿ ಸ್ನಾನ ಮಾಡಿಸಿರೋದಿಲ್ಲ ಅಂಗಿಯನ್ನು ಹಾಕೊಳ್ಳದೆ ಬೀದಿಯಲ್ಲಿ ಓಡಾಡ್ತಾ ಮಣ್ಣು ಹುಡಿಯಲ್ಲಿ ಬಿದ್ದು ಕಲ್ಲೆಡವಿ ಬಾಯಿದ ಬಂದು ಮೈಯೆಲ್ಲ ಕೊಳೆಯಾಗಿರುತ್ತೆ ಗರಿ ಗರಿ ಇಸ್ತ್ರಿ ಮಾಡಿದ ಬಟ್ಟೆ ಸಮೇತ ಯಜಮಾನ್ ಹತ್ರ ಐವತ್ತು ಸಾವಿರ ರೂಪಾಯಿ ಕೇಳಬೇಕು ಅಂತ ಬಂದಿರೋ ನಿಮಗೆ ಅಯ್ಯೋ ಮಗು ಬಿದ್ದು ಬಿಡ್ತಲ್ಲ ಅದು ಮಗವಾದ್ರೂ ಆಗಲಿ ಅಂತ ಅದನ್ನ ಎತ್ಕೊಂಡು ಅಳಬೇಡ ಕಂಡ ಅಂತ ನಿಮ್ಮ ಗರಿಗರಿಯ ಬಟ್ಟೆಯಿಂದ ಬಾಯನ್ನೆಲ್ಲ ಒರೆಸಿ ಧೂಳನ್ನೆಲ್ಲ ಕೊಡುವಿ ಸೊಂಟದಲ್ಲಿ ಎತ್ತುಕೊಂಡು ಯಜಮಾನರಿದ್ದಾರೆಯೇ ಅಂತ ಬಾಗಿಲಿಗೆ ಬಂದ್ರೆ ಬಾಗಲ್ ತರ ಯಜಮಾನ ಹೇಳ್ತಾನೆ ಎಲ್ಲ ಇವನು ಬಟ್ಟೆಯನ್ನು ನೋಡಲಿಲ್ಲ ತನ್ನ ಸ್ಥಿತಿ ನೋಡಲಿಲ್ಲ ನನ್ನ ಮಗುವನ್ನೆಷ್ಟು ಪ್ರೀತಿ ಮಾಡ್ತಾನಲ್ಲ ಅಂತ ಅವರ ಐವತ್ ಸಾವಿರ ಕೇಳಿದ್ರೆ ಒಂದು ಲಕ್ಷವನ್ನು ಕೊಡುವಂತೆ ಭಗವಂತ ತನ್ನ ಭಕ್ತರನ್ನ ಆಧರಿಸುವವರನ್ನು ಕಂಡರೆ ತನ್ನ ಹೃದಯವನ್ನೇ ಕೊಟ್ಟು ಬಿಡ್ತಾನೆ ಇದು ಭಾಗವತ ಭಕ್ತಿ ವಿಶೇಷ ಭಕ್ತಿ ಅದನ್ನ ಶತ್ರುಘ್ನಲ್ಲಿ ಕಾಣಬೇಕು ತಾವು ರಾಮಾಯಣದಲ್ಲಿ ತೀರ ಸಣ್ಣ ಪಾತ್ರ ಶತ್ರುಘ್ನ ಇದನ್ನು ನಮ್ಮಾಳ್ವಾರರು ಪೈಲುಂ ಸುಡರೊಳಿ ಮೂರ್ತಿಯ ಈ ನಡುಮ ಆರ್ಕಡಿಮೈ ಈ ಎರಡು ದಶಕಗಳು ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ ಆಳ್ವಾರ್ ಪಾತ್ರಗಳು ಹೇಗಿರ್ತವೆ ರಾಮಾಯಣ ತತ್ವಾರ್ಥ ಪ್ರಬೋಧಕವಾದದ್ದು ಬರೀ ಕಥೆಯಲ್ಲ ತತ್ವ ಹೇಳುವುದು ನಾಕ್ ಇಟ್ಕೊಳ್ತೇವೆ ಅಂದ್ರೆ ಇದು ಬೇರೆ ಸಾಹಿತ್ಯದಲ್ಲಿ ಸಿಕ್ಕೋದಿಲ್ಲ ಕುತರ್ಕ ವಿತರ್ಕ ಮಾಡಿದವರು ಶರಣಾಗತಿ ಮಾಡಿಬಿಟ್ಟು ಶತ್ರುಘ್ನ ಪಾತ್ರವನ್ನು ಕೇಳಿ ಅಯೋಧ್ಯಾಕಾಂಡದ ಮೊದಲ ಶ್ಲೋಕದಲ್ಲಿ ಶತ್ರುಘ್ನಿಗೆ ಅಪರೂಪದ ವಿಶೇಷಣ ಆಗ್ತಾರೆ ಅದನ್ನು ಹೇಳುವಾಗ ನಾಳೆ ವಿಸ್ತಾರ ಮಾಡುತ್ತೇನೆ ಇಲ್ಲಿ ರಾಮಸೀತೆಯರು ಹನ್ನೆರಡು ವರ್ಷ ಸುಖದಿಂದ ದಶರಥನ ಅರಮನೆಯಲ್ಲಿದ್ದರೂ ಅಲ್ಲಿಗೆ ನಿಲ್ಲಿಲ್ಲ ದಶರಥನಿಗೆ ರಾಮನನ್ನು ಕಂಡ್ರೆ ವಿಶೇಷವಾದ ಪ್ರೀತಿ ಸೊಸೆಯನ್ನು ಕಂಡ್ರೆ ಇನ್ನೂ ವಿಶೇಷವಾದ ಪ್ರೀತಿ ಎಲ್ಲೋ ಹುಟ್ಟಿದ ಹೆಣ್ಣು ಮಗಳು ನನ್ನ ಮಗನನ್ನು ನಂಬಿಕೊಂಡು ಬಂದಿದ್ದಾಳೆ ಅವಳು ನೊಂದುಕೊಂಡಿರಬಾರದು ಚೆನ್ನಾಗಿರಬೇಕು ಯಾವನೇ ತಂದೆ ಮಗನ ಮೇಲಿರೋ ಪ್ರೀತಿಗಿಂತ ಸೊಸೆ ಮೇಲೆ ಪ್ರೀತಿ ಹೆಚ್ಚಿಟ್ಟಿರ್ತಾರೆ ರಾಮಾಯಣ ಬೋಧಿಸ್ತಾ ಇದೆ ರಾಮನಿಗೂ ಸೀತೆಯಲ್ಲಿ ಪ್ರೀತಿ ಹೆಚ್ಚಾಯಿತು ಕಾರಣ ಏನು ಅಂದ್ರೆ ನಮ್ಮ ಅಪ್ಪನಿಗೆ ಸರಿಯಾದ ಸೊಸೆ ಅಂತ ಕಾರಣ ಕೊಡ್ತಾರೆ ದಾರಾಪ್ಯಚಕೃತ ಇತಿ ಸ್ವಯಂಭೂರಿವ ಭೂತಾನಾಂ ಬಭೂವ ಗುಣವತ್ತರ ರಾಮಸ್ತೋ ಅಯ್ಯೋ ಅಂದ್ರು ವಾಲ್ಮೀಕಿ ಬರೆಯೋಕ್ ಬರೋದಿಲ್ಲ ಕೈ ಹಾಕಿ ಬರೀಲಿ ರಾಮನು ಸುಖವಾಗಿದ್ದ ಅಂದ್ರು ತೂ ಶಬ್ದ ಹಾಕಿದ್ರು ತೂ ಸಂಸ್ಕೃತದಲ್ಲಿ ತೂ ಅಂದ್ರೆ ವ್ಯಾವೃತ್ತಿ ಹಿಂದೆ ಹೇಳಿದ್ದಂತ ತಳ್ಳಿ ಹಾಕಿದ ದಶರಥ ಸುಖವಾಗಿದ್ದ ಅದೇನಿಲ್ಲ ರಾಮಸ್ತು ಸೀತೆಯ ಸಾರ್ಧಂ ವಿಜಹಾರ ಬಹುನ್ ಋತೂನ್ ಅನೇಕ ಋತುಗಳ ಕಾಲ ರಾಮ ಸೀತೆಯ ಜೊತೆಯಲ್ಲಿ ಸುಖವಾಗಿದ್ದ ಋತುಗಳ ಲೆಕ್ಕಾಚಾರ ಇದೆಲ್ಲರೂ ಉಂಟೆ ಸ್ವಾಮಿ ನೀವು ಈ ಊರಿಗೆ ಬಂದ ಎಷ್ಟು ಅಂತ ಕೇಳಿದ್ರೆ ಮೂರು ದಿವಸ ಆಗಿದ್ರೆ less than ten days fifteen days ಇದ್ರೆ ಎರಡು ದಿವಸ ಮೂರು ದಿವಸ ಹದಿನೈದು ದಿವಸ ಆಗಿದ್ರೆ ಒಂದು ಪಕ್ಷ ಆಯಿತು ಅಥವಾ ತಿಂಗಳಾಯಿತು ಅಯ್ಯೋ ಹತ್ತು ವರ್ಷದಿಂದ ಇಲ್ಲೇ ಇದ್ದೇವೆ ಅಂತಾರೆ ಕೆಲವರು ದೀರ್ಘಕಾಲವನ್ನು ವರ್ಷದಲ್ಲಿ ನಡೀತೀರಿ ರಾಮ ಸೀತೆಯರು ಸುಖವಾಗಿದ್ದ ಕಾಲ ಎಷ್ಟು ಬರೇ ಹನ್ನೆರಡು ವರ್ಷ ವಾಲ್ಮೀಕಿ ಹೇಳಿದರು ಇಷ್ಟು ಸಣ್ಣ ಅಂಕೆಯನ್ನು ಬರೆಯುವುದಕ್ಕೆ ಕೈ ಬರ್ತಾ ಇಲ್ಲ ಉಳಿದದ್ದೆಲ್ಲ ಕಷ್ಟವಾಯಿತು ಅವರ ಜೀವನದಲ್ಲಿ ಈ ಹನ್ನೆರಡು ಎಂಬ ಅಂಕೆಯನ್ನು ಹೇಗಾರು ಮಾಡಿ ದೊಡ್ಡದು ಮಾಡಬೇಕು ಅದನ್ನು ಆರರಿಂದ ಗುಣಾಕಾರ ಮಾಡಬೇಕು ಋತುಗಳಿಂದ ಗುಣಾಕಾರ ಮಾಡಬೇಕು ಹನ್ನೆರಡಾಗಲಿ ಎಪ್ಪತ್ತೆರಡು ಅಷ್ಟಾರು ಆಗಲಿ ಅಂತ ವಿಜಹಾರ ಬಹೂನ್ ಋತೂನ್ ಮನಸ್ವಿ ತದ್ಗತಮನ ನಿತ್ಯಂ ಹೃದಯ ಸಮರ್ಪಿತ ಈಗೊಂದು ಪ್ರಶ್ನೆ ಕೊನೆಯಲ್ಲಿ ಹೋಮ್ವರ್ಕ್ ನಿಮಗೆ ರಾಮ ಸೀತೆಯನ್ನ ಪ್ರೀತಿ ಮಾಡಿದ್ದು ಹೆಚ್ಚೋ ಸೀತೆ ರಾಮನನ್ನು ಪ್ರೀತಿ ಮಾಡಿದ್ದು ಹೆಚ್ಚೋ ಯಾರ ಪ್ರೀತಿ ಯಾರ ವಿಷಯದಲ್ಲಿ ಹೆಚ್ಚಾಗಿತ್ತು ವಿವಾಹವಾಗಿದ್ದವರು ನಿಮ್ಮ ನಿಮ್ಮ ಅನುಭವ ನೆನೆಕೊಂಡು ದಯವಿಟ್ಟು ಒಪ್ಪಿಸಿ ಪಾಠವನ್ನು ನೋಡೋಣ ಹೆಂಡತಿ ಗಂಡನನ್ ಪ್ರೀತಿ ಹೆಚ್ಚು ಮಾಡ್ತಾಳೆಯೋ ಗಂಡ ಹೆಂಡತಿನ ಪ್ರೀತಿ ಹೆಚ್ಚು ಮಾಡ್ತಾರೆಯೋ ಕೆಲವರು ಹೇಳ್ತಾರೆ ಇದೆಲ್ಲ ಗೊತ್ತಿಲ್ಲ ಅವರಷ್ಟು ಅವರು ನಮ್ಮಷ್ಟು ನಾವು ಮನೆಯಲ್ಲಿ ಎರಡು ಮೂಲೆ ಇರುತ್ತೆ ಅದು ಒಂದು ಪಂಜರ ಇದು ಒಂದು ಪಂಜರ ಆ ಸಂಸಾರದಲ್ಲಿ ಸುಖ ಇರುವುದಿಲ್ಲ ಇಲ್ಲಿ ಹೇಳ್ತಾರೆ ಮನಸ್ವೀ ತನ್ನ ಮನಸ್ಸನ್ನೇ ಸೀತಾದೇವಿ ಕೊಟ್ಟು ಬಿಟ್ಟ ರಾಮಚಂದ್ರ ಇನ್ನೇನು ಉಳಿಲಿಲ್ಲ ಅದು ಒಂದೇ ಶಬ್ದ ಹೇಳಿ ಮುಗಿಸ್ಬಿಟ್ಟಲ್ಲ ಸಂಕಟವಾಯಿತು ತದ್ಗತಮನಾಹ ಮನಃ ಅದೇ ಅರ್ಥವನ್ನು ಇನ್ನೂ ಶಬ್ದದಲ್ಲಿ ಹೇಳ್ತಾರೆ ಮನಸ್ವಿ ತದ್ಗತ ತೃಪ್ತಿ ಆಗಲಿಲ್ಲ ನಿತ್ಯಂ ಹೃದಯ ಸಮರ್ಪಿತ ರಿಪೀಟ್ ಮಾಡ್ತಾ ಇದ್ದಾರೆ ಆ ರಾಮನೇ ಸೀತೆಯನ್ನು ತುಂಬಾ ಪ್ರೀತಿ ಮಾಡಿದ ಎಷ್ಟು ಮಟ್ಟಿಗೆ ಪ್ರೀತಿ ಮಾಡಿದ ಅಂದ್ರೆ ಪ್ರಿಯಾತು ಸೀತಾರಾಮಸ್ಯ ರಾಮ ಸೀತೆಯಲ್ಲಿ ರೂಪ ನೋಡಿದನೆ ಗುಣವನ್ನು ನೋಡಿದನೆ ಐಶ್ವರ್ಯ ನೋಡಿದನೆ ಕುಲವನ್ನು ನೋಡಿದನೆ ಯಾವ ಕಾರಣಕ್ಕಾಗಿ ಸೀತೆಯನ್ನ ಅಷ್ಟೊಂದು ಪ್ರೀತಿ ಮಾಡಿದ ಅಂತ ಕೇಳಿದ್ರೆ ದಾರಾಹ ಪಿತೃಕೃತ ಇತಿ ನಮ್ಮಪ್ಪ ಒಪ್ಪಿ ಸೊಸೆಯಂತ ಅಂತ ಕರ್ಕೊಂಬಂದು ಮದುವೆ ಮಾಡಿಸಿದ್ದು ಇದು ಸುಳ್ಳು ರಾಮ ಹೇಳಿದ್ದು ಇವನು ಬಿಲ್ಲು ಮುರಿದದ್ದು ಅದರಿಂದ ಸೀತೆ ಬಂದದ್ದು ಕ್ರೆಡಿಟ್ ಮಾತ್ರ ದಶರಥನಿಗೆ ಯಾತಕ್ಕೆ ಅಂದ್ರೆ ಇಲ್ಲಿ ದಶರಥ ನೀ ಬಿಲ್ ಮುರಿದು ಸರಿ ಬೇಕಾದ್ರೆ ಡ್ಯಾಮೇಜ್ ಕೊಡೋಣ ಆದರೆ ಹುಡುಗಿ ನಮಗೆ ತಕ್ಕವಳಲ್ಲ ಅಂದ್ರೆ ಖಂಡಿತವಾಗಿ ರಾಮಚಂದ್ರ ಬಿಟ್ಬಿಡ್ತಿದ್ದ ಸೀತಾದೇವಿಯನ್ನು ಆ ತಂದೆ ಅಂದ್ರೆ ಎಷ್ಟು ಪ್ರೀತಿ ತಂದೆಯ ಸ್ಥಾನ ತಂದೆಗೆ ವಿವಾಹ ಪೂ ಮದುವೆ ಆದ ಮೇಲೆ ಹೆಂಡತಿ ಕೊಡಬೇಕಾದ ಪ್ರೀತಿ ಕೊಡೋದ್ರ ವಂಚನೆ ಇಲ್ಲ ಹಾಗಿದ್ರೆ ಕೊನೆಗಳಿಗೆ ತನಕ ಅಪ್ಪನನ್ನು ಕೇಳೆ ಸೀತೆ ಜೊತೆಯಲ್ಲಿರ್ತಿದ್ದ ಅಂತ ಹೆಣ್ಣೆ ಪುಸ್ತಕ ಅಂತ ಹಾಗೆ ಅರ್ಥ ಮಾಡಬೇಡಿ ಆ ಮನೆಯಲ್ಲಿ ದಶರಥನಿಗೆ ಎಷ್ಟು ಪೂಜ್ಯತೆ ದೇವರಂತೆ ಅಂದ್ರೆ ಮನೆಗೆ ಬಂದು ಸೊಸೆ ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಅದರಿಂದ ಅವನು ಇವಳಲ್ಲಿ ತುಂಬಾ ಪ್ರೀತಿವಂತನಾಗಿದ್ದಾನೆ ಯಾರಿಗೂ ಕಾಣದೆ ರಾಮನಿಗೂ ಕಾಣದೆ ಹಬ್ಬ ಹರಿದಿನ ಬಂದ್ರೆ ಕೂಡಿಸಿಟ್ಟ ಏಕಾಂತ ಬೊಕ್ಕಸ ಪ್ರೈವೇಟ್ ಟ್ರಸ್ಟ್ನಿಂದ ಎಷ್ಟು ಹಣವನ್ನು ಕೊಟ್ಟಿದ್ನು ಸೀತಾದೇವಿಗೆ ವನವಾಸಕ್ಕೆ ಹೋಗುವಾಗ ಸೀತಾದೇವಿಗೆ ಸುಮಂತನಿಗೆ ಹೇಳ್ತಾನೆ ಇವಳು ನಮ್ಮ ಮನೆ ಸೊಸೆಯಪ್ಪ ಅವನಿಗೆ ನಾರು ಮುಡಿ ಉಡಿಸಿದ್ದಾಳೆ ನನ್ನ ಹೆಂಡತಿ ಪಾಪಿ ಆದರೆ ಇವಳು ಮಾತ್ರ ಹದಿನಾಲ್ಕು ವರ್ಷಕ್ಕೆ ಒಂದು ದಿವಸಕ್ಕೆ ಎಷ್ಟು ಸಲ ರೇಷ್ಮೆ ಸೀರೆ ಬದಲಾಯಿಸ್ತಾಳೆಯೋ ವರ್ಷಾಣ್ಯೇತಾನಿ ಸಂಖ್ಯಾಯ ಎಣಿಸಿ ಎಣಿಸಿ ಅಷ್ಟೊಂದು ರೇಷ್ಮೆ ಸೀರೆಗಳನ್ನ ಲಕ್ಷ್ಮಣ ಹೊತ್ಕೊಂಡು ಹೋಗಿ ಕೊಡಲಿ ಕೊಡು ಎಂಬುದಾಗಿ ಸುಮಂತನಿಗೆ ಹೇಳ್ತಾನೆ ಆ ಸೀತಾದೇವಿ ಚೆನ್ನಾಗಿರಬೇಕು ಮಗ ನಾರಮಡಿ ಉಟ್ಕೊಳ್ಳಿ ನಮ್ಮ ಸೊಸೆ ಚೆನ್ನಾಗಿರಬೇಕು ಅವಳು ರೇಷ್ಮೆ ಉಡಬೇಕು ಅವಳು ಉಂಡು ಉಟ್ಟು ಹರಿಸಿ ನನ್ನ ಮನೆ ಚೆನ್ನಾಗಿರಲಿ ಅಂತ ಹೇಳಬೇಕೆ ಹೊರತು ಕಣ್ಣೀರು ಹಾಕಬಾರದು ಅಷ್ಟು ಪ್ರೀತಿ ರಾಮಚಂದ್ರನಿಗೆ ಸೀತಾದೇವಿ ಇವನಿಗೆ ದಶರಥನಿಗೆ ಕೊನೆಯಲ್ಲಿ ಅಗ್ನಿ ಪ್ರವೇಶ ಸಂದರ್ಭದಲ್ಲಿ ಅನಾಹುತ ನಡೆದಾಗಲೂ ಅಲ್ಲಿಂದ ಓಡಿ ಬಂದು ಮೊದಲು ಸೀತಾದೇವಿಯನ್ನ ಕಂಡು ಅವಳ ಕಣ್ಣನ್ನು ಒರೆಸಿ ತಾಯಿ ನನ್ನ ಮನೆ ಸೊಸೆ ನೀ ಅಳಬಾರದು ನೀನು ಶುದ್ಧವಾಗಿದ್ದೀಯ ಅಂತ ಲೋಕಕ್ಕೆ ಗೊತ್ತಾಗಲಿ ಅಂತ ನನ್ನ ಮಗ ಈ ಪರೀಕ್ಷೆ ಮಾಡಿದನಮ್ಮ ಉಪೇಕ್ಷೆ ಮಾಡಿದ ನೀ ಬೆಂಕಿಯಲ್ಲಿ ಬಿದ್ದರೆ ಸಂತೋಷ ಅಂತ ತಿಳ್ಕೋಬೇಡ ಮೊದಲನೇ ಸಮಾಧಾನವನ್ನು ದಶರಥ ಹೇಳಿದ ಸೀತಾದೇವಿಗೆ ಆಮೇಲೆ ಇಂದ್ರಾದಿ ದೇವತೆಗಳು ಈ ಕೌಟುಂಬಿಕ ಸಂಬಂಧದಲ್ಲಿ ದಶರಥ ಎಷ್ಟು ಪುಣ್ಯವಂತ ಅಂತ ತೋರಿಸ್ತಾ ಇದ್ದಾರೆ ಅಲ್ಲಿಂದ ಮುಂದಕ್ಕೆ ಗುಣದಿಂದ ರೂಪದಿಂದ ಈ ಪ್ರೀತಿ ಇನ್ನಷ್ಟು ಮತ್ತೆ ಮತ್ತೆ ಬೆಳೀತಾ ಹೋಯಿತು ರಾಮನ ಕಡೆಯಿಂದ ಪ್ರೀತಿ ಹೇಳಿದ್ರಲ್ಲ ಸೀತಾದೇವಿ ಕಡೆಯಿಂದ ಹೇಳಲಿಲ್ವಲ್ಲ ಯಾಕೆ ಹೇಳಲಿಲ್ಲ ತಸ್ಯಾಶ್ಚ ಭರ್ತಾ ದ್ವಿಗುಣಂ ಹೃದಯೇ ಪರಿವರ್ತತೆ ಒಂದೇ ಮಾತು ಹೇಳಿಬಿಟ್ರು ರಾಮ ಸೀತೆಯನ್ನು ಎಷ್ಟು ಪ್ರೀತಿ ಮಾಡಿದನೋ ಅದಕ್ಕೆ ಎರಡರಷ್ಟು ಪ್ರೀತಿಯನ್ನು ಸೀತಾದೇವಿ ರಾಮನಲ್ಲಿ ಮಾಡಿಬಿಟ್ಲು ಹಾಗಿದ್ರೆ ರಾಮ ಎಷ್ಟು ಮಾಡಿದ ಸೀತಾದೇವಿ ಮಾಡಿದ್ದಕ್ಕಿಂತ ಎರಡು ಪಟ್ಟು ಹಾಗಿದ್ರೆ ಸೀತಾದೇವಿ ರಾಮನಿಗಿಂತ ಎರಡು ಪಟ್ಟು ಇದು ಹೋಮ್ ವರ್ಕ್ ಬೆಳ್ಳನ್ ಬೆಳಗು ಬರ್ಕೊಂಡು ಬನ್ನಿ ಇದು ಮುಗೀತೇ ನೋಡಿ ತಯಾಸರಾಜ ಋಷಿ ಸುತೋಭಿರಾಮಯ ಬಾಲಕಾಂಡದ ಮಂಗಳ ಶ್ಲೋಕ ವಿವಾಹದಲ್ಲಿ ಈ ಶ್ಲೋಕವನ್ನು ಮೊದಲು ಮುದ್ರಿಸಿ ನಮ್ಮಲ್ಲಿ ಹಂಚುವ ಪದ್ಧತಿ ಉಂಟು ಇವನು ರಾಜರ್ಷಿ ಪುತ್ರ ಉತ್ತಮ ರಾಜಕನ್ಯೆಯ ಅವಳು ಉತ್ತಮ ರಾಜನ ಕನ್ಯೆ ಇವನು ರಾಮ ಅವಳು ಅಭಿರಾಮೆ ಅತೀವ ರಾಮ ಶುಶುಭೇತಿ ಕಾಮಯ ವಿಭುಶ್ರಿಯ ವಿಷ್ಣು ಅಮರೇಶ್ವರ ಈ ಜೋಡಿ ಹೇಗೆ ಸೌಖ್ಯವಾಗಿದ್ದರು ಅಂದ್ರೆ ಉದಾಹರಣೆ ಕೊಡೋದಕ್ಕೆ ಇನ್ನೊಂದು ಉಪಮಾನವಿಲ್ಲ ಮಹಾವಿಷ್ಣು ಲಕ್ಷ್ಮೀ ಜೊತೆಯಲ್ಲಿ ಎಷ್ಟು ಸೌಖ್ಯವಾಗಿದ್ದನೋ ಹಾಗೆ ಸೌಖ್ಯವಾಗಿದ್ದರು ಎಂಬಲ್ಲಿಗೆ ಲವಕುಶರು ರಾಮಚಂದ್ರ ಸ್ವಾಮಿ ಶಿವಮೇಧ ಮಂಟಪದಲ್ಲಿ ಮಂಗಳವನ್ನು ಮಾಡುತ್ತಿದ್ದಾರೆ ಅಯೋಧ್ಯಾಕಾಂಡದ ಮೊದಲ ಶ್ಲೋಕ ಒಂದು ಹೇಳಿ ಬಿಟ್ಟು ಹೋಂವರ್ಕ್ ನಾಳೆ ಗಚ್ಚತಾ ಮಾತುಲಕುಲಂ ಹೇಳಿ ನೋಡೋಣ ಗಚ್ಚತಾ ಮಾತುಲಕುಲಂ ಭರತೇನ ಮಹಾತ್ಮನಃ ಹೇಳಿ ಶತ್ರುಘ್ನೋ ನಿತ್ಯ ಶತ್ರುಘ್ನ ನೀತಃ ಅಪ್ರೀತಿ ಪುರಸ್ಕೃತ ಗಚ್ಚತಾ ಮಾತುಲಕುಲಂ ಭರತೇನ ಮಹಾತ್ಮನಃ ಶತ್ರುಘ್ನೋ ನಿತ್ಯ ಶತ್ರುಘ್ನೋ ನೀತಃ ಪ್ರೀತಿ ಪುರಸ್ಕೃತಃ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಗೋ ಬ್ರಾಹ್ಮಣೇಭ್ಯ ಶುಭಮಸ್ವ ನಿತ್ಯಂ